नित्यनिर्मलस्फटिकाकृतिम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्मि व्यासम् वसिष्ठनप्तारम् शक्ते पौत्रमकल्मषम् पराशरात्मजम् वन्दे सुखतातन्तपोनिधिम् सम्यग्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धेः फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपधिरोन्मत्तम् तमोभूतम् जगद्भवेत् यदि ज्ञानहुताशेन त्वया हनोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नामिनि हतन्तमः वेततोत्रैकपाणये ज्ञानमुद्राय कृष्णाय गीतामृतदे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवजः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोऽष्टपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किम् तस्य पुष्करजलैर्विषेचनेन यो कोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरदर्षभ इतिहास्य तदन्यत्र यन्नेह महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣಕಟ ಜಯಧ್ವಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ಘೋರಮಕರ ದುರ್ಯೋಧನಾವರ್ತಿನಿ ಸ್ವಕೀರ್ಣ ಖಲು कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಇಂದು ಪ್ರಾರಂಭದಲ್ಲಿ ನಿಮಗೆ ಹಿತವಾಗುವ ಒಂದು ಸಮಾಚಾರ ಮತ್ತು ಒಂದು ಕಾರ್ಯಕ್ರಮ ಬಹುದಿನಗಳಿಂದ ಬೇಡಿಕೆಯಲ್ಲಿದ್ದ ಒಂದು ಗ್ರಂಥ ಎರಡು ಮೂರು ಮುದ್ರಣ ಆಗಿದ್ದು ನಾಲ್ಕನೇ ಮುದ್ರಣ ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಬಹಳ ಜನ ಕೇಳ್ತಾ ಇದ್ದ ಗ್ರಂಥವನ್ನ ಇವತ್ತು ನಮ್ಮ ಪ್ರಕಾಶಕರು ಅದನ್ನು ಹುಬ್ಬಳ್ಳಿಯಿಂದ ಕಳಿಸಿದ್ದಾರೆ ಇನ್ನೊಂದು ಗ್ರಂಥ ಮೂರನೇ ಮುದ್ರಣ ಮಾತೆ ಕುಂತಿ ಕಂದೆರೆದಾರ ಆತ್ಮಚರಿತ್ರೆ ಗ್ರಂಥ ಅದು ಹೆಚ್ಚು ವೇಳೆ ಹೋಗದೆ ಅಲ್ಲಿಂದ ನಾನೇ ಬಿಡುಗಡೆ ಮಾಡಿ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಈ ಎರಡೂ ಗ್ರಂಥಗಳನ್ನು ಇವತ್ತು ಸ್ವಲ್ಪ ರಿಯಾಯಿತಿ ಬೆಲೆಯಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ ಕೆಲವು ಪ್ರತಿಗಳನ್ನು ಮಾತ್ರ ತರಿಸಿದ್ದಾರೆ ಅಂತ ಕಾಣುತ್ತೆ ನೀವು ಅವಸರ ಮಾಡಬೇಕು ಇಲ್ಲದಿದ್ದರೆ ಪ್ರತಿಗಳು ಮತ್ತೆ ಅವರು ಕಳಿಸೋ ತನಕ ಕಾಯಬೇಕು ನಿಮ್ಮೆಲ್ಲರ ಅರ್ಪಣೆಯನ್ನು ಬಿಡು ಪಡೆದು ಈಗ ಗ್ರಂಥದ ಲೋಕಾರ್ಪಣೆ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರು ಪಡೆದುಕೊಳ್ಳಬೇಕು ಇದು ಸ್ವಲ್ಪ ಕಡಿಮೆ ಬೆಲೆಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕಡಿಮೆ ಬೆಲೆಗೆ ಸಿಗ್ತದೆ ಇನ್ನೊಂದು ಪುಸ್ತಕ ಹೋದ ಮುದ್ರಣಕ್ಕಿಂತ ತುಂಬ ಚೆನ್ನಾಗಿ ಒಳ್ಳೆ ಬೈಂಡ್ ಹಾಕಿ ನಮ್ಮ ಶ್ರೀನಿವಾಸೇನವರು ಮೆಚ್ಚಿಕೊಳ್ಳುವಂತೆ ಬಂದಿರುವ ಗ್ರಂಥ ಅದು ಸರಸ್ವತಿ ಮಾತೆ ಪಂಜರದಾಗ ಶ್ರೀನಿವಾಸ ಏನವರು ಪಡೆದುಕೊಳ್ಳಬೇಕು ಒಂದು ಪ್ರತಿ ಇನ್ನೊಂದು ಕಷ್ಟದ ಕೆಲಸ ನಿನ್ನೆ ನಮಗೇನೋ ಸಭೆ ತುಂಬಿದ ಹಾಗೆ ಕಾಣಿಸ್ತು ಆದರೂ ನಿನ್ನೆ ಕೆಲವರು ಬರಲಿಲ್ಲ ಅಯ್ಯೋ ನಾನು ಬರಲಿಲ್ಲ ನೀವು ನಿನ್ನೆ ಕಥೆ ಬಹಳ ತನಕ ಕೀಚ್ಕನ್ ತನಕ ಹೇಳಿಬಿಟ್ಟಿದ್ದೀರಲ್ಲ ಅಂತ ಬಹಳ ಜನ ಫೋನ್ ಮಾಡಿದರು ಅದಷ್ಟನ್ನು ಮತ್ತೆ ಹೇಳುವುದೇ ಕಷ್ಟದ ಕೆಲಸ ಮೂರು ದಿವಸದ ಪ್ರವಚನದ ಭಾಗದಷ್ಟು ಹಿಂದೆ ಉಳ್ಕೊಂಡಿದ್ದೇವೆ ನಳಚರಿತ್ರೆ ದುರ್ವ ಸಾತಿಥ್ಯ ಯಕ್ಷಪ್ರಶ್ನೆ ಒಂದೊಂದು ಒಂದೊಂದು ದಿವಸ ಕಾರ್ಯಕ್ರಮ ಎಳೆದುಕೊಂಡದ್ರಿಂದ ಅದನ್ನು ನಾವು ಹೇಗಾದರೂ ಮಾಡಿಕೊಳ್ಳಬೇಕು ಅಂತಿರುವಷ್ಟರಲ್ಲಿ ಹಿಂದಿನದನ್ನು ಮತ್ತೆ ಹೇಳಿ ಅಂದರೆ ಸಾಧ್ಯ ಕೆಲಸ ಸ್ವಲ್ಪ ಮುಟ್ಟುತ್ತೇನೆ ಇನ್ನೊಂದು ಎಂಟನೇ ತಾರೀಕು ಗುರುವಾರದ ದಿವಸ ಈ ಕರ್ನಾಟಕ ಬಂದ್ ಅಂತ ಒಂದು ಹೇಳಿದ್ದಾರೆ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಅಂತ ಇದೆ ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗಲಿಕ್ಕಿಲ್ಲ ನಮ್ಮ ಸಹಾನುಭೂತಿಯೂ ಉಂಟು ರಾಜ್ಯದ ಸಮಸ್ಯೆ ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಹನ್ನೆರಡು ಗಂಡಾಂತರ ಇದೆ ಅವ್ರನ್ನ ಹದಿನೆಂಟಕ್ಕೆ ಮಾಡಿ ಅಂತ ಹೇಳಬೇಕು ಯಾಕೆಂದ್ರೆ ಹದಿನೆಂಟು ಅಂದ್ರೆ ಮಹಾಭಾರತ ಕರ್ನಾಟಕ ತಮಿಳುನಾಡು ನಡುವೆ ನಡೀತಾ ಇರುವ ಮಹಾಭಾರತ ಅದು ಹದಿನೆಂಟನೇ ತಾರೀಕಿಗಾದ್ರೆ ಹದಿನೆಂಟಕ್ಕೆ ಅರ್ಥ ಬರ್ತದೆ ಇದು ಶ್ರೇಯಾಂಶಿ ಬಹುವಿಜ್ಞಾನಿ ಹೇಳ್ತೇವೆ ಆದರೆ ಮಹಾಭಾರತಕ್ಕೆ ವಿಘ್ನಗಳು ಬಹಳ ಹೆಚ್ಚು ಅನೇಕ ಕಡೆ ನಾವಾಗಿಯೇ ವಿಘ್ನ ಮಾಡಿ ಒಂದು ಪರ್ವ ಎರಡು ಪರ್ವ ಹೇಳಿ ನಾವೇ ನಿಲ್ಲಿಸಿಬಿಟ್ರೆ ಪರಿಹಾರವಾಗುತ್ತೆ ಅಖಂಡವಾಗಿ ಹೇಳಬೇಕು ಅಂತ ಹೋದ್ರೆ ಬಹಳ ತೊಂದರೆಗಳು ಬರುವುದುಂಟು ಗುಡ್ಡದಲ್ಲಿ ಹೋದ ವರ್ಷ ಉದ್ಯೋಗ ಪರ್ವ ಪ್ರವಚನ ಮಾಡಿದೆ ಈ ವರ್ಷ ಆಗೋದಿಲ್ಲ ಅಂತ ನಾನೇ ಹೇಳಬೇಕಾಯಿತು ದೂರ ಓಡಾಡೋದು ಮಾಡೋದು ಈಗ ಎರಡನೇ ವರ್ಷದಲ್ಲಿ ವಿರಾಟ್ ಪರ್ವ ಮತ್ತು ಉದ್ಯೋಗ ಪರ್ವ ಎರಡನ್ನೂ ಕೂಡಿಸಿ ಮೈಸೂರಿನಲ್ಲಿ ವಿಜಯ ವಿಠಲ ಕಾಲೇಜ್ ಮೈದಾನದಲ್ಲಿ ದೊಡ್ಡದಾಗಿ ಏರ್ಪಾಡು ಮಾಡಿದವು ಅಲ್ಲಿ ಅವರು ಏರ್ಪಡಿಸಿದ್ದ ಒಂದು ಪೇಪರ್ ಮ್ಯಾಶ್ ಕೃಷ್ಣನ ಅದ್ಭುತ ವಿಗ್ರಹ ಅದು ಸಂಯೋಜಕರ ಅಚಾಚುರ್ಯದಿಂದ ಒಂದು ದಿವಸ ಒಡೆಯಿತು ಜನ ಹತ್ತು ಬಿಟ್ರು ಅದರ ಮಾರನೇ ದಿವಸ ಎರಡು ದಿವಸ ನಾನು ಆಸ್ಪತ್ರೆಯಲ್ಲಿರಬೇಕಾಯಿತು ಡಿಹೈಡ್ರೇಷನ್ ಪ್ರಾಬ್ಲಮ್ ಹೋಮ ಗೀಮ ನಡೆದು ಇದನ್ನ ಯಾಕೆ ನಡೆಸ್ಕೊಳ್ತೇನೆ ಅಂದರೆ ಮಹಾಭಾರತ ಅಂದರೆ ವಿಘ್ನಗಳು ಬಹಳ ಬರ್ತವೆ ಸಾಮಾನ್ಯವಾಗಿ ಬರ್ತವೆ ಏನೇ ಕಾರಣದಿಂದ ಬರ್ಬೋದು ಕ್ಷುಲ್ಲಕ ಕಾರಣ ಇರ್ಬೋದು ಪ್ರಾಮಾದಿಕ ಇರ್ಬೋದು ನಮ್ಮೊಬ್ಬನ ಪ್ರಾರ್ಥನೆ ಆದರೂ ಭಗವಂತ ನೀವು ಇಲ್ವೋ ನೀವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇದು ಪೂರ್ತಿಯಾಗುವ ತನಕ ದಯವಿಟ್ಟು ವಿಘ್ನ ಬರೋದು ಬೇಡ ಕಥೆ ಮತ್ತು ತತ್ವಾರ್ಥ ಚೆನ್ನಾಗಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ವಿರಾಟ ಪರ್ವದ ಆರಂಭವನ್ನು ನಿನ್ನೆ ಮಾಡಿದೆ ಪ್ರಸಿದ್ಧರಾದ ದೊರೆಗಳಿಗೆ ಧರ್ಮವಂತರಿಗೆ ಶಕ್ತಿವಂತರಿಗೆ ಲೋಕದಲ್ಲಿ ಇವರು ಯಾರು ಅಂತ ಪರಿಚಯ ಮಾಡಿಕೊಡದೆಯೇ ಪ್ರಸಿದ್ಧರಾದವರಿಗೆ ಅಜ್ಞಾತವಾಸವೆಂಬುದಕ್ಕಿಂತ ಕಷ್ಟವಾದ ಕೆಲಸ ಇನ್ನೊಂದಿಲ್ಲ ವನವಾಸವನ್ನಾದರೂ ಹೇಗಾದರೂ ಮಾಡಬಹುದು ಯಾವುದೋ ನೀರು ಕುಡಿಯೋದು ಎಲ್ಲಿಯೋ ಎಲೆಕಾಯಿ ಹಣ್ಣು ತಿನ್ಕೊಂಡು ಗುಡಿಸಲಲ್ಲಿರುವುದು ದುಷ್ಟ ಜನರ ಕಾಟವನ್ನು ಸುಮಾರಾಗಿ ಆಯುಧಗಳ ಸಮೇತಿದ ಪರಿಹಾರ ಮಾಡಿಕೊಳ್ಳುವುದು ಅದನ್ನು ಮಾಡಿದರೂ ಅದರಲ್ಲಿಯೂ ವಿಘ್ನಗಳು ಬಂದವು ದುರ್ವಾಸರ ಕಷ್ಟ ಉಂಟಾಯಿತು ಸೈಂಧವನ ಕಷ್ಟ ಬಂತು ಯಮಧರ್ಮರಾಜನೇ ಯಕ್ಷನ ರೂಪದಲ್ಲಿ ಕಷ್ಟವನ್ನು ಕೊಟ್ಟ ಊರ್ವಶಿ ಶಾಪ ಕೊಟ್ಟಲು ಎಷ್ಟೊಂದು ಕಷ್ಟಗಳು ಬಂದವು ಪಾಂಡವರಿಗೆ ಅದರದರ ಧೈರ್ಯದಿಂದ ಎದುರಿಸಿದ್ರು ಎದುರಿಸುವ ಪ್ರಕಾರ ಬೇರೆಯಾಯಿತು ಅಜ್ಞಾತವಾಸದ ಕಷ್ಟ ಬೇರೆ ರೀತಿಯದು ಗೊತ್ತಿಲ್ಲದೇ ಇರಬೇಕು ಯಾರಿಗೂ ಕಣ್ಣಿಗೆ ಬೀಳದೇ ಇರೋ ಹಾಗೆ ಆಯುಧಗಳನ್ನು ಉಪಯೋಗ ಮಾಡುವ ಹಾಗಿಲ್ಲ ಕ್ಷತ್ರಿಯ ಮೈನಸ್ ಆರ್ಮ್ಸ್ ಯುದ್ಧ ಸಾಮಗ್ರಿ ಇಲ್ಲದ ಕ್ಷತ್ರಿಯ ಪಾಠ ಪ್ರವಚನ ಶಕ್ತಿ ಇಲ್ಲದೆ ಇದ್ದ ಬ್ರಾಹ್ಮಣ ಬಂಡವಾಳವಿಲ್ಲದ ವೈಶ್ಯ ಶಕ್ತಿ ಇಲ್ಲದ ಶೂದ್ರ ಇವೆಲ್ಲ ಒಂದೇ ಗ್ರೇಡ್ ನಿತ್ಯ ಮೂಟೆ ಹೊತ್ತು ಹಾಕಿ ಮೂಟೆ ಇಳಿಸಿ ಜೀವನ ಮಾಡೋ ಕೂಲಿಗೆ ಆರೋಗ್ಯ ಶಕ್ತಿ ಹೋಗ್ಬಿಟ್ರೆ ಹೇಗೆ ದುಡಿತಾರೆ ಅವನಿಗೇನು ಪ್ರಾವಿಡೆಂಟ್ ಫಂಡ್ ಇದೆಯೇ ಮತ್ತೊಂದು ಯೋಚನೆ ಮಾಡಿಕೊಳ್ಳಿ ದುಡಿಮೆಯಿಂದಲೇ ಬದುಕೋ ಒಂದು ಶೂದ್ರ ಪಾಪ ವೈಶ್ಯನಿಗೆ ಬಂಡವಾಳ ಬೇಕು ನುಕ್ಸಾನಾಯಿತು ನಷ್ಟವಾಯಿತು ಅವನನ್ನು ಕೇಳೋರು ಯಾರು ಕ್ಷತ್ರಿಯನ ಕೈಯಲ್ಲಿ ಆಯುಧ ಎಂಬುದು ಸ್ವರಕ್ಷಣೆಗೆ ಪರರಕ್ಷಣೆಗೆ ಇಲ್ಲದೆ ಹೋದರೆ ಅವನನ್ನು ಕೇಳೋರು ಯಾರು ಬ್ರಾಹ್ಮಣನಿಗೆ ವಾಕ್ಶಕ್ತಿ ಹೋದರೆ ವಿಸ್ಮೃತಿಯಾದರೆ ವೇದವೇ ಮರೆತು ಹೋದರೆ ಗ್ರಂಥಗಳನ್ನು ಮರೆತು ಬಿಟ್ಟರೆ ಏನು ಆಪತ್ತು ಯೋಚನೆ ಮಾಡಿಕೊಳ್ಳಿ ಸತ್ಯವಂತರಿಗಿದು ಕಾಲವಲ್ಲ ಪುರಂದ್ರದಾಸರು ಹೇಳಿದರು ಇದು ಅಂದರೆ ಯಾವುದು ಅದು ತ್ರೇತಾಯುಗ ದ್ವಾಪರಯುಗ ಸತ್ಯವಂತರಿಗೆ ಯಾವ ಕಾಲವೂ ಕಾಲವಲ್ಲ ಅನೇಕ ಪರೀಕ್ಷೆಗಳನ್ನು ಮಾಡ್ತಾನೆ ಭಗವಂತ ಅಂಥದ್ರಲ್ಲಿ ಧರ್ಮರಾಜ ತನ್ನ ಧರ್ಮಕ್ಕೂ ಈಗ ತಲೆಮರೆಸಿಕೊಂಡಿರುವ ಅವಕಾಶಕ್ಕೂ ಭಂಗಬಾರದಂತೆ ಯತಿ ವೇಷವನ್ನು ತ್ರಿದಂಡಿ ಸನ್ಯಾಸಿ ವೇಷವನ್ನು ಧರಿಸಿ ಕಂಕಭಟ್ಟನೆಂಬ ಅಭಿಧಾನದಿಂದ ವಿರಾಟನಾಸ್ಥಾನದಲ್ಲಿ ಕಾಣಿಸಿಕೊಳ್ತಾನೆ ಅವನಿಗೆ ಏನು ಕೆಲಸ ಹೊತ್ತು ಹೋಗುವುದಕ್ಕಾಗಿ ದೊರೆ ಜೊತೆಯಲ್ಲಿ ಪಗಡೆಕಾಯಿ ಆಟ ಆಡುವುದು ಸನ್ಯಾಸಿ ವೇಷ ಪಗಡೆಕಾಯಿ ಆಡುವುದು ಯಾಕೆ ಅಭ್ಯಾಸ ಮಾಡ್ಕೋಬೇಕಲ್ಲ ಮತ್ತೊಂದು ಸಲ ಶಕುನಿ ಕರೆದ್ರೆ ಆ ವೇಷದಲ್ಲಿ ಕಾಣಿಸ್ಕೊಂಡ ನಿನ್ನೆ ಅವರು ಕೇಳಿದರು ಇವರು ಪಾಂಡವರು ಅಂತ ಯಾರೂ ಪತ್ತೆ ಮಾಡಲಿಲ್ಲವೇ ಅಂತ ಪತ್ತೆ ಮಾಡಲಿಲ್ಲ ಯಾಕೆ ಯಮಧರ್ಮರಾಜ ಯಕ್ಷನೂ ಆ ಪ್ರಶ್ನೆಗಳಿಗೆಲ್ಲ ಧರ್ಮರಾಜ ಉತ್ತರ ಕೊಟ್ಟ ಮೇಲೆ ನೀವು ಸ್ವಸ್ವರೂಪದಲ್ಲಿಯೇ ಕಾಣಿಸಿಕೊಂಡರೂ ಲೋಕ ನಿಮ್ಮನ್ನು ಅರಿಯದೇ ಇರಲಿ ಅಜ್ಞಾತವಾಸ ಮುಗಿಯೋ ತನಕ ಅಂತ ವರವನ್ನು ಕೊಟ್ಟಿದ್ದ ದೇವತೆಗಳವ ವ್ಯರ್ಥ ಆಗೋದಿಲ್ಲ ಮತ್ತು ಸನ್ಯಾಸಿ ವೇಷ ಬೇರೆ ಧರ್ಮರಾಜ ಸನ್ಯಾಸಿ ವೇಷ ಹಾಕ್ತಾನೆ ಫ್ಯಾನ್ಸಿ ಡ್ರೆಸ್ ಅಂತ ಯಾರು ಕಲ್ಪನೆ ಮಾಡ್ಕೋಬೋದಾಗಿತ್ತು ಲೋಕದಲ್ಲಿ ಅಪ್ಪಟ ಸನ್ಯಾಸಿ ಕಾಲಲ್ಲಿ ಪಾದಕ್ಕೆ ಏನು ಹಣೆಯಲ್ಲಿ ನಾಮ ಏನು ಕೈಯಲ್ಲಿ ತ್ರಿದಂಡವೇನು ಜೋಳಿಗೆ ಏನು ಅಷ್ಟೇ ಅಪವಾದ ಜೋಳಿಗೆಯಲ್ಲಿ ಪಗಡೆಕಾಯಿ ದಾಳ ಇದೆ ಇದನ್ನ ಯಾತ್ರೆ ತಗೊಂಡ್ಬರ್ಬೇಕಾಗಿತ್ತು ಅಂದರೆ ಅದು ದಾನ ಕೊಟ್ಟ ಕೈ ದಾನ ಸ್ವೀಕಾರ ಮಾಡಿದ ಕೈಯಲ್ಲ ಅದಕ್ಕಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಆಟ ಆಡಿದ್ರೆ ದೊರೆ ಜೊತೆ ಇಲ್ಲಿ ಇವನು ಗೆಲ್ಲುವುದು ಖಂಡಿತ ವಿರಾಟನ ಕೈಯಲ್ಲಿ ಹಣವನ್ನು ಕಸಿದುಕೊಂಡು ಅವಾಗ ಅವಾಗ ಏ ಸೈರಂಧ್ರಿ ಇಲ್ಲಿ ಏ ಅಡಿಗೆವನೇ ಇಲ್ಲಿ ಏ ನಪಂಸಕ ಬಾರೋ ಇಲ್ಲಿ ಅಂತ ಕರೆದು ತಮ್ಮಂದರಿಗೆ ಹೆಂಡತಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಅವರಿಗೆ ಧೈರ್ಯವನ್ನು ತುಂಬುವ ಕೆಲಸಕ್ಕೋಸ್ಕರವಾಗಿ ನೆನ್ನೆ ಎಲ್ಲ ನಾನು ಜಸ್ಟ್ ರಿಪೀಟಿಂಗ್ ಭೀಮಸೇನನ್ನು ಮುಚ್ಚಿಡೋದು ಬಹಳ ಕಷ್ಟ ಅವನ ಹೊಟ್ಟೆಯನ್ನು ಮುಚ್ಚಿಡುವುದು ಕಷ್ಟ ಅದಕ್ಕೋಸ್ಕರ ಅವನು ವಿಧಿ ಇಲ್ಲದೆ ಅಡಿಗೆಯವನ ವೇಷವನ್ನೇ ಹಾಕಬೇಕಾಯಿತು ಕೈಯಲ್ಲಿ ಇಕ್ಕಳ ಲಟ್ಟಣಿಗೆ ಸೌಟು ಎಲ್ಲ ಹಿಡ್ಕೊಂಡು ಅತ್ಯಂತ ಕೊಳಕು ವೇಷದಲ್ಲಿ ಅವತ್ತರಿಂದ ಇವತ್ತಿನವರೆಗೆ ಅವರು ಅಂದರೆ ಕೊಳಕರು ಅಂತ ಪ್ರಸಿದ್ಧಿ ಎಲ್ಲ ಬಟ್ಟೆಗಳೇ ಒರೆಸೋದು ಆ ವೇಷದಲ್ಲಿ ಪ್ರತ್ಯಕ್ಷವಾದ ನಾನು ಆನೆಗಳನ್ನು ಪಳಗಿಸ್ತೇನೆ ಎತ್ತುಗಳನ್ನು ಪಳಗಿಸಬಲ್ಲೆ ಕುಸ್ತಿ ಮಾಡಬಲ್ಲೆ ಇದು ಎರಡನೇ ಕೆಲಸ ಅಡಿಗೆ ಜೊತೆಗೆ ನನ್ನ ಕೈ ಅಡಿಗೆ ಊಟ ಮಾಡಿ ನೋಡಿ ಅಂತ ಹೇಳಿದ ಅವನಿಗೂ ಕೆಲಸ ಸಿಕ್ಕಿತು ಒಬ್ಬೊಬ್ರು ಒಂದೊಂದು ದಿವಸ ಬಂದರು ನವಮಿ ಒಂದು ದಿವಸ ದಶಮಿ ಒಂದು ದಿವಸ ಅದೆಲ್ಲ ವಿಜಯದಶಮಿ ಪೀರಿಯಡ್ ದುರ್ಗಾಷ್ಟಮಿ ಪೂಜೆ ಮುಗಿಸ್ಕೊಂಡು ಕೈಗಳಲ್ಲಿ ಶಂಖದ ಬಳೆಯನ್ನು ತೊಟ್ಟು ಕಿವಿಯಲ್ಲಿ ಹವಳದ ಒಡವೆಗಳನ್ನು ಧರಿಸಿ ಮೈ ತುಂಬ ಆಭರಣಗಳನ್ನು ಧರಿಸಿಕೊಂಡು ಮೈ ಬಳಕ್ತಾ ನರ್ತನ ಮಾಡುವ ಕೆಲಸ ಸಂಗೀತ ವಾದ್ಯ ಹೇಳಿಕೊಡುವುದು ಅಂತ ಹೇಳಿ ಬೃಹನ್ನಳೆ ಎಂಬ ವೇಷದಲ್ಲಿ ವಿರಾಟರಾಜನ ಮಕ್ಕಳ ಅಂತಃಪುರವನ್ನು ಸೇರಿಕೊಂಡ ತಂತಿಪಾಲ ಗ್ರಂಥಿ ಎಂಬ ಹೆಸರಿನಿಂದ ನಕುಲ ಸಹದೇವರು ಒಬ್ಬ ಕುದುರೆ ಪಳಗಿಸುವುದು ಇನ್ನೊಬ್ಬ ಗೋವುಗಳನ್ನು ಪಳಗಿಸುವುದು ಈ ರೂಪದಲ್ಲಿ ಸೇರಿಕೊಂಡ್ರು ಪಾಂಡವ ಪ್ರವೇಶ ಉಪಪರ್ವ ಅದಾದ ಮೇಲೆ ನಾಲ್ಕನೇ ತಿಂಗಳಲ್ಲಿ ಜೀಮೂತ ಎಂಬ ಒಬ್ಬ ಮಲ್ಲನನ್ನ ಮಲ್ಲ ಯುದ್ಧದಲ್ಲಿ ಎರಡು ವಿಧ ಅಂತ ಹೇಳಿದೆ ಮಾರಣ ಕೊಲ್ಲುವುದಕ್ಕೆ ಬಂದವನು ಕೌರವರು ಇವನನ್ನು ಪತ್ತೆ ಮಾಡುವುದಕ್ಕೆ ಪಾಂಡವರನ್ನು ಎಲ್ಲ ಕಡೆ ಕಳುಹಿಸಿ ಅವನಲ್ಲಿಯೂ ಸಿಕ್ಕದೆ ಪಾಂಡವರು ವಿರಾಟ ನಗರಕ್ಕೆ ಬರುವ ಹೊತ್ತಿಗೆ ಇವರು ನಾಲ್ಕು ತಿಂಗಳು ಇಲ್ಲಿ ವಾಸ ಮಾಡಿ ಆಗಿದೆ ಆ ಜೀವೋತನನ್ನು ಕೊಲ್ಲುವುದಕ್ಕೆ ಆ ಸ್ಥಾನದಲ್ಲಿ ಒಬ್ಬರು ವಿದ್ವಾಂಸರಿಲ್ಲ ಒಬ್ಬರು ಜಟ್ಟಿ ಕುಸ್ತಿ ಮಾಡುವುದಿಲ್ಲ ಕೀಚಕ ಎಲ್ಲೋ ದಂಡು ತಗೊಂಡು ಹೋಗಿದ್ದ ವಿರಾಟ್ ರಾಜನ ಹೆಂಡತಿಯ ತಮ್ಮ ಇವನು ಕೀಚಕ ಅನೇಕ ದೇಶಗಳನ್ನು ಗೆದ್ದು ಮತ್ಸ್ಯರಾಜ್ಯವನ್ನು ಬೆಳೆಸಿ ಬಲಾಢ್ಯನಾಗಿ ಅವನನ್ನು ಕಂಡ್ರೆ ದೊರೆಯೂ ಹೆದರುವ ಸ್ಥಿತಿಯಲ್ಲಿದ್ದ ಮೇಖಲಾಂಶ ತ್ರಿಗರ್ತಾಂಶ ದಶಾರ್ಣಾಂಶ ಕಶೋರುಹಾನ್ ಮಾಳವಾನ್ ಯವನಾಂಶೈವ ಪುಳಿಂದಾನ್ ಕಾಶಿಕೋಸಲಾನ್ ಅಂಗಾನ್ ವಂಗಾನ್ ಕಲಿಂಗಾಂಶ ತಂಗಣಾನ್ ಪರತಂಗಣಾನ್ ಮಲದಾಂ ನಿಷಧಾಂಶೈವ ತುಂಡಿಕೇರಾಂಶ ಕೊಂಕಣಾನ್ ಕರದಾಂಶ ನಿಷಿದ್ಧಾಂಶ ಶಿವಾನ್ ದುಚ್ಛಿನ್ವಿಕಾಂಶ ಇಷ್ಟೆಲ್ಲ ರಾಜ್ಯಗಳನ್ನು ಗೆದ್ದಿದ್ದ ನಿನ್ನೆ ಈ ಶ್ಲೋಕ ಓದಲಿಲ್ಲ ನಾನು ಕೀಚಕ ಸೂತಪುತ್ರ ವಿರಾಟನ ಹೆಂಡತಿ ಸೂತರ ವಂಶದಿಂದ ಬಂದವಳು ಉಪರಿಷರ ವಸು ಸಂಬಂಧ ಅಂದ್ರೆ ಪಾಂಡವರಿಗೆ ದಾಯಾದರವರು ಪಾಂಡವರ ಅಜ್ಜಿ ಮತ್ಸ್ಯಗಂಧಿ ಜೊತೆಯಲ್ಲಿ ಹುಟ್ಟಿದ ಆ ಪುರುಷರ ವಂಶದವರು ಇಷ್ಟೆಲ್ಲ ದೇಶಗಳನ್ನು ಗೆದ್ದು ಬಲಾಢ್ಯನಾಗಿದ್ದ ಈ ಕೀಚಕರನ್ನು ಎದುರು ಹಾಕೊಳ್ಳುವಂತಹ ಶಕ್ತಿ ದೊರೆಗಿರಲಿಲ್ಲ ಅವನು ವಯಸ್ಸಲ್ಲಿ ಮುದುಕ ವಯಸ್ಸಿಗೆ ಬಂದ ಮಗ ಇದ್ದರೂ ಆ ಅಷ್ಟು ಹೋರಾಟದ ಶಕ್ತಿ ಇರಲ್ಲ ಉತ್ತರ ಕುಮಾರನ ಕಥೆ ನಾಳೆ ಕೇಳ್ತೀರಿ ಆದ್ರಿಂದ ಅವನು ಹೋದ ದಾರಿಗೆ ಬಿಟ್ಟಿದ್ದ ಇದೊಂದು ರೀತಿ ಬ್ಲ್ಯಾಕ್ ಯಾರು ಸರ್ಕಾರದಲ್ಲಿ ನಮ್ಮನ್ನು ಬಿಟ್ಟರೆಲ್ಲ ಅನ್ವೈಡಬಲ್ ಅಂತ ಅನ್ನಿಸಿಕೊಳ್ತಾರೆ ಅವರು ಸರ್ಕಾರಕ್ಕೆ ಮುಳುವಾಗ್ತಾರೆ ಯಾವಾಗಲೂ ಒಬ್ಬ ಎಕನಾಮಿಕ್ಸ್ ಮಿನಿಸ್ಟರ್ ಫಿನಾನ್ಸ್ ಮಿನಿಸ್ಟರ್ ಅಥವಾ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಗುಟ್ಟುಗಳೆಲ್ಲ ತಿಳ್ಕೊಂಡವನು ಯಾವುದೇ ಸರ್ಕಾರ ಬಂದರೂ ಆ ಸರ್ಕಾರದಲ್ಲಿರ್ತಾನೆ ಪಾರ್ಟಿ ಚೇಂಜ್ ಮಾಡ್ತಾನೆ ಈ becomes indispensable such fellows begin to act as blackmailers ಸರ್ಕಾರವನ್ನು ನಾವು ಆಡಿಸಿದ ಹಾಗೆ ಆಟ ಆಡ್ತಾರವರು ಯಾಕೆಂದರೆ ಶಕ್ತಿ ಅವರ ಕೈಲಿರುತ್ತೆ ಅವ್ರನ್ನ ಹೊರಗಿಟ್ಟರೂ ಕಷ್ಟ ಒಳಗಿಟ್ಟರೂ ಕಷ್ಟ ಈ ಕೀಚಕನನ್ನು ಎದುರು ಹಾಕೊಂಡು ಏನು ಮಾಡುವುದು ಅನ್ನೋ ಭಯದಲ್ಲಿ ದೊರೆ ಅವನ ವಶವಾಗಿದ್ದ ಅವನು ಹೋದ ದಾರಿಗೆ ಬಿಟ್ಟಿದ್ದ ಆದ್ದರಿಂದ ಶತಪೋಲೆಯಾಗಿ ಕೀಚಕ ದಿನಕ್ಕೆ ಎಷ್ಟೋ ಹೆಂಗಸರನ್ನು ಕೆಡಿಸ್ತಾ ಅವನ ಕಣ್ಣಿಗೆ ಬಿದ್ದವರು ಯಾರೂ ಪಾರಾಗ್ತಿರಲಿಲ್ಲ ಇಂಥ ಕೀಚಕ ಒಂದು ದಿವಸ ತನ್ನ ಅಕ್ಕ ಸುದೇಶನೆಯ ಅಂತಃಪುರಕ್ಕೆ ಬಂದು ಅಕಸ್ಮಾತ್ ಅಲ್ಲಿ ದ್ರೌಪದಿಯನ್ನು ಕಂಡುಬಿಟ್ಟ ಕಂಡದ್ರಿಂದ ಅರ್ಥವಾಯಿತು ತನ್ನ ಅಕ್ಕನ ಕೇಳ್ತಾನೆ ಪೀಡಿಸ್ತಾನೆ ನೆನ್ನೆಲ್ಲ ವಿಸ್ತಾರವಾಗಿ ಹೇಳಿದೆ ಇವಳು ಯಾರಿವಳು ಅಂತಃಪುರದಲ್ಲಿ ಇಷ್ಟು ಸುಂದರಿಯಾಗಿದ್ದಾಳೆ ಇವಳು ಸೈರಂದ್ರಿ ಅಂತ ನಾನು ನಂಬೋಗಿಲ್ಲ ಇವಳಿಲ್ಲಿ ಬಂದಿದ್ದಾಳೆ ಅಂತಲೇ ತಿಳಿಸ್ಲಿಲ್ವಲ್ಲ ನೀ ನನಗೆ ಎಂದ ಅವನಿಗೆಲ್ಲ ಇನ್ಫಾರ್ಮೇಶನ್ ಹೋಗಬೇಕು ಫಸ್ಟ್ ಇನ್ಫಾರ್ಮೇಶನ್ ಬೀದರ್ನಲ್ಲಿ ಒಬ್ಬ ಸುಲ್ತಾನ್ ಇದ್ದ ಅಲ್ಲಿ ಜನ ಹೇಳ್ತಾರೆ ಬೀದರಿಗೆ ಹೋಗಿದ್ದೀರಾ ನೀವು ಬೀದರಿಗೆ ಹೋಗಬೇಕು ಅರವತ್ತೊಂದು ಅರವತ್ತೆರಡನೇ ಇಸ್ವಿಯಲ್ಲಿ ಒಂದು ಪರೀಕ್ಷೆ ಕೆಲಸ ಎಕ್ಸಾಮಿನರಲ್ಲಿ ಹೋಗಿದ್ದೆ ಚೀಫ್ ಎಕ್ಸಾಮಿನರ್ ಅಲ್ಲಿ ಜನ ಹೇಳ್ತಿದ್ರು ಇಬ್ರಾಹಿಂ ಇಬ್ರಾಹಿಂ ಶಾಹಿ ಅಂತ ಶಾಹಿ ರಾಜ್ಯಗಳು ಐದು ಒಡೆದು ಹೋದಾಗ ಇದು ಆದಿಲ್ ಶಾಹಿ ಬಿಜಾಪುರದ ಸುಲ್ತಾನರು ಅವರು ಇಬ್ರಾಹಿಂ ಶಾಹಿ ಆ ದುಷ್ಟ ದೊರೆ ಅವನ ಸಮಾಧಿನೂ ತೋರಿಸಿದರು ಆ ಊರಲ್ಲಿ ಯಾವ ಕನ್ಯೆ ವಿವಾಹವಾದರೂ ಮೊದಲನೇ ರಾತ್ರಿ ನನಗೆ ಕೊಡಬೇಕು ಅಂತ ಇದು ಕಥೆಯಲ್ಲ ಇದು ನಡೆದ ಚರಿತ್ರೆ ಇಲ್ದಿದ್ರೆ ಆ ಹುಡುಗಿನೂ ಕೊಲ್ತಿದ್ದ ಅಪ್ಪ ಅಮ್ಮನೂ ಕೊಲ್ತಿದ್ದ ಇದನ್ನೆಲ್ಲ ಭಾರತೀಯರು ಸಹಿಸಿಕೊಂಡಿದ್ದೇವೆ ಗುಲ್ಬರ್ಗಾ ಕಡೆಯ ಈ ಹೈದರಾಬಾದ್ ಕರ್ನಾಟಕದ ಕಡೆಯ ಜನರ ಕಷ್ಟವನ್ನು ನೀವು ಅರಿಯಿರಿ ಬೆಂಗಳೂರಿನಲ್ಲಿ ಬಾಳೆಗುಡಾಣದಲ್ಲಿ ಬರೆದಿದ್ದೀರಿ ನಿಮಗೆ ಗೊತ್ತಿಲ್ಲ ಪ್ರತ್ಯೇಕ ಆಗಬೇಕು ಅಂತ ಯಾತಕ್ಕಂತಾರೆ ಅವರು ಗುಲಾಮಗಿರಿ ಅನುಭವಿಸಿದ್ದಾರೆ ಎಲ್ಲಿ ತನಕ ನಿಜಾಮನ ಗುಲಾಮಗಿರಿ ಅನುಭವಿಸಿದ್ದಾರೆ ಸಂಸ್ಕೃತಂತಹ ಭಾಷೆಯನ್ನಿಟ್ಕೊಂಡು ಕಂಪಲ್ಸರಿ ಉರ್ದು ಕಲಿತಿದ್ದಾರೆ ಬ್ರಾಹ್ಮಣರು ಕಲಿತಿದ್ದಾರೆ ಕನ್ವರ್ಟ್ ಮಾಡಿದ್ದು ಲೆಕ್ಕವೇ ಇಲ್ಲ ಎಲ್ಲಿ ರಾಯಚೂರು ಕೊಪ್ಪಳ ಸಿಂಧನೂರು ನಾನು ಅಲ್ಲೆಲ್ಲ ಸುತ್ತಾಡಿದ್ದೀನಿ ಪ್ರವಚನ ಮಾಡಿದ್ದೀನಿ ಒಂದೊಂದು ಊರಿನ ಜನ ಹೇಳೋ ಕಥೆಯನ್ನು ಕೇಳಿದ್ರೆ ಬಹಳ ಸಂಕಟವಾಗುತ್ತೆ ನಮಗೆ ಇಲ್ಲಿ ನಾವು ಡೋಲ್ ಬಜಾವ್ ಮಾಡೋದಲ್ಲ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಕಾವೇರಿ ಗಲಾಟೆ ಮಾಡಿದರೆ ಗುಲ್ಬರ್ಗಾದಲ್ಲಿ ಧ್ವನಿ ಕೆತ್ತೋದಿಲ್ಲ ಬಂದಾಗೋದಿಲ್ಲ ಅಲ್ಲಿ ಯಾಕೆ ಆಗೋದಿಲ್ಲ ಅವ್ರ ಕಷ್ಟಕ್ಕೆ ನೀವು ಸ್ಪಂದಿಸೋದಿಲ್ಲ ನಿಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸೋದಿಲ್ಲ ಏಕೀಕರಣ ಏಕೀಕರಣ ಅಂತ ಬಡ್ಕೊಂಡ್ರೆ ಏನು ಬಂತು ಹೃದಯ ಬೆಸೆಯಬೇಕು ಅವರು ನಮ್ಮವರು ಅಂತ ನೋಡಬೇಕು ಅಧಿಕಾರದಲ್ಲಿ ಅವರಿಗೂ ಪಾಲು ಕೊಡಬೇಕು ಅವರ ಕಷ್ಟವನ್ನು ನಾವು ನೋಡಬೇಕು ನೀವು ಹರಿದಾಸ್ ಸಮ್ಮೇಳನಗಳನ್ನು ಕರ್ನಾಟಕದ ಎಲ್ಲ ಕಡೆ ಮಾಡ್ತೀರಿ ಇದು ಒಂದು ಏಕೀಕರಣದ ಸೂತ್ರ ಈ ತ್ಯಾಗರಾಜ ಆರಾಧನೆ ಎಲ್ಲ ಕಡೆ ಮಾಡಿದ ತ್ಯಾಗರಾಜರು ತಮಿಳುನಾಡಿನವರು ನಾವು ಹೇಳ್ತೇವೆ ನೋಡಿ ಇಲ್ಲಿ ಕೂತು ಆರಾಧನೆ ಮಾಡ್ತೇವೆ ಪುರಂದರದಾಸನ ಅವರು ಮಾಡಬೇಕು ತಮಿಳುನಾಡವರು ಮಾಡಬೇಕು ಇವರು ಪ್ರಾದೇಶಿಕ ವ್ಯಕ್ತಿಗಳಲ್ಲ ಪ್ರದೇಶಾತೀತವಾದಂತಹ ದಿವ್ಯ ಶಕ್ತಿಗಳು ಯಾತಿ ಹೇಳ್ತೇವೆ ಅಂದರೆ ಆ ಇಬ್ರಾಹಿಂ ಆ ಸುಲ್ತಾನ ಆಗಿದ್ದ ಅಂಥ ಒಬ್ಬ ಕೀಚಕ ಹುಟ್ಕೊಂಡಿದ್ದ ಇಲ್ಲಿ ಅವನ ಹೆಸರು ಹೇಳಿದ್ರ ಮೈ ಯಾಕೆ ಕುರಿಯುತ್ತೆ ಅಂದರೆ how did people tolerate such evil fellows ಬಕಾಸುಂಡ ಕತೆ ಹೇಳಿದ್ದೆ ರಾಜಪರ್ವದಲ್ಲಿ ನಿಮಗೆ ಅಧಿಕಾರವಿದೆ ಎಂಬುದಾಗಿ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವರ ಕಡೆಯಿಂದ ವಸೂಲಿಯ ಹೊರತು ಅವ್ರಿಗೇನು ವಾಪಸ್ಸು ಸಲ್ಲುವುದಿಲ್ಲ ಇದನ್ನ ಯಾವ ರಾಜಕಾರಣಿ ಮಾಡ್ತಾನೆ ಅವರೆಲ್ಲ ಬಕಾಸುರರು ನೀವು ಓಟ್ ನನಗೆ ಹಾಕಬೇಕು ಇಲ್ಲದ್ರೆ I know how to kill you ಆದರೆ ನನ್ನಿಂದ ನೀವೇನು ಅಪೇಕ್ಷೆ ಮಾಡಬೇಡಿ ಅಧಿಕಾರ ಇರುವುದು ಮೆರೆಯುವುದಕ್ಕೆ ಹೊರತು ಜನಸೇವೆಗಲ್ಲ ಅನ್ನೋರೆಲ್ಲ ಹೇಗೆ ಬಕಾಸುರರು ಈ ನಿತ್ಯ ಪ್ರಸ್ತುತ ಏನು ಮಹಾಭಾರತ ಏನು ಹೇಳ್ಕೊಡ್ತಾ ಇದೆಯೋ ಅದೇ ಇನ್ನೊಂದು ಅಪರಾವತಾರ ಕೀಚಕ ಬಕಾಸುರ ಒಂದು ಹಳ್ಳಿಯವನು ಇವನು ಒಂದು ರಾಜ್ಯದವನು ಸ್ಕೇಲ್ ಬೇರೆ ಅವರು ದ್ರೌಪದಿಯ ತಂಟೆಗೆ ಬರ್ತಾ ಇರುವ ಪ್ರಸಂಗ ಇದು ಎರಡನೇದು ಒಬ್ಬ ದುಶಾಸನ ಕರ್ಣನ ಪ್ರೇರಣೆಯಂತೆ ದುರ್ಯೋಧನ ಮಾತು ಕೇಳಿಕೊಂಡು ಸಭೆಯಲ್ಲಿಯೇ ಅವಳನ್ನು ಅವಮಾನ ಮಾಡಿದ ಎಲ್ಲ ಅಲ್ಲಿಯ ಸಭಾಸದರು ಮೂಕರಾಗಿ ವಿಸ್ಮಿತರಾಗಿ ಪ್ರೇಕ್ಷಕರಾಗಿ ಕುಳಿತಿದ್ದರು ಏನೋ ಹೇಳಿ ತಪ್ಪಿಸಿಕೊಂಡ ಭೀಷ್ಮ ಧರ್ಮ ಸೂಕ್ಷ್ಮ ಗೊತ್ತಿಲ್ಲ ಅಂದ ದ್ರೋಣ ಏನೋ ಅಂದ ಕೃಪಾಚಾರ್ಯ ಸುಮ್ಮನೆ ಇದ್ದ ಎದ್ದಾದರೂ ಹೋದರೆ ಮಹಾರಾಯರು ನೋಡ್ತಾ ಕೂತಿದ್ರು ದ್ರೌಪದಿ ಅಪಮಾನವನ್ನ ಅಗದು ಮುಗಿದು ಹನ್ನೆರಡು ವರ್ಷವಾಯಿತು ಅಂತಹ ಕಷ್ಟ ಮತ್ತೆ ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದಾಳೆ ಇವನ ಧರ್ಮಾತ್ಮ ವಿರಾಟ ಈ ಸ್ಥಾನದ ತೊಂದರೆ ಆಗೋದಿಲ್ಲ ಅಂತ ತಿಳಿದರೆ ಆ ದ್ರೌಪದಿಯನ್ನು ಮನೆ ಒಳಗೆ ಸೇರಿಸೋದಿಕ್ಕೆ ಅಂಜಿದಳು ಸುದೇಶ್ನೆ ಅಮ್ಮ ನಿನ್ನ ಈ ರೂಪವನ್ನು ನೋಡಿದರೆ ನನ್ನ ಯಜಮಾನನಿಗೂ ಆಸೆ ಆಗುತ್ತೆ ನಿನ್ನಲ್ಲಿ ನೋಡು ಗಿಡಮರಗಳು ನಿನ್ನನ್ನೇ ನೋಡ್ತಾ ನಿಂತಿವೆ ಕೊಂಗೆ ತಿರುಗಿಸಿಕೊಂಡು ಉಮಾಂಸಂ ಕನ್ನ ಮೋಹಯೇ ಗಂಡಸರನ್ನು ಯಾರನ್ನು ಬಿಡ್ತೀಯ ನೀನು ನೀನಾ ಕೆಣಕದೆ ಇದ್ರೂ ನಿನ್ನ ರೂಪ ಕೆಣಕ್ತಾ ಇದೆ ನಿನ್ನನ್ನು ಮನೆಯಲ್ಲಿ ತಂದಿಟ್ಕೊಂಡು ಚೇಳು ಗರ್ಭವನ್ನು ಧರಿಸಿ ತಾನು ಸಾಯುವಂತೆ ನಾನು ಸಾಯೋಕೆ ಇಷ್ಟಪಡೋದಿಲ್ಲ ಮುಂದೆ ಹೋಗು ಬೇರೆ ಎಲ್ಲಾರು ಕೆಲಸ ನೋಡಿಕೊಂಡು ಬಿಟ್ಲು ಆದರೆ ದ್ರೌಪದಿ ಬೇರೆ ಕೆಲಸವಿಲ್ಲದೆ ಅಮ್ಮ ಹಾಗೆಲ್ಲ ಹೇಳಬಾರದು ನಾನು ಏನು ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳ್ತೇನೆ ನನಗೆ ಅಸಹಾಯ ಶೂರರಾದ ಇವರು ಗಂಡಂದ್ರುಂಟು ಜಯ ಜಯಂತ ಜಯಸೇನ ಜಯದ್ಬಲ ಇತ್ಯಾದಿ ಗಂಧರ್ವರು ಅವ್ರಿಗೂ ನನಗೂ ಏನೋ ಸಣ್ಣ ಮನಸ್ತಾಪ ಆಯಿತು ಸಂಸಾರದ ವಿಷಯದಲ್ಲಿ ಅಂತ ನಾನು ಒಂದು ವರ್ಷ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ ಅಂತ ಬಂದಿದ್ದೇನೆ ಹೊರತು ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಹೋಗಿದೆ ಇದು ವಿಚ್ಛೇದನ ಪರಿಸ್ಕ ತಿರಸ್ಕೃತವಾದ ಸ್ತ್ರೀ ಅಂತ ತಿಳ್ಕೋಬೇಡ ನಾನು ಡೈವೋರ್ಸಿ ಅಲ್ಲ ಗಂಡಂದ್ರೆ ನನ್ನ ಮೇಲೆ ವ್ಯಾಮೋಹವಿದೆ ಮತ್ತು ಕಣ್ಣೇ ಕಾವಲಿಟ್ಟು ನೋಡ್ತಾ ಇದ್ದಾರೆ ನಾನು ಪತಿವ್ರತೆ ನನ್ನನ್ನು ರಕ್ಷಿಸಿಕೊಳ್ಳುವುದು ನನಗೊತ್ತು ಆದ್ದರಿಂದ ನೀನು ಸುಮ್ಮನೆ ಇರು ಅಂತ ಹೇಳಿ ಇವಳಿಗೆ ಇಟ್ಕೊಳ್ಳೋದಕ್ಕೂ ಭಯ ಕಳಿಸೋದಕ್ಕೂ ಭಯ ಆಯ್ತಮ್ಮ ಅಂತಃಪುರದೊಳಗೆ ಇರು ಹೌದು ನನಗೂ ಅದೇ ಬೇಕಾದ್ದು ಒಂದು ಹೊರಗೆ ಹೋಗೋದಿಲ್ಲ ನಾನು ಒಳಗೆ ಗಂಟೆ ಗಂಡಸನ್ನು ಬಿಡಬಾರ್ದು ಅಂತ ಹೀಗೆಲ್ಲ ಮಾತುಕತೆ ನಡೆದ ನಂತರ ಕೊಟ್ಟಿದ್ದಾಳೆ ಆ ದ್ರೌಪದಿ ಕಣ್ಣಿಗೆ ಬಿದ್ದುಬಿಟ್ಟು ಕೀಚಕನಿಗೆ ಈ ಪ್ರಸಂಗ ಪರಿಪೂರ್ಣವಾಗಿ ಕುಮಾರವ್ಯಾಸ ಭಾರತದಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಕುಮಾರವ್ಯಾಸ ಭಾರತ ಓದಿಬಿಟ್ರೆ ಸಂಸ್ಕೃತ ಭಾರತ ಅಲ್ಲಿ ಇಲ್ಲಿ ಇರುವ ಕೆಲವು ಗಂಭೀರ ವಾಕ್ಯಗಳನ್ನು ಬಿಟ್ಟರೆ ಅದನ್ನು ಪರಿಷ್ಕಾರ ಮಾಡಿದ್ದಾನೆ ಕವಿ ಎಂಥ ಪ್ರತಿಭೆ ಕವಿ ಆದರೆ ಹೇಳಿದೆ ದಾಕ್ಷಿಣಾತ್ಯ ಪಾಠ ಉಪಯೋಗ ಮಾಡಿಕೊಂಡಿದ್ದಾನೆ ಔತ್ರಯ ಪಾಠವಲ್ಲ ಈ ವಿರಾಟ ಪರ್ವದಿಂದ ಈಚೆಗೆ ಈ ಪಾಠಾಂತರಗಳ ಗೋಳು ಬಹಳ ಪ್ರವಚನ ಮಾಡೋನು ತುಂಬಾ ಕಷ್ಟ ಕೊಡುತ್ತೆ ಯಾವ ಶ್ಲೋಕ ಹೇಳಬೇಕು ಯಾವ ಶ್ಲೋಕ ಬಿಡಬೇಕು ಎಲ್ಲಿ ಸೇರಿಸ್ಬೇಕು ಯಾವುದನ್ನು ಅಂತ ನಮಗೆ ಆ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡು ಹೋಗೋಣ ಸುದೇಶ್ನೆಯನ್ನು ಕೇಳಿದ ಕೀಚಕ ನಿನ್ನೆಯಿಂದ ಕಥೆ ಮುಂದುವರಿಸ್ತೇನೆ ಕೊನೆಯಲ್ಲಿ ಸ್ವಲ್ಪ ಗಡಿಬಿಡಿ ಮಾಡಿ ಮುಗಿಸ್ಬಿಟ್ಟೆ ಅಕ್ಕ ಇವುಗಳನ್ನು ಹೇಗಾದರೂ ನನಗೆ ನೀನು ಒಳಗೆ ಮಾಡಿಕೊಡಬೇಕು ಇಲ್ಲದೆ ಇದ್ರೆ ನನ್ನ ಪ್ರಾಣವನ್ನು ನೀನು ಕಳ್ಕೊಳ್ಳೋದನ್ನು ನೋಡ್ತೀಯ ಎಂಬುದಾಗಿ ಮೊದಲು ಒಳ್ಳೆ ಮಾತಲ್ಲಿ ಒಡಂಬಡಿಸಿ ಕೇಳಿದ ಸಾಮೋಪಾಯದಿಂದ ಅವಳು ಹೇಳಿದ ಅಯ್ಯೋ ಅವಳು ಗಂಧರ್ವರ ಪತ್ನಿಯಪ್ಪ ಅವಳು ಕಂಟೆಗೆ ಹೋಗಬಾರದು ನೀನು ಯಾಕೆ ಬಂದೆ ಹೇಳಿದೆ ಕೇಳಿದೆ ಒಂದು ಫೋನ್ ಕಾಲ್ ಮಾಡಲಿಲ್ಲ ನೇರವಾಗಿ ಅಂತಃಪುರಕ್ಕೆ ನುಗ್ಗಿ ಬಿಡುವುದೇ ದನ ನುಗ್ಗಿದ ಹಾಗೆ ಅವಳಿಗೆ ನಾನು ಆಶ್ರಯವನ್ನು ಕೊಟ್ಟಿದ್ದೇನೆ ಅಭಯ ಕೊಟ್ಟಿದ್ದೇನೆ ಅವಳು ಕಂಟೆಗೆ ಮಾತ್ರ ಹೋಗಬೇಡ ನಿನಗೆ ಬೇರೆ ನೂರು ಶುಭಾಚಾರವುಳ್ಳ ಬೇರೆ ಪತ್ನಿಯರನ್ನ ಮಾಡಿದ್ದೇನೆ ಏನೇನೋ ಹೇಳ್ತಾಳೆ ಆದರೆ ಕೀಚಕ ಹೇಳ್ದ ನನಗೆ ಅವಳೇ ಬೇಕು ನೂರು ಕಂದಿಯರು ತಗೊಂಡು ನಾನೇನು ಮಾಡಲಿ ವಿಧಿ ಇಲ್ಲ ಅವಳು ಕೊನೆಯಲ್ಲಿ ನಿನ್ನೆ ಸ್ವಲ್ಪ ಹೇಳಿದ್ದೇನೆ ಆ ಮಾತುಗಳನ್ನು ನಾ ಪ್ರಾಣ ಕಳ್ಕೊಳ್ತೇನೆ ನಿನಗೆ ತಮ್ಮನ ಮೇಲೆ ಪ್ರೀತಿ ಇಲ್ಲವೇ ಅಂತೆಲ್ಲ ಹೀಗೆಲ್ಲ ಹೇಳಲಾಗಿ ಹಾಗಿದ್ರು ಒಂದು ಉಪಾಯ ಮಾಡ್ತೇನೆ ಹೇಗಿದ್ರು ನಾಳೆ ಪೌರ್ಣಮಿ ಇದೆ ಪೌರ್ಣಮಿ ದಿವಸ ಒಂದು ನೆಪವನ್ನು ಮಾಡಿ ನಿನ್ನ ಮನೆಗೆ ಕಳಿಸ್ತೇನೆ ಸ್ವಲ್ಪ ಮದ್ಯವನ್ನು ತಗೊಂಡು ಬಾ ರಾತ್ರಿ ಹಬ್ಬ ಇದೆ ಪೌರ್ಣಮಿ ಎನ್ನುವುದು ಉನ್ಮಾದಕರವಾದ ಹಬ್ಬ ಪೌರ್ಣಮಿ ದಿವಸ ತುಂಬ ಎಚ್ಚರಿಕೆಯಿಂದಿರಬೇಕು ನೀವು ಜಡ ಪದಾರ್ಥವಾದ ನೀರು ಕೂಡ ಚಂದ್ರನ ಆಕರ್ಷಣೆಗೆ ಒಳಗಾಗಿ ಉಬ್ಬುತ್ತದೆ ಸಮುದ್ರವೆಂಬುದು ಉಬ್ಬುತ್ತದೆ ಅಲ್ಲ ನಿಮ್ಮ ಹೃದಯ ಸಮುದ್ರ ಉಬ್ಬುವುದಿಲ್ಲ ಯೋಚನೆ ಮಾಡಿ ಮೂನ್ ಇದು ಲ್ಯಾಟಿನ್ ಶಬ್ದದಿಂದ ಬಂದ ಇಂಗ್ಲಿಷ್ ಶಬ್ದ ಮೂನ್ ಚಂದ್ರ ಚಂದ್ರನಿಗೆ ನೋಡಿ ಲೂನಾರ್ ಇಯರ್ ಚಾಂದ್ರ ಸಂವತ್ಸರ ಹೇಳ್ತೇವೆ ಚಂದ್ರ ಕೊಡುವ ಅನುಗ್ರಹ ಯಾವುದು ಲೂನೇಸಿ ಹುಚ್ಚು ಉನ್ಮಾದಕರ ಅವನು ಬಹಳ ಹೊತ್ತು ಬೆಳದಿಂಗಳಲ್ಲಿ ಕೂತ್ರೆ ತಲೆ ತಂಪಾಗ್ತದೆ ಬ್ರೈನ್ ಅದು ಫ್ರೀಸ್ ಆಗ್ತದೆ ಹುಚ್ಚು ಬರ್ತದೆ ಉನ್ಮಾದಕರವಾಗ್ತದೆ ಕಾಮೋನ್ಮತ್ತತೆ ಉಂಟಾಗ್ತದೆ ಮನುಷ್ಯನಿಗೆ ಆ ದಿವಸವೇ ಇಂದ್ರ ವಜ್ರಾಯುಧದಿಂದ ವೃತ್ರಾಸುರನನ್ನು ಕೊಂದ ಆದ್ದರಿಂದ ಪೌರ್ಣಿಮೆಗೆ ವಾರ್ತ್ರಗ್ನಿ ಎಂಬುದಾಗಿ ಹೆಸರು ಇದು ವೇದದಲ್ಲಿ ಋಗ್ವೇದ ಯಜುರ್ವೇದಾದಿಗಳಲ್ಲಿ ಬರ್ತದೆ ವೃತ್ರಸ್ಯ ಕನೀನಿ ಕಾಸಿ ಅದು ವೇದದಲ್ಲಿ ಉಪಯೋಗ ಮಾಡಿಕೊಳ್ತೇವೆ ಮಂತ್ರಗಳನ್ನು ವೃತ್ರಾಸುರ ಸತ್ತದ್ದು ಪೌರ್ಣಮಿ ದಿವಸ ವೃತ್ರ ಅಂದರೆ ಯಾರಾಗಿದ್ರೆ ಸಿಂಬಾಲಿಕ್ ಕೇಳಿದರೆ ವೃ ಧಾತುವಿಗೆ ಸುತ್ತುವರಿಯುವುದು ಅಂತ ಹೆಸರು ಎನ್ ಸರ್ಕಲ್ ಮಾಡುವುದು ಅದಕ್ಕೆ ವೃತ್ತ ಸರ್ಕಲ್ ಅನ್ನೋ ಶಬ್ದ ವೃಧಾತುವಿನಿಂದ ವೃಣೋತೇ ಸುತ್ತುವರಿಯುವುದು ಯಾವುದು ಮನುಷ್ಯರು ಮಾಡಿದ ಪುಣ್ಯ ಪಾಪಗಳು ಅವರನ್ನೇ ಸುತ್ತುವರೆದು ಕೋಟೆಯಂತೆ ಕಟ್ಟಿ ಅವರನ್ನು ಕೊಲ್ಲುವುದಕ್ಕೆ ರೇಷ್ಮೆಗೂಡು ಆ ಹುಳವನ್ನು ಒಳಗೆ ಸಿಕ್ಕಿಸಿ ಸಾಯಿಸುವಂತೆ ನಮ್ಮನ್ನು ಕೊಲ್ಲುವ ಶಕ್ತಿ ಇದು ವೃತ್ರಾಸುರ ಏನಾವೃತ ಇಮೇ ಲೋಕ ಆರನೇ ಸ್ಕಂದ ಶ್ರೀಮದ್ ಭಾಗವತ ತಮಸಾ ತ್ವಾಷ್ಟ್ರಮೂರ್ತಿನ ಏನ ಆವೃತ ಇಮೇ ಲೋಕಾ ತಮಸಾ ತ್ವಾಷ್ಟ್ರಮೂರ್ತಿನ ಸವೈ ವೃತ್ರ ಇತಿ ಪ್ರೋಕ್ತ ಪಾಪಃ ಪರಮದಾರುಣಃ ನಾವು ಮಾಡಿದ ಪಾಪ ಕರ್ಮರೂಪದಲ್ಲಿ ನಮ್ಮನ್ನು ಸುತ್ತುವರಿಯುತ್ತೆ ಒಬ್ಬನ ಪಾಪ ಅಲ್ಲ ಒಂದು ಇಡೀ ಸಮಾಜದ ಪಾಪ ಒಂದು ಸಮಾಜವೇ ಮುಗ್ಗರಿಸಿ ಪಾಪಶಕ್ತಿಗೆ ಒಳಗಾದಾಗ ಭಗವಂತನೇ ಬಂದು ಅದನ್ನು ಬಿಡಿಸಬೇಕು ಭಗವಂತ ಇತಿಹಾಸಕ್ಕೆ ತಿರುವನ್ನು ಕೊಡಬೇಕು ಬಿಡಿಸುವುದಂದರೇನು ತ್ಯಾಗಶಕ್ತಿ ಮಾತ್ರ ಈ ಭೋಗಶಕ್ತಿಯನ್ನು ಬಿಡಿಸಬಲ್ಲದು ಜಾಗ ಇದ್ದಲ್ಲಿ ಭೋಗ ಹೋಗ್ತದೆ ಅದಕ್ಕೋಸ್ಕರವಾಗಿ ದಧೀಚಿ ಎಂಬ ಮಹರ್ಷಿ ಆಂಗಿರಸ ಗೋತ್ರದವನನ್ನು ಪ್ರಾರ್ಥನೆ ಮಾಡಿ ಅವನು ಯೋಗದಿಂದ ಪ್ರಾಣ ಬಿಟ್ಟ ಮೇಲೆ ಅವನ ಬೆನ್ನುಮೂಳೆಯನ್ನು ವಜ್ರಾಯುಧ ಮಾಡಿಕೊಂಡು ನೋಡಿ ತಪಸ್ಸು ಶಮ ದಮ ಸತ್ಯಾದಿಗಳಿಂದ ಗಟ್ಟಿಯಾದದ್ದು ಆ ಬೆನ್ನುಮೂಳೆ ಬೆನ್ನುಮೂಳೆ ಅನ್ನೋದು ಒಂದು ಸಂಕೇತ ಹೇಳ್ತೆ ಅವರು ಸಂಸ್ಥೆಗೆ ಬೆನ್ನುಮೂಳೆ ಇದ್ದಾಗಿದ್ದಾರೆ ಕಿರುಬೆರಳು ಮೂಳೆ ಅನ್ನೋದೆಲ್ಲ ಬೆನ್ನುಮೂಳೆ ಅಂತ ಹೇಳ್ತಾರೆ ಆ ಬೆನ್ನುಮೂಳೆಯಂತಿದ್ದಂತಹ ಒಬ್ಬ ಮಹಾ ಮಹಾ ಋಷಿಯವನು ದಧೀಶ ಅವನ ಬೆನ್ನುಮೂಳೆಯನ್ನು ತಗೊಂಡು ವಜ್ರಾಯುಧವನ್ನು ಮಾಡಿ ಅದರಿಂದ ವೃತ್ರಾಸುರನನ್ನ ಕೊಂದು ಹಾಕಿದ್ದರಿಂದ ಸಮಾಜಕ್ಕೆ ಮುಂದೆ ಪ್ರಗತಿ ಉಂಟಾಯಿತು ಎನ್ ಸರ್ಕರ್ ಕಟ್ಟಿ ಹಾಕಿದ್ದ ಕಟ್ಟಿದ್ದ ನೀರನ್ನು ಮುಂದಕ್ಕೆ ಬಿಡಿಸಿದರು ಪ್ರವಾಹ ಜೀವನ ಪ್ರವಾಹ ನಿರಂತರವಾಯಿತು ಇದು ನಡೆದದ್ದು ಪೌರ್ಣಿಮೆ ದಿವಸ ಆದ್ದರಿಂದ ಹುಣ್ಣಿಮೆಯಿಂದ ಎಚ್ಚರಿಕೆ ಇರಬೇಕು ಅಮಾವಾಸ್ಯೆ ಪರವಾಗಿಲ್ಲ ಅವತ್ತು ಏನೂ ಬೆಳಕಿರೋದಿಲ್ಲ ಬ್ರೈನ್ ಬಿಕಮ್ಸ್ ಬ್ಲ್ಯಾಂಕ್ ಮನುಷ್ಯನಿಗೆ ಅದೊಂದು ರೀತಿ ದುರ್ಬುದ್ಧಿ ಬರ್ತದೆ ಅಮಾವಾಸ್ಯ ದಿವಸ ವೈದ್ಯರನ್ನು ಕೇಳಿ ಆಯುರ್ವೇದ ವೈದ್ಯರನ್ನ ರೋಗಗಳು ಉಲ್ಬಣಿಸುವುದು ಅಮಾವಾಸ್ಯ ದಿವಸ ಜೋಯಿಸರು ಹೇಳ್ತಾರೆ ಇವತ್ತು ಹೇಗಿದೆ ಗ್ರಹಗತಿ ಏನು ಎತ್ತ ಕೇಳಿದ್ರೆ ಈ ಅಮಾವಾಸ್ಯೆ ಆಮೇಲೆ ಹೇಳ್ತೇನೆ ಪೂಜೆ ಪುರಸ್ಕಾರ ಈ ಅಮಾವಾಸ್ಯ ಹುಣ್ಣಿಮೆ ಎಂಬುವುದು ಇದು ಚಂದ್ರ ಸೂರ್ಯರ ಸಂಗಮ ಅಥವಾ ವಿರಸದಿಂದ ಏರ್ಪಡತಕ್ಕಂತಹ ಕಾಲ ಅದು ಉನ್ಮಾದಾವಸ್ಥೆ ತರುವಂತಹ ಹುಣ್ಣಿಮೆ ಆ ಹುಣ್ಣಿಮೆ ದಿವಸ ತಮ್ಮನ ಮನೆಗೆ ಹೋಗಿ ಒಂದು ಸ್ವಲ್ಪ ಮದ್ಯವನ್ನು ತಗೊಂಡು ಬಾ ಅಂತ ಒಂದು ಬಂಗಾರದ ಬಟ್ಲನ್ನು ಕೊಡ್ತಾಳೆ ಅಮ್ಮ ನಾ ಹೋಗಲಿಲ್ಲ ಮನೆಗೆ ಅದಕ್ಕೆ ಮೊದಲೇ ಕೇಳಿದ್ದಾನೆ ದ್ರೌಪದಿ ಜೊತೆಯಲ್ಲಿ ಮಾತಾಡಿ ಅವಳು ತಿರಸ್ಕಾರ ಮಾಡಿ ಬೈದು ಏ ನನ್ನ ಗಂಡಂದ್ರ ಅಂಥವ್ರು ಇಂಥವ್ರು ಅಂದ್ರೆ ಅಯ್ಯ ಏನು ಮಾಡ್ತಾರೆ ನಿನ್ನ ಗಂಡಂದ್ರು ಬೇಕಾದವ್ರನ್ನ ಗೆದ್ದಿದ್ದೇನೆ ಯಾವ ಗಂಧರ್ವ ಏನು ಬರ್ತಾನೆ ನೋಡ್ತೇನೆ ನೀನು ಅವ್ರಿಗೆ ಹೆದರಬೇಕಾಗಿಲ್ಲ ನನ್ನನ್ನು ಒಡಂಬಟ್ರೆ ನಿನಗೆ ಬೇಕಾದ ಭೋಗ ಕೊಡ್ತೇನೆ ಐಶ್ವರ್ಯ ಕೊಡ್ತೇನೆ ಯಾವ ದೊರೆಯೂ ಕೊಡದೆ ಅಂತ ಕೊಡ್ತೇನೆ ಅಂತ ಹೀಗೆಲ್ಲ ಅಪಲಾಪವನ್ನು ಮಾಡ್ತಾನೆ ಅದಾದ ಮೇಲೆ ಇವಳು ಅಲ್ಲಿ ಹೋಗು ಅಂದ್ರೆ ಅಯ್ಯೋ ನಿಮ್ಮ ತಮ್ಮ ಬಹಳ ದುಷ್ಟ ಅವನ ಮನೆಗೆ ಹೋಗೋದಿಲ್ಲ ನಾನು ಅದು ಬಿಟ್ಟು ಬೇರೆ ಏನಾದ್ರು ಕೆಲಸ ಹೇಳಿ ಜೀವನದಲ್ಲಿ ಬಹಳ ದೊಡ್ಡ ಕೆಟ್ಟ ಕೆಲಸ ಇದ್ರೆ ಅದು ಸೇವೆ ಎಂಬುದು ಇತರರ ಸೇವೆ ಮಾಡೋದು ಅತ್ಯಂತ ಕಷ್ಟವಾದ ಕೆಲಸ ಅದಕ್ಕೆ ಸರ್ವಿಸ್ ಅಂತ ಹೇಳ್ತಾರೆ ಒಳ್ಳೆ ಶಬ್ದ ಹಾಕಿದ್ದಾರೆ ಸರ್ವಿಸ್ ಅಂತ ಹೇಳಿ ನಿಜವಾದ ಅಪಟ ವೈದಿಕರು ಪೂರ್ವಕಾಲದಲ್ಲಿ ಯಾವುದೇ ಸೇವೆ ಸರ್ವಿಸ್ ಅಲ್ಲಿ ಇರ್ತಿರಲಿಲ್ಲ ಅವರು ಲೌಕಿಕರನ್ನು ಬಿಡೋರು ನಮ್ಮ ತಂದೆಯವರ ಕಾಲದ ತನಕ ಹೊಲಿದ ಶರ್ಟ್ ಗಿರ್ಟ್ ಹಾಕೋರು ಕಾಲಲ್ಲಿ ಪಾಪೋಸ್ ಚಪ್ಪಲಿ ಗಿಪ್ಲಿ ಬೂಟ್ಸ್ ಹಾಕೋರು ಇನ್ನೊಂದು ಸರ್ಕಾರಿ ಗುಲಾಮಗಿರಿಯಲ್ಲಿ ತಾಲೂಕು ಆಫೀಸ ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ ಎಲ್ಲಿ ಯಾರು ಕೆಲಸಕ್ಕಿದ್ರೆ ಅವನೆಷ್ಟೇ ಒಳ್ಳೆ ಕುಲದಲ್ಲಿ ಬಂದರೂ ಲೌಕಿಕ ಬ್ರಾಹ್ಮಣ ಅನ್ನೋ ಲೌಕಿಕ ಬ್ರಾಹ್ಮಣ ಶೂದ್ರ ಇದ್ದ ಹಾಗೆ ಅಂತ ಲೆಕ್ಕ ವೈದಿಕರನ್ನು ಹೇಗಿರಬೇಕು ಒಬ್ಬರು ಹಂಗಿಲ್ಲದೆ ಬಾಳಬೇಕು ಬ್ರಾಹ್ಮಣ ಸ್ವಂತ ನಿರ್ಭಯ ಅದಕ್ಕಾಗಿಯೇ ದೊಡ್ಡ ದೊಡ್ಡ ದೊರೆಗಳು ಕೆಂಪೇಗೌಡರಂಥ ಅರಸರು ಪಾಳೆಗಾರರು ಬ್ರಾಹ್ಮಣರನ್ನು ಗೌರವಿಸಿ ಅವರ ನಾಲ್ಗೆ ಕಟ್ಟದೇ ಇರಲಿ ಎಂಬುದಾಗಿ ಅವರಿಗೆ ಭೂಮಿ ಕಾಣಿ ವ್ಯವಸಾಯ ದೇವಸ್ಥಾನ ಎಲ್ಲ ಕೊಟ್ಟು ನೀವು ನಿರ್ಭಯವಾಗಿ ಬುದ್ಧಿಯನ್ನು ಹೇಳಿ ಸಮಾಜಕ್ಕೆ ಅಂತ ಏನು ಮಾಡಿದ್ರು ಅದು ಇಡೀ ಸಮಾಜಕ್ಕೆ ನೀವು ಕಣ್ಣಿಗೆ ಕಾಣಿಸದೇ ಇರುವ ಒಂದು ಸಮೂಹಕ್ಕೆ ಮಾಡುವ ಇಂಪರ್ಸನಲ್ ಸೇವೆ ಬೇರೆ ಒಬ್ಬನನ್ನಾಶ್ರಯಿಸಿ ಮಾಡುವ ಸೇವೆ ಬೇರೆ ಒಬ್ಬ ಆದರೆ ಅವನ ಫ್ಯಾನ್ಸಿ ಅವನ ಮೂಡ್ಸು ವಿಮ್ಸಿಕ್ಯಾಲಿಟಿ ಇಂಗ್ಲೀಷಲ್ಲಿ ಹೇಳ್ತೇವೆ ಅವನೇನೇನು ಹೇಳಿದ್ರನ್ನೆಲ್ಲ ನೀವು ಸರಿಸ್ಕೊಂಡಿರಬೇಕು ಆದ್ದರಿಂದ ಈ ಸೇವೆ ಎಂಬುದು ಬಹಳ ಕಷ್ಟ ಆಹಾರೇ ವಡವ ನಲಶ್ಚ ಶಯನೇಯ ಕುಂಭಕರ್ಣಾಯತೆ ಒಂದು ಚಾಟು ಪದ್ಯ ಸರಿಯಾಗಿ ಊಟ ಮಾಡೋದಿಲ್ವೇನೋ ಸರಿಯಾಗಿ ತಿನ್ನು ಅಂತ ಊಟ ಹಾಕ್ತೀರಿ ಒಬ್ಬ ಸೇವಕನಿಗೆ ಅವನು ಊಟ ಮಾಡಿದ್ದನ್ನು ನೋಡಿ ಆ ವಡಬಾನರ ಕಾಣೆಯ ಎಷ್ಟೊಂದು ತಿಂತೀಯ ನೀನು ಊಟ ಹೆಚ್ಚಿಗೆ ತಿಂದರೆ ವಡಬಾನಲ ಅಂತಾರೆ ಊಟ ಮಾಡದೆ ಇದ್ರೆ ಏನು ರೋಗ ಆಗಿದೆ ನನಗೆ ಅಂತಾರೆ ಶಯನೇಯ ಕುಂಭಕರ್ಣಾಯತೆ ಹೆಚ್ಚಿಗೆ ನಿದ್ದೆ ಮಾಡಿದ ಏನು ಕುಂಭಕರ್ಣ ವಕ್ರಸಿದ್ದಾನಿಯೇ a servant has no right to sleep no right to eat more ಸಂದೇಶೇ ಬಧಿರ ಏನೊಂದು ಮೆಸೇಜ್ ಕೊಟ್ರಿ ಮಾಡ್ಕೊಂಬ ಅಂತ ಕೇಳಿಸ್ಲಿಲ್ವೇನೋ ಕಿವಿಡಾಗಿದೆಯೇನೋ ಸಂದೇಶ ಬಧಿರ ಪಲಾಯನ ವಿಧೌ ಸಿಂಹ ಶೃಗಾರೋಪಿವ ಓಡ್ತಾನೆ ಹಾಗೆ ಸಿಂಹದಂತೆ ಓಡ್ತಾನೆ ಕೆಲಸ ಎಲ್ಲಿ ಯಜಮಾನರ ಕರೆದು ಕೆಲಸ ಕೊಡ್ತಾರೆಯೋ ಅಂತ ಅಲ್ಲಿ ಎಲ್ಲಿ ತಪ್ಪಿಸ್ಕೊಂಡು ಓಡ್ತಾನೆ ಯುದ್ಧದಲ್ಲಿ ಕೆಲಸ ಕೊಟ್ಟ ನರಿಯಂತೆ ಓಡ್ತಾನೆ ಅಂಧೋ ವಸ್ತು ನಿರೀಕ್ಷಣೆ ಅಲ್ಲೊಂದು ಕಾಸು ಬಿದ್ದಿದೆ ತಗೊಂಬ ಅಂದ್ರೆ ಕಾಣಿಸ್ಲಿಲ್ಲ ಸ್ವಾಮಿ ಕಣ್ ಕಾಣಿಸೋದಿಲ್ಲ ಅಂತ ಹೇಳುವುದು ಅಥ ಗಮನೆ ಖಂಜ ಇನ್ನೊಂದು ಕಡೆ ಹೋಗು ಕಾಲು ನೋವಾಗಿದೆ ಮುಳು ಸಿಕ್ಕಾಕೊಂಡಿದೆ ಅಂತ ಹೇಳುವುದು ಭಾಗ್ಯೇನೈ ವೈಲಭ್ಯತೆ ಪುನರಸವು ಸರ್ವೋತ್ತಮ ಸೇವಕ ಒಳ್ಳೆ ಸೇವಕ ಸಿಕ್ಕುವುದು ಕಷ್ಟ ಅದು ಇದು ಒಂದು ದೃಷ್ಟಿ ಇನ್ನೊಂದು ದೃಷ್ಟಿ ಸೇವಕನ ಪಾಡು ಎಷ್ಟೋ ವಾಸಿ ನಾಯಿ ಪಾಡು ಅಂತ ಹೇಳ್ತಿರಲ್ಲ ಇಲ್ಲ ಇಲ್ಲ ನಾಯಿ ಸ್ವಲ್ಪ ಸ್ವತಂತ್ರವಾಗಿರುತ್ತೆ ಶೈವಾಶ್ವವೃತ್ತಿ ಮನುಸ್ಮೃತಿಯಲ್ಲಿ ಬರೆದರು ಶೈವ ಮಾಡುವುದು ನಾಯಿ ಪಾಡು ಅಂತ ಇದು ನಾಯಿಗೆ ಅಪಮಾನ ಯಾತಕ್ಕೆ ಅಂದರೆ ಸೇವೆ ಮಾಡುವ ವ್ಯಕ್ತಿಗೆ ಸ್ವಾತಂತ್ರ್ಯ ಇರುವುದಿಲ್ಲ ನಾಯಿಗೆ ಸ್ವಾತಂತ್ರ್ಯವಿರುತ್ತದೆ ಕಟ್ಟಿ ಹಾಕಿದ್ರು ಬೀದಿಯಲ್ಲಿ ಬಿಟ್ರೆ ದೊಡ್ಡವರ ಮನೆ ನಾಯಿ ಬೀದಿ ನಾಯಿ ಒಂದೇ ರೀತಿಯಲ್ಲಿ ತಿನ್ನಬಾರದನ್ನೇ ತಿನ್ನುತ್ತೆ ಅದರ ಸ್ವಭಾವ ಅದಕ್ಕೆ ಫ್ರೀಡಮ್ ಇರ್ತದೆ ನೈಷಾಂ ಸಂಧ್ಯಾ ವಿಷಯ ಅವರಿಗೆ ಸಂಧ್ಯಾ ವಂದನೆ ಇಲ್ಲ ನಾ ಅಚ್ಯುತಾರ್ಚಾಪಿ ಭಗವಂತನ ತಿರುವಾರಾಧನೆ ಮಾಡುವ ಹಾಗಿಲ್ಲ ನ ಸ್ವೇ ಕಾಲೇ ಹಾವನ ನಿಯಮೋ ನಾಪಿ ವೇದಾರ್ಥ ಚಿಂತ ಬ್ರಾಹ್ಮಣನಿಗೆ ವೇದಾರ್ಥ ಮಾಡಬೇಕು ಅಗ್ನಿಹೋತ್ರ ಮಾಡಬೇಕು ದೇವರ ಪೂಜೆ ಮಾಡಬೇಕು ಹಸುವಿನಿಂದಿರಬೇಕು ಬಾಯಾರಿಕೆ ತಡ್ಕೋಬೇಕು ಬ್ರಾಹ್ಮಣರನ್ನು ಬೈತಾರೆ ಜನ ಇವರಿಗಿರುವಷ್ಟು ನಿಯಮ ಯಾರಿಗಿದೆ ಎಲ್ಲ ಬ್ರಾಹ್ಮಣರು ಹೀಗಿರ್ತಾರೆ ಅಂತಲ್ಲ ಇದ್ದವ್ರ ವಿಷಯ ಹೇಳಿಪ್ಪ ಉಳಿದವ್ರ ವಿಷಯ ಹೇಳೋದಿಲ್ಲ ನಾನು ನೀನು ಒಂದೇ ನಾನು ಒಂದೇ ಅಂತ ಇಬ್ರು ಬೀಡಿ ಸೇತಾಗಿ ಕೂತ್ಕೋರನ್ನ ಹೇಳಲಿಲ್ಲ ನಿಜವಾದ ಬ್ರಾಹ್ಮಣ ಇದ್ರೆ ನಕ್ಷುದ್ವೇಲ ನಿಯ ನಿಯಮ ನಿಯತವಚನ ನೀತವಾದ ಕಾಲಕ್ಕೆ ಬ್ರಾಹ್ಮಣನಿಗೆ ಊಟ ಆಗೋದೇ ಇಲ್ಲ ಏನೋ ಒಂದು ಏಕಾದಶಿ ಬರ್ತದೆ ಯಾರೋ ಅತಿಥಿಗಳು ಬರ್ತಾರೆ ಏನೋ ಒಂದು ಹೋಮ ಹವನ ಇರ್ತದೆ ನಾಲ್ಕು ಗಂಟೆ ಆಗತ್ತೆ ಮೂರು ಗಂಟೆ ಆಗತ್ತೆ ಸೂರ್ಯಾಸ್ತಮಯ ಆದಮೇಲೆ ಹಗಲು ಊಟ ಮಾಡಬಾರದು ಎಲ್ಲ ನಿಯಮಗಳಿದ್ದಂತಹ ಜೀವನ ಇವನಲ್ಲಿ ಸೇವಕ ಎಲ್ಲಿ ಯೋಚನೆ ಮಾಡಿಕೊಳ್ಳಿ ಆದ್ದರಿಂದ ಈ ಸೇವಾ ವೃತ್ತಿ ಬಹಳ ಕಷ್ಟವಾದದ್ದು ಅದನ್ನು ಮಾಡ್ತಾ ಇದ್ದಾರೆ ಪಾಂಡವರು ಅದರಲ್ಲಿ ಸೈರೊಂದು ಯೋಚನೆ ಮಾಡಿಕೊಳ್ಳಿ ಗಂಡಸರು ಸೇವಕರಾದರೆ ಕಷ್ಟ ಹೆಂಗಸು ಸೇವಕರಾದರೆ ಏನೇನು ಅವಳ ಕೈಯಲ್ಲಿ ಏನೇನು ಮಾಡಿಸಬಾರ್ದು ಅದನ್ನೆಲ್ಲ ಮಾಡಿಸ್ತಾರೆ ದುರ್ನಡತೆಗೆ ಎಳೆಯುತ್ತಾರೆ ಯಜಮಾನರು ಸುಮ್ಮನೆ ಇರುವುದಿಲ್ಲ ಮನೆ ಕೆಲಸದವರು ಅಂತೂ ಬರ್ತಾರೆ ಆ ಮನೆ ಕೆಲಸದವರು ಮನೆಯನ್ನು ಬೆಳೆಸಬಹುದು ಮನೆಯನ್ನು ಒಡೆಯಬಹುದು ಶುದ್ಧ ಚಾರಿತಳಾಗಿದ್ದರೂ ಬಿಡುವುದಿಲ್ಲ ಕೆಲವು ಕಡೆಯಲ್ಲಿ ಅಶುದ್ಧ ಚಾರಿತಳಾಗಿದ್ದರೆ ಕೇಳುವುದೇ ಬೇಡ ಆದ್ದರಿಂದ ಅಮ್ಮ ಈ ಕೆಲಸ ಮಾಡ್ತಿದ್ದೆ ನಿಜ ಆದರೆ ನಾನು ನಿಮ್ಮ ತಮ್ಮನ ಹತ್ರ ಮಾತ್ರ ಹೋಗೋದಿಲ್ಲ ನಿಮ್ಮ ತಮ್ಮ ತುಂಬ ಕೆಟ್ಟವನು ಆಗ ಹುಬ್ಬು ಗಂಟಿ ಕೇಳ್ತಾಳೆ ನನ್ನ ತಮ್ಮನನ್ನ ಹಾಗೆಲ್ಲ ಹೇಳಬೇಡ ನೀನು ಎಲ್ಲಿ ನೋಡಿದ್ದೀಯ ಅವನನ್ನ ಎಲ್ಲೋ ಒಂದ್ಸಲ ನಿನಗೆ ಭೇಟಿಯಾದ ಏನೋ ಹತ್ತು ಜನ ಕೇಳೋ ಹಾಗೆ ನಿನ್ನನ್ನು ಏನೋ ತಪ್ಪು ತಿಳ್ಕೊಂಡ ನನಗೆ ಅಂತ ಕೇಳಿದ ಅಷ್ಟಕ್ಕೆ ನೀನವನ ಮೇಲೆ ಒಂದು ಆಪಾದನೆ ಬಿಡುವುದೇ ಅಂಥ ದುಷ್ಟನಲ್ಲ ಅವನು ಸುಮ್ಮನೆ ಹೋಗು ಅಲ್ಲಿ ಮಧು ಇಟ್ಟಿರ್ತಾನೆ ಒಂದು ಹೂಜಿಯಲ್ಲಿ ಬಂದಿದ್ದೇನು ಬುದ್ಧಿ ತಗೊಂಡು ಹೋಗ್ತೇನೆ ಅಂತ ಹೇಳು ನಿನ್ನ ಬಟ್ಲಿಗೆ ಕೊಟ್ಟಿದ್ದ ಬಟ್ಲಿಗೆ ಹಸಿರುಕೊಂಬ ತಗೊಂಬ ಹೋಗು ಅಂತ ಹೇಳಿದ ಇನಕಚ್ಛೇಯ ತಸ್ಯ ರಾಜಪುತ್ರಿ ನಿವೇಶನಂ ತ್ವಮೇವ ಜಾನಾಸಿ ಯಥಾಸ ನಿರಪತ್ರಪ ನಿಮ್ಮ ತಮ್ಮ ಒಳ್ಳೆಯವನು ಅಂತ ಹೇಳ್ತೀರಿ ಆದ್ರೆ ಅವನಿಗೆ ನಾಚಿಕೆ ಇಲ್ಲ ನಿರಪತ್ರಪ ನಾಚಿಕೆ ಇಲ್ಲದೆ ಇದ್ದವನು ಏನು ಕೆಲಸ ಮಾಡೋದಿಲ್ಲ ಯೋಚನೆ ಮಾಡಿ ಆಪರ್ಚುನಿಟಿ ಸಿಗದೇ ಇದ್ದದ್ರಿಂದ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಆಗಲ್ಲ ಇವನೇನೇನು ಮಾಡಿದ್ದಾನೆ ಚರಿತ್ರೆ ದ್ರೌಪದಿಗೆ ಗೊತ್ತಿಲ್ಲ ಇವಳಿಗೆ ಗೊತ್ತಿರೋದು ಒಂದೇ ನನ್ನನ್ನು ಅಡ್ಡ ಹಾಕಿ ಅಡ್ಡಗಾಲ ಹಾಕಿ ನನ್ನ ವಶವಾಗು ಅಂತ ಕೇಳಿದ್ನಲ್ಲ ಇವನ ನಾಚಿಕೆ ಇದೆಯೇ ಇವನಿಗೆ ಹೇಳೋ ಇದ್ದಾರಿಯೇ ಮನೆಯಲ್ಲಿ ಹೆಂಡತಿ ಇದ್ದಾಳಿಯೇ ಹೆಂಡತಿ ಮೇಲೆ ಏನಾರು ಪ್ರೀತಿ ಇದೆಯೇ ತ್ವಮೇವರಾಜ್ಞಿ ದಾನಾಸಿ ಜಾನಾಸಿ ನಿನಗೆ ಗೊತ್ತಿದೆ ನೀ ನಡೆದದ್ದು न ತವ ವೇಶ್ಮನಿ ಭಾಮಿನಿ ಕಾಮವೃತ್ತ ಭವಿಷ್ಯಾಮಿ ನಿಮ್ಮ ಮನೇಲಿ ಬಂದಿದ್ದೇನೆ ಸೇವೆ ಮಾಡೋದಕ್ಕೆ ಹೊರತು ವೇಷಾವೃತ್ತಿ ಮಾಡುವುದಕ್ಕಲ್ಲ ಇವತ್ತು ಕೀಚಕನನ್ನು ಒಡಂಬಿಡು ಅಂತೀರಿ ನಾಳೆ ಇನ್ನೊಂದು ಮನೆ ಕಳಿಸ್ತೀರಿ ನಾಳೆ ಇನ್ನೊಂದು ರೀತಿಯಲ್ಲಿ ಬಳಸ್ತೀರಿ ಅದಕ್ಕಾಗಿ ಬಂದಿಲ್ಲ ನಾನು ಪಂಚೈವ ದೇವಿ ಜಾನಾಸಿ ಯಥಾಚ ಸಮಯ ಕೃತ ನಾ ಬರುವಾಗಲೇ ನಿಬಂಧನೆಯನ್ನು ಹಾಕಿದ್ದೆ ಗೊತ್ತಿದೆಯಲ್ಲ ಎಂಜಲ್ ತಿನ್ನಿಸಬಾರ್ದು ಇನ್ನೊಬ್ರು ಕಾಲು ಮುಟ್ಟಿಸಬಾರ್ದು ಅರಮನೆ ಅಂತಃಪುರದೊಳಗೆ ಯಾರನ್ನು ಬಿಡಬಾರದು ಗಂಡಸರನ್ನ ನನ್ನ ಮೇಲೆ ಯಾವನೇ ಗಂಡಸನ ದೃಷ್ಟಿ ಬಿದ್ದರೆ ಅವನನ್ನು ಅಲ್ಲಿಂದಲ್ಲೇ ಕೊಲ್ಲಿಸಬೇಕು ಇದೆಲ್ಲ ನಿಯಮ ಹೇಳಿದ್ದೇನೆ ನೀವಿದೆಯಲ್ಲ ರಕ್ಷಿಸ್ತೇನೆ ನೀ ಮಾತು ಕೊಟ್ಟಿದೆಯಲ್ಲ ಆರ್ಯವೃತ್ತಿಯಲ್ಲಿರೋರು ಮಾತನ್ನು ಬಿಡ್ತಾರಿಯೇ ಪ್ರವಿಶಂಚ ಮಯಾ ಪೂರ್ವಂ ತವೇಶ್ಮನಿ ಭಾಮಿನಿ ಕೀಚಕಸ್ಸು ಸುಖೇ ಶಾಂತೆ ಮೂಢೋ ಮದನ ದರ್ಪಿತ ಅವನ ತಲೆಗೆ ಮನ್ಮಥ ಹತ್ತಿ ಬಿಟ್ಟಿದ್ದಾನೆ ಅಂದ್ರೆ ಮೊದಲೇ ಚಪಲಚಿತ್ತ ಮನ್ಮಥಾವಸ್ಥೆಗೆ ಬಂದವನಿಗೆ ಸ್ವಬುದ್ಧಿ ಎಂಬುದು ಇರ್ತದೆ ಯೋಚನೆ ಮಾಡಿ ಸ್ವಬುದ್ಧಿ ಅಂದ್ರೆ ಏನು ಅಂತ ಕೇಳಬೇಡಿ ಸತ್ಯ ಹೋಗ್ಬಿಡ್ತೇನೆ ನಾನು ಸ್ವಬುದ್ಧಿ ಅಂದ್ರೆ ಮನುಷ್ಯನಿಗೆ ವಿವೇಕದಿಂದ power of discrimination and wisdom ಇವುಗಳ ಹತೋಟಿಯಲ್ಲಿ ಸ್ಥಿಮಿತದಲ್ಲಿರುವ ಬುದ್ಧಿ ಹೇಗೆ ಕೆಲಸ ಮಾಡಬೇಕೋ ಅವನಿಗೆ ಸಮಾಜಕ್ಕೆ ಹಿತವಾಗುವ ರೀತಿಯಲ್ಲಿ ಅದಕ್ಕೆ ಸ್ವಬುದ್ಧಿ ಮಕ್ಕಳಿಗೆ ಸ್ವಬುದ್ಧಿ ಇರೋದಿಲ್ಲ ಬುದ್ಧಿ ಬಲ್ತಿರೋದಿಲ್ಲ ತುಂಬ ವಯಸ್ಸಾದವ್ರಿಗೂ ಬುದ್ಧಿ ಇದ್ದದ್ದು ಕೆಟ್ಟ ಹೋಗಿರ್ತದೆ ತುಂಬ ಮುದುಕರು ತುಂಬ ಚಿಕ್ಕವರು ಅಲ್ಲದೆ ಇದ್ದವರಿಗೆಲ್ಲ ಸ್ವಬುದ್ಧಿ ಇರ್ತದೆ ಅಂತ ಅದನ್ನು ಹೇಳೋ ಹಾಗಿಲ್ಲ ಸ್ವಬುದ್ಧಿ ಎಂದರೇನು ಅದರ ಮೇಲೊಂದು ಉಪನ್ಯಾಸ ಮಾಡಬೇಕು ಆತ್ಮಜ್ಞಾನವಿದ್ದು ಶರೀರ ಜ್ಞಾನವಿದ್ದು ನಾನು ಆತ್ಮ ಇದ್ದೇನೆ ಹೊರತು ನಾನು ಶರೀರವಲ್ಲ ಹೋಸ್ಮಿ ಆತ್ಮ ಅನಾತ್ಮ ವಿವೇಕ ಮೊದಲು ಉಂಟಾಗಬೇಕು ನಾನು ಭಗವಂತನಿಗೆ ಸೇರಿದವನು ಹೊರತು ನನ್ನ ಸಂಬಂಧಕ್ಕೆ ಬಂದ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅಕ್ಕದವರು ಪಕ್ಕದವರು ಜಾತಿ ಗುಲಗೋತ್ರದವರು ಹೆಣ ಎತ್ತುವವರು ಇವರು ಯಾರಿಗೂ ನಾನು ಸಂಬಂಧ ಇದು ಆಕಸ್ಮಿಕ ಸಂಬಂಧ ನಿಜ ಸಂಬಂಧ ಭಗವಂತನ ಜೊತೆಯಲ್ಲೇ ಮಾತ್ರ ಇರತಕ್ಕದ್ದು ಎಂಬುದಾಗಿ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚೋರೇಣ ನಕೃತಂ ಪಾಪಂ ಚಿಂತೆನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಇದು ಮುಂದೆ ಉದ್ಯೋಗ ಪರ್ವದಲ್ಲಿ ಸನಸ್ಸು ಜಾತೀಯ ಎಂಬ ಭಾಗದಲ್ಲಿ ಬರ್ತದೆ ವಿದುರ ತನ್ನ ನೀತಿಯನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ನಿದ್ದೆ ಬರದೆ ಧೃತರಾಷ್ಟ್ರನಿಗೆ ಯುದ್ಧ ಖಚಿತವಾದ ಮೇಲೆ ಅಯ್ಯೋ ನನ್ನ ಮಕ್ಕಳು ಹೋಗ್ತಾರಲ್ಲ ಹೋಗ್ತಾರಲ್ಲ ಸ್ವಲ್ಪ ನೀತಿಯನ್ನು ಹೇಳು ಅವನು ಹೇಳಿದ್ದೆಲ್ಲ ಹೇಳಿದ ವೇದಾಂತವನ್ನು ಹೇಳು ನಾ ಶೂದ್ರ ಹೇಳೋದಿಲ್ಲ ಜಾತನ್ನು ಕರೆಸ್ತೇನೆ ಅಂತ ಬ್ರಹ್ಮಮಾನಸ ಪುತ್ರನ ಕರೆಸಿ ಅವರ ಕೈಯಲ್ಲಿ ಐದಾರು ಅಧ್ಯಾಯ ಮೂಲದಲ್ಲಿ ಬಹಳ ಪ್ರಸಿದ್ಧವಾದ ಭಾಗ ಪ್ರಾಚೀನ ವ್ಯಾಖ್ಯಾನಗಳುಂಟು ಅದರಲ್ಲಿ ಭಗವದ್ಗೀತೆಯಲ್ಲಿ ಬಿಟ್ಟ ಅಂಶಗಳೆಲ್ಲ ಕೆಲವಿವೆ ಪ್ರತ್ಯೇಕ ವ್ಯಾಖ್ಯಾನ ಬರೀಬೇಕು ಕನ್ನಡದಲ್ಲಿ ಅದರಲ್ಲಿ ಬರುವ ಸಾರ ಸಂವಾದ ವಾಕ್ಯ ಇದು ಯೋ ಅನ್ಯಥಾ ಸಂತಮಾತ್ಮಾನಂ ಮಹಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ ಆತ್ಮ ಇರುವುದು ಒಂದು ರೀತಿ ನಾವು ತಿಳ್ಕೊಂಡದ್ದು ಇನ್ನೊಂದು ರೀತಿ ಆತ್ಮ ಇರುವುದು ದಾಸಭೂತಾಹಿ ಎಲ್ಲ ಜೀವಾತ್ಮರು ಭಗವಂತನಿಗೆ ದಾಸರು ಆತ್ಮಭೂತಾ ಸ್ವತಃ ಸರ್ವೇ ಬ್ರಹ್ಮರುದ್ರಾದಿಗಳು ಭಗವಂತನಿಗೆ ದಾಸರು ಅತೋಹಮಪಿದೇ ದಾಸಃ ನಾನು ನಿನಗೆ ದಾಸ ಯಾಕೆ ಇರುವುದೇ ಹಾಗೆ ನಾನು ಇಷ್ಟಪಟ್ಟು ದಾಸ್ಯ ಮಾಡ್ತೇನೆ ಅಷ್ಟ ಇಷ್ಟಪಡದೆ ದಾಸ್ಯವನ್ನು ಬಿಡಿಸಿಕೊಳ್ತೇನೆ ಎನ್ನುವ ಹಾಗಿಲ್ಲ ಆ ಭಗವಂತನ ಅಂಶಗಳಾಗಿದ್ದೇವೆ ಬ್ರಹ್ಮದಾಸಾಹ ಬ್ರಹ್ಮದಾಸಾಹ ಏಚೇಮೇ ಕಿತವಾಹ ಬ್ರಹ್ಮಸೂತ್ರಕಾರರು ಹೇಳಿದರು ಭಗವಂತನ ಅಂಶ ಭಗವಂತನ ದಾಸಭೂತರು ನಾವೆಲ್ಲ ಇಟ್ಟ ಹಂಗೆ ಇರುವೆನೋ ಎಂದ್ರು ಶ್ರೀಪಾದರಾಜರು ಅವನಿಟ್ಟಾಗಿ ನಾವಿರಬೇಕು ಅವನು ಇಟ್ಟ ಧರ್ಮದಲ್ಲಿ ಇರುವುದು ಅದನ್ನು ತಿಳ್ಕೊಳ್ಳುವುದು ಇದೇ ಸ್ವಬುದ್ಧಿ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ ಬೆಳಕನ್ನು ನೋಡಿ ಹಣ್ಣು ಅಂತ ತಿಳಿಯುವುದು ಇದು ಸ್ವಬುದ್ಧಿ ಅಲ್ಲ ದೇವರನ್ನು ನೋಡಿ ಯಾವುದೋ ಒಂದು ಕೆಲಸಕ್ಕೆ ಬಾರದೆ ಚಿತ್ರ ಅಂತ ತಿಳ್ಕೊಳ್ಳೋದು ಸ್ವಬುದ್ಧಿ ಅಲ್ಲ ಒಂದು ದಿವಸ ಅಗ್ನಿಯಲ್ಲಿಟ್ಟು ಸುಡುವಂತಹ ಶರೀರವನ್ನ ಶಾಶ್ವತವಾಗಿ ಇರುತ್ತದೆ ಅಂತ ತಿಳ್ಕೊಳ್ಳೋದು ಸ್ವಬುದ್ಧಿಯಲ್ಲ ನಾವು ಭಗವಂತನನ್ನೇ ಹೋಗಿ ಸೇರಬೇಕು ಬೇರೆ ಕಡೆಯಲ್ಲ ಈ ತಿಳುವಳಿಕೆ ಇಲ್ಲದೆ ಇದ್ದದ್ದು ಸ್ವಬುದ್ಧಿಯಲ್ಲ ಆ ಸ್ವಬುದ್ಧಿ ಬರುವುದೇ ವೇದಾಂತದ ಶ್ರವಣದಿಂದ ಭಗವದ್ಭಕ್ತರ ಕಡೆಯಿಂದ ಅಂಥದಲ್ಲಿ ಅದನ್ನು ಬಿಟ್ಟು ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ ಇವನಿಗೆ ಕಳ್ಳ ಅಂತ ಹೆಸರು ಚಿಂತೆನ ನ ಪಾಪಂ ಶೌರೇಣ ಆತ್ಮಾಪಹಾರಿಣ ಒಂದು ಮಣಿಯನ್ನು ಕದ್ರೆ ವಾಪಸ್ ಕೊಡ್ಬೋದು ಭೂಮಿ ಕದ್ರೆ ವಾಪಸ್ ಕೊಡ್ಬೋದು ಆತ್ಮವನ್ನೇ ಕದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಈ ನೀಲಮಣಿ ಆತ್ಮ ಅದನ್ನು ಅವನಿಗೆ ಕೊಡಬೇಕು ಅದಕ್ಕೆ ಭರಸಮರ್ಪಣ ಶರಣಾಗತಿ ಅಂತ ಹೇಳ್ತಾರೆ ನಾವು ಮಾಡಿದ ಜನ್ಮ ಜನ್ಮಾಂತರ ಪಾಪ ಹೋಗಬೇಕಾದ್ರೆ ಅವನಿಗೆ ಅದನ್ನು ಸಮರ್ಪಿಸಬೇಕು ಅದೇ ಮಹಾಭಾರತದ ಸದಿ ಅದನ್ನು ತಿಳಿಸೋದಕ್ಕೆ ಇಷ್ಟೆಲ್ಲ ಭೂಮಿ ಕಾಣಿ ಇಷ್ಟೆಲ್ಲ ಮಾಡಿಕೊಂಡ ದುರ್ಯೋಧನ ಏನು ಜೊತೆಯಲ್ಲಿ ಬರಲಿಲ್ಲ ಕಲಿಪುರುಷ ಆದ್ರಿಂದ ಸ್ವಬುದ್ಧಿ ಇಲ್ಲ ನಿನ್ನ ತಮ್ಮನಿಗೆ ಎಂದು ದ್ರೌಪದಿ ಕೀಚಕೆಯಲ್ಲಿ ವೇದಾಂತೆಯಲ್ಲಿ ಯಾವತ್ತಾದರೂ ನಮ್ಮ ಶ್ರವಣಗೋಷ್ಠಿಯಲ್ಲಿ ಒಂದು ಉಪನ್ಯಾಸದಲ್ಲಿ ಎಲ್ಲಾರು ಬಂದಿದ್ದಾನೆ ಕೀಚಕ ನೋಡಿದ್ದೀರಾ ಯಾರಾದರೂ ಮಲ್ಲೇಶ್ವರದಲ್ಲಿ ಅವನನ್ನ ಗೋಖಲೇಶ್ವರ ನೋಡಿದ್ದೀರಾ ಅಥವಾ ಬೇರೆ ಕೀಚಕರು ಇರಬಹುದು ನನಗೆ ಗೊತ್ತಿಲ್ಲ ಅದು ಕೀಚಕ ಎಂದು ಧರ್ಮಶ್ರವಣಕ್ಕೆ ಬರೋದಿಲ್ಲ ಧರ್ಮಶ್ರವಣ ವೇದಕ್ಕೆ ಮೂಢಗೆ ಹೆಳ್ಳಿಲಿ ನೋಡಿ ದಾಸರಿ ಮಾತನ್ನೆಲ್ಲ ಕೇಳೋದು ಕೇಳೋದೇ ಮಾಡೋದು ಮಾಡೋದೆ ಅಂಥವ್ರಿಗೇನು ಪ್ರಯೋಜನವಿಲ್ಲ ಈ ಭೋಗ ಶರೀರದಿಂದ ಏನು ಇದೇ ಶಾಶ್ವತ ಅಂತ ತಿಳ್ಕೊಂಡು ಅವನು ಆದ್ರಿಂದ ಅಶೋಭಮಂ ಸತಿ ಮಾಂ ದೃಷ್ಟ ನಯಾಸ್ಯೆ ತತ್ರ ಶೋಭನೆ ನಿನ್ನ ತಮ್ಮನ ಮನೆ ಮಾತ್ರ ಹೋಗೋದಿಲ್ಲ ಬೇರೆ ಜನ ಇದ್ದಾರೆ ನಿಮಗೆ ಅನ್ಯಾಂ ಪ್ರೇಷೆ ಭದ್ರಂತೆ ಸಹಿ ಮಾಮವಮಂಸತೆ ನೈವತ್ವಾಂ ಜಾತು ಹಿಂಸ್ಯಾತ್ ಆಗ ಒಡಂಬಡಿಸಿದಳು ಸುದೇಶ್ನೆ ತಲೆನೇ ಒರೆಸಳು ಕಣ್ಣು ನೀರನ್ನು ಒರೆಸಿದ್ಲು ಅಮ್ಮ ನೀನು ಅಳ್ತಾ ಇದ್ದೀಯೇ ಹೆದರ್ತಾ ಇದ್ದೀಯೇ ನಡುಗ್ತಾ ಇದ್ದೀಯೇ ಮೈ ಬೆವರ್ತಾ ಇದೆ ನಾನು ಅಭಯ ಕೊಟ್ಟಿದ್ದೇನೆ ತಮ್ಮನಿಗೆ ಬುದ್ಧಿ ಹೇಳಿದ್ದೇನೆ ನಿನ್ನ ತಂಟೆಗೆ ಬರದೇ ಮಾಡಿದ್ದೇನೆ ಸುಮ್ಮನೆ ಹೋಗು ಅಲ್ಲಿಟ್ಟಿರ್ತಾನೆ ಮದ್ಯವನ್ನು ತಗೊಂಡು ಬಂದ್ಬಿಡು ಅವನೇನಾದ್ರು ನಿನ್ನ ತಂಟೆಗೆ ಬಂದ್ರೆ ನನಗೆ ಹೇಳು ಆಮೇಲೆ ಹೇಳೋದೇನಿದೆ ಕೇಳೋದೇನಿದೆ ಇದು ಟೇಬಲ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಒಂದು ರಾಷ್ಟ್ರ ಒಂದು ರಾಷ್ಟ್ರ ಒಂದು ರಾಜ್ಯ ಒಂದು ರಾಜ್ಯ ಇಪ್ಪತ್ತೆಂಟು ಸಮಸ್ಯೆಗಳು ಡಿಸ್ಕಸ್ ಮಾಡಿದ್ದು ಮಾಡಿದ್ದು ಯಾವತ್ತಾದರೂ ಸಮಸ್ಯೆ ತೀರಿದೆಯೇ ನೋಡಿ ಈ ಚೀಫ್ ಮಿನಿಸ್ಟ್ರು ಆ ಚೀಫ್ ಮಿನಿಸ್ಟ್ರು ಹದಿನೇಳಲ್ಲ ಇಪ್ಪತ್ತಲ್ಲ ಮೂವತ್ತು ವರ್ಷ ಕಾಶ್ಮೀರ ಸಮಸ್ಯೆ ಅರವತ್ತು ವರ್ಷ ಡಿಸ್ಕಷನ್ ಯೂಸ್ಲೆಸ್ ಅಂತ ನಾನು ಹೇಳಿ ಮೂರ್ಖರ ಜೊತೆಯಲ್ಲಿ ನೀವು ಮಾತನಾಡಿ ಪ್ರಯೋಜನವೇನಾಗುತ್ತೆ ಹಠವನ್ನೇ ಮಾಡುವವನಿಗೆ ಹಠವಂತನ ಜೊತೆಯಲ್ಲೇ ನಡೆಯೋದಿಲ್ಲ ನಾ ಹೇಳಿದ್ದೇನೆ ಅಂದ್ರು ಇವಳು ಹೇಳಿದ್ಲೆ ನಾಟಕ ಮಾಡಿದ್ಲು ಅವರನ್ನು ಕೇಳುವುದಿಲ್ಲ ಪ್ರಾತಿಷ್ಠತ ಸುರಾಹಾರಿ ಕೀಚಕಸ್ಯ ನಿವೇಶನಂ ಸಾ ಶಂಕಮಾನ ರುದತಿ ದೈವಂ ಶರಣಮೀಯುಷಿ ಎರಡನೇ ಪ್ರಪತ್ತಿ ಮಾಡ್ತಾಳೆ ದ್ರೌಪದಿ ದೇವಿ ದೈವವೇ ಇಂಥ ಸ್ಥಿತಿಗೆ ಹಾಕಿಬಿಟ್ಟೆ ಈ ಮನೆಯಿಂದ ಬಿಟ್ಟು ಓಡಿ ಹೋಗೋಣ ಇದು ಬೇಡ ಅಂತ ಅನ್ನೋಣ ಅಂದರೆ ಬೇರೆಲ್ಲಿ ಹೋಗುವುದು ಆಶ್ರಯ ಇಲ್ವಲ್ಲ ಗಂಡಂತರನ್ನು ಕೇಳೋ ಹಾಗಿಲ್ಲ ಭೀಮ ಎಲ್ಲಿಗಯ್ಯ ಹೋಗಲಿ ಧರ್ಮರಾಜ ಎಲ್ಲಿಗಯ್ಯ ಹೋಗಲಿ ಅರ್ಜುನ ಎಲ್ಲಿಗಯ್ಯ ಹೋಗಲಿ ಅವರ ಹತ್ತಿರ ಹೋಗೋ ಹಾಗೆ ಇಲ್ಲ ಅಜ್ಞಾತವಾಸ ಅಷ್ಟು ಹತ್ತಿರದಲ್ಲಿದ್ದಾರೆ ಒಬ್ಬರೊಬ್ಬರು ಮಾತನಾಡೋ ಹಾಗಿಲ್ಲ ಆ ಸೈರಂಧ್ರಿ ಬಂದಿದ್ರಲ್ಲ ಕಂಕುಬಿಟ್ರೆ ನಿಮ್ಮ ಜೊತೆಯಲ್ಲಿ ಏನು ಕೆಲಸ ಒಬ್ಬ ಯಾರು ಗುಲ್ಲಭಿಸಿದ್ರೆ ಧರ್ಮರಾಜನಿಗೆ ಔಟ್ ಆಗುತ್ತೆ ದ್ರೌಪದಿ ಔಟ್ ಆಗುತ್ತೆ ಅಡುಗೆ ಅವನಿಗೂ ಏನೋ ಸಂಬಂಧವಿದೆ ಅಂತ ಗುಜುಗುಜು ಮಾತನಾಡ್ಕೊಳ್ತಾರೆ ಮುಂದೆ ಹೇಳ್ತಾಳೆ ದ್ರೌಪದಿ ಅಷ್ಟು ಹತ್ತಿರದಲ್ಲಿರುವ ಗಂಡನ ಜೊತೆಯಲ್ಲಿ ಮಾತಾಡೋ ಹಾಗಿಲ್ಲ ಅಷ್ಟು ಹತ್ತಿರದಲ್ಲಿರುವ ಹೆಂಡತಿ ಆಪತ್ತಿಗೆ ಒದಗುವ ಹಾಗಿಲ್ಲ ಎಷ್ಟು ಘೋರಕರವಾದ ಅಜ್ಞಾತವಾಸ ಆದ್ದರಿಂದ ದೈವಂ ಶರಣಮೀಯುಷಿ ಹಿಂದೆ ಕಾಪಾಡಿದ್ದವನು ಕೃಷ್ಣ ಈಗ ಅವನೇ ಕಾಪಾಡಲಿ ಎಂಬುದಾಗಿ ಹಗಲಲ್ಲಿ ಸೂರ್ಯರಕ್ಷಕನಾದ್ದರಿಂದ ಉಪಾತಿಷ್ಠತ ಸಾ ಸೂರ್ಯಂ ಮುಹೂರ್ತಂ ತತಃ ಬಟ್ಲ ತಗೊಂಡ್ಲು ತಲೆ ಜಡೆ ಬಿಚ್ಚಿದೆ ಒಂಟಿ ವಸ್ತ್ರ ಸುಟ್ಟುಕೊಂಡಿದ್ದಾಳೆ ಸುದರ್ಶನಿ ಅರಮನೆಯಿಂದ ಎರಡು ಹೆಜ್ಜೆ ಹೊರಗಿಟ್ಲು ಬಿಸಿಲಿತ್ತು ಸೂರ್ಯನನ್ನು ನೋಡಿ ಕೈ ಮುಗಿದು ದೇವಾ ಸ್ವಾಮಿ ದೇವನೇ ಲೋಕಪಾಲನೆ ನನ್ನನ್ನು ಕಾಪಾಡು ಅಂತ ಕೇಳಿಕೊಂಡ್ರು ಹಿರಿಯರು ಪದ್ಧತಿ ಒಂದು ಒಳ್ಳೆಯ ಕೆಲಸಕ್ಕೆ ಮನೆ ಬಿಟ್ಟು ಹೊರಟಿದ್ದೀರಿ ಹೊಸ್ತಿನಿಂದ ಕೆಳಗಿಟ್ಟು ಕೂಡಲೇ ಸೂರ್ಯನ ನೋಡಿ ನಮಸ್ಕಾರ ಮಾಡಬೇಕು ಅನೇಕರು ಗೊತ್ತಿಲ್ಲ ಇದು ಸೂರ್ಯನ ಹಗಲು ಕಾಣುವ ಪ್ರತ್ಯಕ್ಷ ದೈವ ಅಂದರೆ ಸೂರ್ಯ ಲೋಕಕ್ಕೆಲ್ಲ ಬೆಳಕು ಕೊಡುವವನು ಅವನಲ್ಲಿಯೇ ಅಂತರ್ಯಾಮಿಯಾಗಿ ಬಂಗಾರದ ಥಳಥಳ ಹೊಡೆಯುವ ಮೂರ್ತಿ ಅಂತ ಕೂತಿದ್ದಾನೆ ಒಳಗಡೆ ಗಾಯತ್ರಿ ಮಂತ್ರ ಹೇಳ್ತದೆ ಒಂದು ಕ್ಷಣ ನೋಡುವುದಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ವೆಂಕಟೇಶ್ವರನೇ ವಾಸಿ ಸೂರ್ಯಮಂಡಲದಲ್ಲಿರುವ ದೇವರನ್ನ ಯಾರೂ ಬೆಳ್ಳಂಡಿ ನೋಡಬೇಡಿ ಅಂತ ಅನ್ನೋದಿಲ್ಲ ನಿಮ್ಮ ಕಣ್ಣು ಸುಟ್ಟು ಹೋಗುತ್ತೆ ನೋಡೋಕ್ಕಾಗೋದಿಲ್ಲ ಎಲ್ಲಿ ನೋಡ್ತೀರಿ ದೇವರನ್ನ ತೋರಿಸಿ ತೋರಿಸಿ ಅಂತ ಕೇಳ್ತಾರೆ ಅಲ್ಲಿದ್ದಾನೆ ಸೂರ್ಯಮಂಡಲದಲ್ಲಿ ಹೇಳಿಬಿಟ್ಟಿದ್ದೇನೆ ನಾಳೆ ಹೋಗಿ ನೋಡಿ ಆಗುತ್ತಾ ನಿಮ್ಮ ಕೈಯಲ್ಲಿ ನಂಜಾಲ ಅಂತ ಒಂದು ಊರು ಆಂಧ್ರದಲ್ಲಿ ನಮ್ಗೆ ಬೇಕಾದವರೊಬ್ಬರು ದೊಡ್ಡ ವಕೀಲರು ನಿತ್ಯ ಭಾಗವತ ಪ್ರವಚನ ಏನವ್ರ ಮನೆ ಹಾಗಿತ್ತು ಹೋಗಿದ್ದೇವೆ ಅಹೋಬಿಲಕ್ಕೆ ಹೋಗುವಾಗ ಅವ್ರಿಗೊಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ ಈ ಸೋಡಾ ಗ್ಲಾಸ್ ಹಾಕೊಂಡ್ರು ಕಾಣಿಸ್ತಾ ಯಾಕಪ್ಪ ಬಲಗಣ್ಣು ಸ್ವಾಮಿ ನಾನು ಮಾಧ್ಯಾಹ್ನಿಕ ಮಾಡುವಾಗ ಸೂರ್ಯ ಆತ್ಮ ಜಗತಸ್ತಸ್ತು ಸಸ್ಯ ಅದು ಕೆಲವು ಸೆಕೆಂಡ್ ನೋಡಿ ನೋಡಿ ನೋಡಿ ಕಣ್ಣು ಹೋಯಿತು ನನಗೆ ಎಂದು ಅವರ ಆಸೆ ನೋಡಿ ಹೇಗಿದೆ ಇದು ಅರ್ಕಮಂಡಲ ಮಧ್ಯಸ್ಥಂ ಸೂರ್ಯ ಕೋಟಿ ಸಮಭ್ರವಂ ಬ್ರಹ್ಮಾದಿ ಸವ್ಯ ಪಾದಾಬ್ಜಂ ನೌಮಿ ಬ್ರಹ್ಮರಮಾಸಕಂ ಶಂಖಚಕ್ರಧರಂದೇ ಒಂ ಕಿರೀಟಾದಿಭೂಷಿತಂ ಸೂರ್ಯಮಂಡಲ ಮಧ್ಯಸ್ಥಂ ಧ್ಯಾಯೇತ ಸ್ವರ್ಣರುಚಿಂ ಹರಿಂ ನಾ ಹೇಳೋದಲ್ಲ ಅಂತರಾದಿತ್ಯ ವಿದ್ಯೆ ಬ್ರಹ್ಮಸೂತ್ರದಲ್ಲಿ ಸೂರ್ಯನಲ್ಲಿ ಆಗಿರೋವನು ಸಾಮಾನ್ಯವಾದ ಜೀವಾತ್ಮನೋ ಪುಣ್ಯದಿಂದಲ್ಲಿ ಹೋಗಿದ್ದಾನೆಯೋ ಭಗವಂತನೇ ಇದ್ದಾನೆಯೋ ಅಂತ ಪ್ರಶ್ನೆಯನ್ನು ವೇದವ್ಯಾಸರು ಅಲ್ಲಿರೋನು ಶ್ರೀಮನ್ ನಾರಾಯಣ ಅಂತ ಪ್ರತಿಪಾದನೆ ಮಾಡಿದ್ದ ಬ್ರಹ್ಮಸೂತ್ರಕಾರ ನಿರ್ಣಯ ವೇದವ್ಯಾಸರ ನಿರ್ಣಯ ಆದರೆ ನೀನು ಕಾಪಾಡು ಎಂಬುದಾಗಿ ಸಾ ಸೂರ್ಯಂ ಮುಹೂರ್ತಮ್ಮ ಬಲಾಟತಃ ಒಂದು ಮುಹೂರ್ತ ಸುಮಾರು ಮುಕ್ಕಾಲು ಗಂಟೆ ಕಾಲ ನಿಂತಿದ್ದಾಳೆ ಸೂರ್ಯನ್ ನೋಡ್ತಾ ಇದ್ದಾಳೆ ಬೆವರ್ತಾ ಇದ್ದಾಳೆ ಬೆದರ್ತಾ ಇದ್ದಾಳೆ ಪಾಂಡವ್ರಿಗೆ ಗೊತ್ತಾಗುತ್ತೆ ಕಷ್ಟ ಹೆಂಗಸರ ಕಷ್ಟ ಗಂಡಸರಿಗೆ ಗೊತ್ತಾಗಬೇಕು ಅಳ್ತಾ ಇದ್ದಾಳೆ ತಸಸ್ಯಾ ತನುಮಧ್ಯಾಯ ಸರ್ವಂ ಸೂರ್ಯೋ ಅವಬುಧ್ಯತಃ ಸೂರ್ಯ ಅರ್ಥ ಮಾಡಿಕೊಂಡ ಒಂದು ದೈತ್ಯ ಶಕ್ತಿಯನ್ನ ಅವಳ ಬೆನ್ನಿಗೆ ಕಳಿಸಿದ ಅವಳಿಗೆ ಗೊತ್ತಿಲ್ಲ ಹಿಂದೆ ಒಂದು ಯಾಕೆ ಕೀಶಕರನ್ನ ಅಡ್ಡುಗಟ್ಟಬೇಕಾದ ದೈತ್ಯ ಶಕ್ತಿ ಬೇಕಲ್ಲ ಅಂತ ಅಂತರ್ಹಿತಂ ತದ ರಕ್ಷೋ ರಕ್ಷಾರ್ಥ ಮಹಾವಿಷತಿ ಅಂತರ್ಧಾನವಾಗಿದ್ದಾನೆ ಹೊರಗಿನವರು ಕಾಣಿಸ್ತಾ ಇಲ್ಲ ಆ ದೈತ್ಯ ಶಕ್ತಿ ಅವಳು ಅನುಸಾರ ಮಾಡ್ತಾ ಇದೆ ತಚ್ಚೈನಾಂ ನಾಜಹ ತತ್ರ ಸರ್ವಾವಸ್ಥಾಸು ಅನಿಂದಿತಾಂ ತಾಂ ಮೃಗೀವ ಸಂತ್ರಸ್ತಾಂ ದೃಷ್ಟ ಕೃಷ್ಣಾಂ ಸಮೀಪಕಾಂ ಉದತಿಷ್ಠತಿ ಮುದಾ ಸೂತಃ ನಾವಂ ಲಭ್ಯೇವ ಪಾರಗ ಅಲ್ಲಿಂದ ಏನು ವೇಗವಾಗಿ ಬರ್ತಾಳೆಯೇ ಇಷ್ಟವಿಲ್ಲದ ಕಾಲುಗಳನ್ನು ಬಲಾತ್ಕಾರವಾಗಿ ಹೊತ್ತುಕೊಂಡು ಕೀಚಕನ ಮನೆ ಬಾಗಿಲಿಗೆ ಬಂದಳು ಆ ಕ್ಷಣ ಹೇಗಿರಬೇಕು ಅವಳು ಹೃದಯದ ಎದೆ ಬಡಿತ ಯಾವ ಸಿನಿಮಾ ಡೈರೆಕ್ಟ್ರು ಡೈರೆಕ್ಟ್ ಮಾಡಲಾರ ಅದನ್ನು ಆ ಪಾತ್ರ ಮಾಡೋರು ದ್ರೌಪದಿ ಆಗಿರೋದಿಲ್ಲವಾದ್ರಿಂದ ಅವರಿಗೆ ಆ ಕಷ್ಟಗಳೇ ಗೊತ್ತಾಗೋದಿಲ್ಲ ಅಲ್ಲೆಲ್ಲ ಕೂತಿದ್ದ ಉಯ್ಯಾಲೆಯಲ್ಲಿ ಬರ್ತಾಳಿಯೇ ಬರ್ತಾಳೆ ಅವನ ಮನಸ್ಸಿನ ವೇಗ ಮನ್ಮಥ ವೇಗ ಇಳಿದು ಬಂದ ಸ್ವಾಗತಂತೆ ಸುಕೇಶ ಅಂತೆ ಇವಳು ಹೇಳಿದ್ದೇನು ಸುದೇಶನೆ ಸುಮ್ಮನೆ ಹೋಗೋ ಅವನೆಲ್ಲೋ ಇರ್ತಾನೆ ಅಲ್ಲಿ ಹೂಜಿಲಿ ಇಟ್ಟಿರ್ತಾನೆ ಮಧ್ಯ ತಗೊಂಡ್ಬಂದ್ಬಿಡು ಅಂತ ಇವನು ಕಾಯ್ಕೊಂಡು ಕೂತಿದ್ದವನು ಸ್ವಾಗತಂತೆ ಸುಕೇಶ ಅಂತೆ ನಿನಗೆ ಸ್ವಾಗತ ಕೊಟ್ಟಿದ್ದೇನೆ ನನಗೆ ಗೊತ್ತಿತ್ತು ನೀ ಬರ್ತೀಯ ಅಂತ ಅಂತ ಶುರು ಮಾಡಿದ ಎಲ್ಲ ಹೇಳ್ತಿ ಹಾಗೆ ಬಾಯಿಗೆ ಎಲ್ಲ ಹೆಂಗಸರು ಹೀಗೆ ಆದ್ರೆ ನಮ್ಮ ಅಕ್ಕ ರೆಕಮೆಂಡ್ ಮಾಡಿದ ಮೇಲೆ ಬರದೇ ಇರೋಕ್ಕಾಗತ್ತೆ ಅದಕ್ಕೆ ದ್ರೌಪದಿ ಹೇಳಿ ಚಿ ನಿನ್ನ ಬಾಯಿ ಹುಳ ಬರಲಿ ನಿನ್ನ ಹುಡ್ಕೊಂಡ ಬರಲಿಲ್ಲ ನಿಮ್ಮ ಅಕ್ಕ ಹೇಳಿದ್ದಾಳೆ ಆ ಮದ್ಯವಂತ ಎಲ್ಲಿದ್ದೀಯಾ ಕೊಡು ಬಟ್ಲು ಹಾಕೊಡು ನಾ ಹಂಶಕ್ಯ ಯಾ ಸ್ಪೃಷ್ಟಂ ನಿಷಾದೇನೇವ ಬ್ರಾಹ್ಮಣಿ ನಿಷಾದರು ಬ್ರಾಹ್ಮಣಸ್ಥೆಯನ್ನು ಮುಟ್ಟುವುದಕ್ಕಾಗದೇ ಇರುವಂತೆ ನೀನೇನು ಮಾಡಲಾರೆ ನನ್ನನ್ನ ಮಾ ಗಮಿಷ್ಯಸಿ ದುರ್ಬುದ್ಧೇ ಗತಿಂ ದುರ್ಗಾಂತರಾಂತರಾಂ ನೀನು ಯಮಗತಿಗೆ ಹೋಗೋದು ಬೇಡ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ನೀ ಬೇಡ ಕಾಣೋ ಮೂರ್ಖ ಮನುಷ್ಯರು ಆಚಾರವನ್ನು ಯಾವಾಗ ಬಿಡ್ತಾರೆಯೋ ಆಗ ಮಡಕೆ ಒಡೆದದ್ದನ್ನು ಮನೆಯಲ್ಲಿ ಯಾವಾಗ ಇಡುವುದಿಲ್ಲವೋ ಹೊರಗೆ ಹಾಕ್ತಾರೆಯೋ ಆ ರೀತಿ ಆಗುತ್ತೆ ಮನುಷ್ಯನಿಗೆ ನರ ಸಂಭಿನ್ನ ಮರ್ಯಾದ ಕೀಟವಚ್ಚ ಗುಹಾಶಯ ಒಂದು ಹುಳ ಒಂದು ಮರದ ಕೊಟ್ರೆಯಲ್ಲಿರ್ತದೆ ಮರವನ್ನೇ ಅದು ಕೊರದು ಕೊರದು ಹಾಳು ಮಾಡಿಬಿಡುವಂತೆ ನೀನು ರಾಷ್ಟ್ರವನ್ನು ಹಾಳು ಮಾಡುವ ಕೀಟವನ್ನಾಗಿ ಹುಟ್ಟು ಕೀಟದಂತೆ ಕಾಣಿಸ್ತಾ ಇದ್ದೀಯೇ ಪಾನಮಾಹರಮೇ ಕ್ಷಿಪ್ರಂ ಪಿಪಾಸಾಮೇತಿ ಚಾಬ್ರವೀತಿ ನಿಮ್ಮ ಅಕ್ಕ ಹೇಳಿದ್ಲು ಬಾಯಾರಿಕೆ ಆಗ್ತಾ ಇದೆ ನೀರು ಕುಡಿಯೋದ್ರ ಬದಲು ಮದ್ಯವನ್ನು ತಗೊಂಡು ಬಾ ಅಂತ ನೀರು ಕುಡಿಯೋ ಪದ್ಧತಿ ಇಲ್ಲ ಹೆಂಡ ಬೇಕಂತ ಅವಳಿಗೆ ತಗೊಂಡು ಕೊಡ್ತೇನೆ ಕೊಡು ಕೀಚಕ ಅವಳ ಕೈಯನ್ನು ಹಿಡಿದ ಅಯ್ಯ ಆ ಸಣ್ಣ ಕೆಲಸಕ್ಕೆ ನೀನು ಯಾಕೆ ಹೋಗಬೇಕು ಅನ್ಯ ಭದ್ರೇ ನೈಷ್ಯಂತಿ ರಾಜಪುತ್ರ ಪ್ರತಿಷ್ಠಿತಂ ಅವಳಿಗೆ ಹೆಂಡ ಬೇಕಾಗಿದ್ರೆ ಒಂದು ನೂರು ಜನ ದಾಸರಿದ್ದಾರೆ ಮನೆಯಲ್ಲಿ ಯಾರೋ ಒಬ್ಬಳನ್ನು ಕರೆದು ಚಪಾಳಿ ಹಾಕಿದ ಬಾಯಿಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗಿ ಹೆಂಡ ಅಂತ ಬಟ್ಲು ಕೊಟ್ಟ ಇತ್ಯೇತಾಂ ದಕ್ಷಿಣೇ ಪಾಣೋ ಸೂತಪುತ್ರ ಪರಾಮೃಷತ್ ಗಂಡ ಹಿಡಿಯುವ ಕೈಯನ್ನು ಸೂತಪುತ್ರ ಹಿಡಿದ ನೋಡಿ ಅಲ್ಲಿ ದುಶಾಸನ ಭಾವಮೈದ ಮಾಡಿದ ಯಾವ ಕುಲಗೋತ್ರವಿಲ್ಲದವನು ಆಗ ದ್ರೌಪದಿ ಪ್ರತಿಜ್ಞೆ ಮಾಡಿದೆ ಶೈವಾಹಂನಾಭಿಚರೇ ಕದಾಚಿತ್ ಮತೀನ್ಮತಾದ್ವಯೀ ಮನಸಾಪಿ ಜಾತೋ ತೇನೈವ ಸತ್ಯೇನ ವಶೀಕೃತಂ ತಾಂ ದೃಷ್ಟಾಸ್ಮಿ ಪಾಪಂ ಪರಿಗೃಶ್ಯಮಾಣಂ ದೇವತೆಗಳಿದ ನನ್ನ ಪತಿಯನ್ನು ಬಿಟ್ಟು ನಾನು ಇನ್ನೊಬ್ಬರನ್ನು ಸ್ಮರಣೆ ಮಾಡದೆ ಇದ್ದ ಪಕ್ಷದಲ್ಲಿ ಆ ಪಾತಿವ್ರತ್ಯವೆಂಬ ಶಕ್ತಿ ನನ್ನನ್ನು ಕಾಪಾಡಲಿ ಆಗ ಕೀಶಕ ಹೇಳಿದ ಯಾವ ಪಾತಿವ್ರತ್ಯ ನಿನ್ನನ್ನು ಕಾಪಾಡುತ್ತೆ ನೋಡ್ತೇನೆ ಎಂದ ಆ ದುರಹಂಕಾರ ಆಗಿದೆ ನೋಡಿ ಅದು ದೈವದಲ್ಲಿ ನಂಬಿಕೆ ಇಲ್ಲ ಪಾತಿವ್ರತ್ಯದಲ್ಲಿ ಇದು fellow lost at all the human values that there could be women folk who are entirely devoted to their husbands. He does not understand. He laughs at idea. ಈಗಿನ ಕಾಲ ಅಲ್ಲ ಇದು ಐದು ಐದು ಸಾವಿರ ವರ್ಷಕ್ಕೆ ಮಿಕ್ಕ ಕಾಲ ಮಹಾಭಾರತ ಯುದ್ಧ ನಡೆದದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಎರಡನೇ ವರ್ಷದಲ್ಲಿ ಮಹಾಭಾರತ ಪಾತ್ರ ಪ್ರಪಂಚದಲ್ಲೆಲ್ಲ ಡೇಟ್ಸ್ ಕೊಟ್ಟಿದ್ದೆ ನೋಡಿಕೊಳ್ಳಿ ತ್ರೀ ಥೌಸಂಡ್ ಟೂ ಮಹಾಭಾರತ ಯುದ್ಧ ನಡೆದ ವರ್ಷ ಅದೇ ಕಲಿಯುಗ ಅಲ್ಲಿಂದ ಮೂವತ್ತಾರನೇ ವರ್ಷಕ್ಕೆ ಕಲಿಯುಗ ಹುಟ್ಟಿತು ಮುಂದೆ ಯುಗಾದಿ ಬರ್ತದೆ ಇವತ್ತು ಕಲಿಯುಗಾದಿ ಎಷ್ಟು ವರ್ಷ ಆಯಿತು ಲೆಕ್ಕ ಕೊಡ್ತಾರೆ ಬರೋಬ್ಬರಿ ಟ್ಯಾಲಿ ಆಗ್ತದೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡಲಿಲ್ಲ ಅಂತ ಯಾರೋ ಒಂದು ಬರೋಬ್ಬರಿ ಟ್ಯಾಲಿ ಅಂತ ಹೇಳಿಬಿಟ್ಟಿದ್ದೆ ಉತ್ತರ ಕರ್ನಾಟಕದ ಭಾಷೆ ಇದು ಆವತ್ತು ಅದೇ ಅಲ್ಲ ಮನುಷ್ಯ ಸ್ವರೂಪ ಯಾವತ್ತು ಬದಲಾಗಿದೆ ಹೇಳಿ ಮೌಲ್ಯಗಳನ್ನು ಗೌರವಿಸುವ ಅಲ್ಪಸಂಖ್ಯಾತರು ಉಂಟು ಮೌಲ್ಯಗಳನ್ನು ತಿರಸ್ಕಾರ ಮಾಡುವ ರಾಕ್ಷಸರ ಸಂಖ್ಯೆಯೂ ಉಂಟು ಯಾವುದರಲ್ಲಿಯೂ ನಂಬಿಕೆ ಇಲ್ಲದೆ ಇದ್ದವರು ಆಚರಣೆಯಲ್ಲಿ ಹಾಗೆ ಇದ್ದಾರೆ ಸತಾಮಭಿಪ್ರೇಕ್ಷ ವಿಶಾಲ ನೇತ್ರ ಜಿಘೃಕ್ಷಮಾಣ ಪರಿಭರ್ಸಯಂತೀಂ ಅವನು ನೆಟ್ಟಿಗೆ ಬೈತಿದ್ದಾಳೆ ಎರಡು ಏಟು ಅಂತ ಕಾಣುತ್ತೆ ಜಗ್ರಾಹತ ಮುತ್ತರ ವಸ್ತ್ರ ದೇಶೇ ಮೇಲೇನು ಹೊದ್ದಿಕ್ಕೆ ಹೊದ್ದಿದ್ಲು ಆ ಸೀರೆಯನ್ನ ಅದನ್ನೇ ಹಿಡಿದು ಎಳೆದ ದುಶಾಸನ ಮಾಡಿದ ಅಪರಾಧ ಜಗ್ರಾಹತ ಮುತ್ತರ ವಸ್ತ್ರ ದೇಶೇ ಸಕೀಚಕಃ ತಾಂ ಸಹಸ ಆಕ್ಷಿಪಂತೀಂ ತಳ್ಳೋದಕ್ಕೆ ನೋಡ್ತಿದ್ದಾಳೆ ಯಮನಂತೆ ಒಳ್ಳೆ ಗಂಡುಗೋಳಿ ಉಕ್ಕಿನ ಪ್ರತಿಮೆ ಜಟ್ಟಿ ಅವನು ಹೊತ್ತಲ್ಲಿ ಆ ಸೂರ್ಯ ಕಳಿಸಿದ್ದ ಒಬ್ಬ ದೈತ್ಯ ಶಕ್ತಿ ಬಂದು ಎರಡು ಬಿಗಿಯಿತು ಕೀಚಕನಿಗೆ ಅವನ ಕೆಳಗೆ ಬಿದ್ದ ಕಯಾ ಸಮಾಕ್ಷಿಪ್ತನು ಸಪಾಪ ಇವಳು ತಳ್ಳಿದಳು ಪಪಾತ ಶಾಖೀವ ನಿಕೃತ ಮೂಲ ಕೆಳಗೆ ಬಿದ್ದ ಕೀಚಕನನ್ನು ತಳ್ಳಿದ್ಲು ಅಷ್ಟರ ಮಟ್ಟಿಗೆ ಮುಟ್ಟಬೇಕಾಯಿತು ಅಲ್ಲಿಂದ ಇದೆಯಲ್ಲ ಬರೀ ಮೋಸ ಮಾಡಿದ್ದಾರೆ ಮದ್ಯವೂ ಇಲ್ಲ ಬಟ್ಲು ಇಲ್ಲ ಬರೀ ಮೋಸ ಅಂತ ತಿಳ್ಕೊಂಡು ಬಿಟ್ಟು ಯಾ ಜೀವಿವೆ ಅಂತ ಹೋಗಿ ಅವಳಿಗೆ ಏನಮ್ಮ ಇಂಥ ಕೆಲಸ ಮಾನಗಾಡಿ ಕೆಲಸಕ್ಕೆ ಹಚ್ಚಿದ್ರಲ್ಲ ಅಂತ ಹಿಗ್ಗ ಮುಗ್ಗ ಬೈಬೇಕು ಅಂತ ಹೊರಟ್ರೆ ಹಿಂದೆ ಅಟ್ಟಿಸಿಕೊಂಡು ಬಂದ ಅವನ ಕೀಚಕ ಓಡ್ತಾ ಇದ್ದಾಳೆ ಓಡ್ತಿದ್ದಾಳೆ ಕೀಚಕನ ಅರಮನೆಗೆ ಸಭಾಸ್ಥಾನಕ್ಕೇನು ಬಹಳ ದೂರ ಇರಲಿಲ್ಲ ಮಧ್ಯಾಹ್ನದ ಮೇಲಾಗಿಬಿಟ್ಟಿದೆ ಸಾಯಂಕಾಲ ಒಡ್ಡೋಲಗದಲ್ಲಿ ಕೂತಿದ್ದಾನೆ ದೊರೆ ವಿರಾಟ ಏನು ರಾಜಕಾರ್ಯ ಮಾಡ್ತಿದ್ದಾನೆ ಸಭಾಸದರೆಲ್ಲ ನೋಡ್ತಿದ್ದಾರೆ ಏನು ರಾಜಕಾರ್ಯ ಧರ್ಮರಾಜನ ಜೊತೆಯಲ್ಲಿ ಪಕಡೆ ಆಡ್ತಾ ಇದ್ದಾನೆ ಇದು ಇಂಪಾರ್ಟೆಂಟ್ ವರ್ಕ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದು ಜೂಜಾಡ್ತಾ ಕೂತಿದ್ದಾನೆ ಅವತ್ತು ಗೆಲ್ಲಬೇಕು ಸೂರ್ಯಾಸ್ತಮಿ ಆಗೋದರಲ್ಲಿ ಇವಳು ಓಡಿದಳು ಓಡಿದಳು ಓಡಿದಳು ಏಳ್ತಾ ಇದ್ದಾಳೆ ಸಭಾಂ ಶರಣಮಾಗಚ್ಛತಿ ಯತ್ರ ರಾಜ ಯುಧಿಷ್ಠಿರ ಯುಧಿಷ್ಠರ ಇದ್ದ ಜಾಗದಲ್ಲಿ ಇಲ್ಲಿ ಗಂಡ ಇಲ್ಲಾದ್ರೂ ಕಾಪಾಡ್ತಾನೋ ಏನೋ ಎಂಬುದಾಗಿ ಆ ಸಭೆಗೆ ಹೋದಳು ಅಲ್ಲಿ ನಿಂತಿದ್ದಾಳೆ ಹಾಗೂ ಮಾನ ಮುಚ್ಚಿಕೊಂಡಿದ್ದಾಳ ಅದೇ ಬಟ್ಟೆಯಿಂದ ಹಿಂದಿನಿಂದ ಬಂದ ಅವಳು ಎಳೆ ನನ್ನ ಮೇಲೆ ಚಾಡಿ ಹೇಳ್ತೀಯ ಅದೊರೆಗೆ ಯಾರೇನ್ ಮಾಡ್ತಾರೆ ನಿನ್ನನ್ನ ನಿನ್ನ ದೊರೆ ಕಾಪಾಡ್ತಾನೆ ನೋಡು ಎಂಬುದಾಗಿ ಜಾಡಿಸಿ ಬಲವಾಗಿ ಅವಳ ಪೃಷ್ಠದ ಮೇಲೆ ಒದ್ದಿದ್ದಾನೆ ಕೀಚಕ ಇದೊಂದನ್ನು ಮಾಡಿರಲಿಲ್ಲ ದುಶಾಸನ ಅವನೇ ವಾಸಿ ಧರ್ಮಾತ್ಮ ಇವನಿಗಿಂತ ಸಭಾಪರ್ವದ ಕಥೆಯನ್ನು ಮೀರಿಸ್ಬಿಡ್ತು ವಿರಾಟ್ ಪರ್ವದ ಕಥೆ ಅದು ನಿರೀಕ್ಷೆ ಬೇರೆ ಇರಲಿಲ್ಲ ಅವಳಿಗೆ ಹೋಗಿ ಆ ಹಲ್ಲು ಮುರಿಯಿತೋ ಏನು ಕಥೆಯೋ ಬಾಯಿ ತುಂಬ ರಕ್ತವನ್ನು ವಾಂತಿ ಮಾಡಿಕೊಂಡು ನಮಸ್ಕಾರ ಮಾಡುವಂತೆ ವಿರಾಟನ ಎದುರಿಗೆ ಬಿದ್ದಿದ್ದಾಳೆ ದ್ರೌಪದಿ ತಾಂ ಕೀಚಕಃ ಪ್ರಧಾವಂತೀಂ ಕೇಶಪಾಶೇ ಪರಾಮೃಶತಿ ತಲೆ ಬೆರಳಿತಾ ಇದ್ದಾನೆ ಅಥೈನಾಂ ಪಶ್ಯತೋ ರಾಜ್ಞ ಪಾತಯಿತ್ವ ಪದ ಅವಧೀತಿ ತಸ್ಯೋಸೌ ತದಾರ್ಕೇಣ ರಾಕ್ಷಸ ಸನ್ನಿಯೋಜಿತ ಸಕೀಚಕಮಪೋವಾಹ ವಾತವೇಗೇನ ಭಾರತ ಸೂರ್ಯ ಕಳಿಸಿದ್ದ ದೈತ್ಯ ಶಕ್ತಿ ಅವನನ್ನು ಹಿಡಿದು ಜಗ್ಗಿ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಹೊಡೆದವನಾಗಿ ಹಿಂದಕ್ಕೆ ಎಳೆಯಿತು ತಸ್ಯ ಪಾದಾಭಿತಪ್ತಾಯ ಮುಖಾತಿ ರುಜಿರಮ್ಮ ಸ್ರಾವತ ಬಾಯಿಂದ ರಕ್ತ ಸುರಿಯಿತು ಕಂಕುಭಟ್ಟ ನೋಡ್ತಾ ಕೂತಿದ್ದಾನೆ ಇಂಥ ಗಂಡ ಇದ್ದೇನು ಪ್ರಯೋಜನ ಒಬ್ಬ ಸ್ತ್ರೀ ಯೋಚನೆ ಮಾಡಿ ನಮಗೆ ತುಂಬ ಉದ್ವೇಗ ಬರುತ್ತೆ ಇಂಥ ಪ್ರಸಂಗ ಓದುವಾಗ ಇಲ್ಲಿ ಅವಳು ಕೂಗಾಟ ಬೇರೆ ದ್ರೌಪದಿ ಧ್ವನಿ ಕೇಳಿತು ಅಡಿಗೆ ಮನೆಯಲ್ಲಿದ್ದ ಭೀಮಸೇನ ಏನೋ ಆಗ್ತಾ ಇದೆಯಲ್ಲ ಅಂತ ಸೌಟನ್ನು ಹೆಗಲ ಮೇಲೆ ಇಟ್ಕೊಂಡು ಅವನು ಬಾಗಲಲ್ಲಿ ನಿಂತು ನೋಡ್ತಾ ಇದ್ದಾನೆ ಅಡಿಗೆ ಮನೆ ಬಾಗಲಲ್ಲಿ ಇದು ಬೃಹನ್ನಡೆಗೂ ಗೊತ್ತಾಗಲಿಲ್ಲ ಅವರೆಲ್ಲೋ ಇದ್ರು ನಕುಲ ಸಹದೇವರು Dharmaraja direct witness Bhimasena mute witness ಕೋಪದಿಂದ ಕುದೀತಾ ಇದ್ದಾನೆ ತಿದಿ ಒತ್ತಿದ ಹಾಗಿದೆ ಮೇಲೆ ಕೆಳಗೆ ಬರ್ತಾ ಇದೆ ಕೇಳಿದ ಸಭೆಯನ್ನು ಕೇಳ್ತಾಳೆ ಹೇಳ್ರಿ ನೀವು ಅನು ಬುದ್ಧಿಯನ್ನು ತಡೆ ಹಿಡಿಯಿರಿ ತಾನ್ ದೃಷ್ಟ ತತ್ರತೆ ಸಭ್ಯಾಹ ಆಹಾ ಹಾ ಭೂತ ಸಮಂತತಃ ಕೆಲವರು very docile people ordinary subjects like you and me ನಮ್ಮಂಥವ್ರು ನಿಮ್ಮಂಥವ್ರು ಹಾ ಹಾ ಹಾ ಏನಾಯ್ತು ಏನಾಯ್ತು ಏನಾಯ್ತು ಇಷ್ಟೇ ಅವ್ರು ಮಾಡಿದ ಫಲಿತ ಅಯ್ಯೋ ಅಯ್ಯೋ ಅಂದ್ರೆ ಯಾರಿಗೆ ಕೀಶಕನಿಗೆ ಅಯ್ಯೋ ಅಂದ್ರು ದ್ರೌಪದಿಗೆ ಅಯ್ಯೋ ಅಂದ್ರೋ ಗೊತ್ತಿಲ್ಲ ಎರಡೂ ಕಡೆ ಇದ್ದಂಥ ಅವರು ಕಿಮ್ ಎಂಬದ್ಧತೆ ಬಾಲ ಕೆಲವರು ಈ ಹುಡುಗಿ ಜಾಸ್ತಿ ಹಿಂಸೆ ಮಾಡ್ತಿದ್ದಾನೆ ಇವನು ಅಂತ ಅಯ್ಯೋ ಅಯ್ಯೋ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭೀಮಸೇನ ಎರಡು ಹೆಜ್ಜೆ ಮುಂದೆ ನಿಟ್ಟು ಆ ದ್ರೌಪದಿಗೆ ಅವಮಾನವಾಗ್ತಿದ್ದ ಜಾಗಕ್ಕೆ ಒಳಗಡೆ ಬಂದಿದ್ದಾನೆ ಸಭಾಸ್ಥಾನಕ್ಕೆ ವ್ಯಾಸರು ಹೇಳ್ತಾರೆ ಆಲೋಕಯಸಿ ಕಿಂ ವೃಕ್ಷಂ ಸೂದ ದಾರು ಕೃತೇನವೈ ಇದು ಔತ್ರೇಯ ಪಾಠ ಏ ಅಡಿಗೆವನೇ ಅರಮನೆ ಮುಂದೆ ಒಂದು ಹಸಿರು ದೊಡ್ಡ ಮರ ಬೆಳೆದಿತ್ತು ಅದನ್ನು ನೋಡ್ತಾ ಇದ್ದ ಭೀಮ ಇದನ್ನು ತಗೊಂಡು ಕಿತ್ತು ಇವನನ್ನು ಮುಗಿಸಿಬಿಡ್ಲೇ ಈಗ ಅಂತ ಮರವನ್ನು ಕಿತ್ತು ಹೊಡಿಬೇಕು ಕೈಲಿ ರಜೆ ತಂದಿಲ್ಲ ಸೌಟ್ ನಿಂದು ಸಾಯ್ತಾನೆಯೋ ಇಲ್ಲವೋ ಮಲ್ಲಯುದ್ಧದಲ್ಲಿ ಕೊಲ್ಬೋದಾಗಿತ್ತು ಅದ್ರ ಭೀಮಾಂತ ಪಾತಿ ಆಗತ್ತಲ್ಲ ಅಂತ ಮರವನ್ನು ನೋಡ್ತಾ ಇದ್ದಾನೆ ಧರ್ಮರಾಜನ ಸುಟ್ಟು ಬಿಡುವಂತ ನೋಡ್ತಾ ಇದ್ದಾನೆ ಅದು ಗೂಢ ಭಾಷೆಯಲ್ಲಿ ಕೋಡೆಡ್ ಲ್ಯಾಂಗ್ವೇಜ್ ಧರ್ಮರಾಜ ಹೇಳ್ತಾನೆ ಎಲೆ ಸೂತ ಎಲೆ ಅಡಿಗೆ ಮನೆ ಸೂದ ಎಸಿ ಕೆಂ ವೃಕ್ಷಂ ದಾರು ಕೃತೇನವೈ ಓಹೋ ಅಡಿಗೆ ಮನೆಗೆ ಸೌದೆ ಬೇಕಾಗಿತ್ತೇನೋ ನಿನಗೆ ಇದು ಹಸಿ ಮರವಪ್ಪ ಅನೇಕರಿಗೆ ನೆರಳು ಹಣ್ಣು ಎಲೆ ಕೊಡುವಂತಹ ವೃಕ್ಷ ಅದನ್ನು ಮುರಿಯಬೇಡ ನಿನಗೆ ಬೇರೆ ಜಾಗ ತೋರಿಸ್ತೇನೆ ಬೇರೆ ಮರವನ್ನು ಕೊಡ್ತೇನೆ ಒಳಗೆ ಹೋಗು ಅಂತ ಹೇಳಿದ ಅಂದ್ರೆ ನಾವಿರುವುದು ಒಂದು ಮರದ ನೆರಳಿನಲ್ಲಿ ಆ ಮರವನ್ನು ಮುರಿಯಬೇಡ ಇದು ಹಸಿ ಮರ ನಿನಗೆ ಬೇರೆ ಕೊಡ್ತೇನೆ ಅಂದ್ರೆ ಇನ್ನೊಂದು ಬೇರೆ ಸಂದರ್ಭದಲ್ಲಿ ಕೀಚಕನನ್ನು ಮುಗಿಸು ಎಂಬುದಾಗಿ ಸೂಚನೆಯನ್ನು ಕೊಟ್ಟಿದ್ದಾನೆ ಎಸ್ ಚ ಆರ್ದ್ರಸ್ಯ ವೃಕ್ಷಸ್ಯ ಶೀತಚ್ಛಾಯಾಂ ಸಮಾಶ್ರಯೇತಿ ನತಸ್ಯ ಪರ ಪರಿಣಂ ದೃಶ್ಯೇತ ಪೂರ್ವವೃತ್ತಂ ಮನುಸ್ಮರನ್ನೇ ಸ್ವಲ್ಪ ಕುಮಾರಾಸನ್ ತಗೊಳ್ತೇನೆ ಬಹಳ ಹೊತ್ತಾಯಿತು ಸಫಲ ನಮಗೆ ಅದು ಓದೇ ತೋರಿಸ್ಬೇಕು ಅಂತ ಇವಳು ದ್ರೌಪದಿ ದೇವಿ ಅಳುತ್ತಿದ್ದಾಳೆ ಸಭೆಯಲ್ಲಿ ಆ ಗೋಳನ್ನು ಹೆಚ್ಚು ವರ್ಣಿಸಿದ ವೇದವ್ಯಾಸರು ವ್ಯಾಸರ ಮಗ ಕುಮಾರವ್ಯಾಸ ಅದನ್ನ ವರ್ಣಿಸಿದ್ದಾನೆ ಸಭೆಯಲ್ಲಿ ಅಳ್ತಾ ಇದ್ದಾಳೆ ಪಾಪ ಅವತ್ತು ದುಶಾಸನನ ಕಾಟಕ್ಕೆ ಎಷ್ಟು ನೊಂದಿದ್ದಳೋ ಅದಕ್ಕೆ ಹತ್ತರಷ್ಟು ನೊಂದಿದ್ದಾಳೆ ಶಿವ ಶಿವ ಪಾಪಿಗಳು ಪತಿಯಾದವರ ತಾಗಲಿ ಸುಯಿಲಿ ಅಕಟ ನನ್ನ ಗಂಡಂದ್ರೆ ಎಲ್ಲ ಪಾಪಿಗಳು ಶಿವ ಶಿವ ಪಾಪಿಗಳು ಪತಿಯಾದವರ ತಾಗಲಿ ಸುಯಿಲಕಟ ನನ್ನ ಬಿಸು ಉಸಿರಿನ ಸಂಕಟ ಅವಳಿಗೆ ತಟ್ಟಲಿ ನಾಲ್ವರ ನಡುವಣ ಹಾವು ಸಾಯದು ಒಂದು ಹಾವು ಬಂದಿದೆ ಮನೆಯಲ್ಲಿ ನಾಲ್ಕು ಜನ ಕೋಲ್ ಹಿಡ್ಕೊಂಡಿದ್ದಾರೆ ನೀ ಮೊದಲು ಹಾಕಿ ಅಂತೀವನು ಇಲ್ಲ ಇಲ್ಲ ನೀ ಮೊದಲು ಹಾಕು ಅಂತವನು ನಾಲ್ವರ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಹಾವು ಹೇಗೆ ಸಾಯೋದಿಲ್ವೋ ಕೋಲೆತ್ತಿದ್ರು ಐವರಿಗೆ ನಾನು ಪತ್ನಿಯಾದ ತಪ್ಪಾಯಿತು ಅವನು ಬರಲಿ ಸಹಾಯಕ್ಕೆ ಅಂತ ಇವನು ಇವನು ಬರಲಿ ಸಹಾಯಕ್ಕೆ ಅಂತವನು ಅಲ್ಲ ಒಂದು ಗಂಡ ಇದ್ರೇನೆ ಕಾಪಾಡೋದು ಕಷ್ಟ ಕೆಲವು ಸಂದರ್ಭ ಐವರಿಗೆ ಪತ್ನಿಯಾಗಿದ್ದೇನೆ ನಾಲ್ವರ ನಡುವಣ ಹಾವು ಸಾಯದು ನಿರಪರಾಧಿಯನು ಅವಗಡಿಸಿದನು ಕಳನು ಧರ್ಮದ ವಿವರ ಸುದ್ದಿಯನಾದದೀ ಜನನಿವ ಧರ್ಮದ ವಿವರ ಸುದ್ದಿಯನು ಆಡದಿ ಜನನಿವ ಸುತ್ತಮುತ್ತ ಇದ್ದವು ಗಂಡನ್ನು ಬಿಟ್ಬಿಡೋಣ ಧರ್ಮ ಅನ್ನೋ ಶಬ್ದವನ್ನ ಹೇಳುವುದಕ್ಕೂ ಹೆದರ್ತಾರೆ ಕಾಂಟ್ರವರ್ಸಿ ಬೇಡ ನಮಗೆ ಅಂತ ಘೋರಾರಣ್ಯವಾಯಿತು ಎಂದೊರರಿದಳು ತರಳೆ ಈ ಸಭೆ ಸಭೆಯಲ್ಲ ಘೋರಾರಣ್ಯವಾಯಿತು ಒಂದು ಹುಲಿ ಒಂದು ಜಿಂಕೆಯನ್ನು ತಿಂದರೆ ಅಯ್ಯೋ ಅಂತ ಹೇಳೋರು ಯಾರಲ್ಲಿ ಒಂದು ಹುಲಿ ಹತ್ತು ಜಿಂಕೆಯನ್ನು ತಿಂದರೆ ಕೈ ಎತ್ತೋರು ಯಾರು ಸೆನ್ಸಸ್ ಬರೀತಾರೆ ಯಾರಾದರೂ ಕಾಡಲ್ಲಿ ನಿಯಮ ಉಂಟೆ ಆ ಕಂಕಪಟ್ಟಣನ್ನೇ ಕೇಳ್ತಾಳೆ ಎಷ್ಟು ವ್ಯಾಸನ ಹೊಟ್ಟೆ ಹೊರದಿದೆ ನೋಡಿ ಕಂಕಪಟ್ಟಣ ವೇಷದಲ್ಲಿ ಕೂತಿದ್ದವನು ಕೇಳ್ತಾಳೆ ಎಲ್ಲವೋ ದೇಶಿಕ ಕಂಕಭಟ್ಟನೆ ದೇಶಿಕ ದೇಶಿಕ ಅನ್ನೋ ಶಬ್ದಕ್ಕೆ ಪರದೇಶಿ ಅನ್ನೋ ಅರ್ಥ ಇಲ್ಲಿ ದಿಗ್ದರ್ಶನ ಮಾಡುವನು ಅಂತ ಅರ್ಥವಲ್ಲ ದೇಶಿಗರು ಕನ್ನಡ ಭಾಷೆಯಲ್ಲಿ ದಿಕ್ಕಿಲ್ಲದೆ ಎಲ್ಲಿಂದಲೋ ಬಂದವನು ಎಲ್ಲವೋ ದೇಶಿಗ ಕಂಕ ಭಟ್ಟನೆ ಹಲವು ಧರ್ಮವ ಬಲ್ಲೆಗಡ ಬೇಕಾದ ಕರ್ಮ ಗೊತ್ತು ನಿನಗೆ ಗಿಣಿಪಾಠ ಮಾಡಿದ್ದೀಯೇ ನೃಪತಲಕ ಕರುಹುವುದೇನು ಸನ್ಯಾಸಿಗಳಿಗೆ ಉಚಿತವಿದು ಈಗ ಸ್ವಲ್ಪ ರಾಜಧರ್ಮ ಹೇಳು ನಿಮ್ಮ ಯಜಮಾನಿಗೆ ಹಾಳು ಪಗಡೆಕಾಯಿ ಹಾಕು ಎಲ್ಲಿ ಹೋಯ್ತು ನಿನ್ ಚಟ ಎಲ್ಲಿ ಹೋದರೂ ಸುಡಗಾಡು ಪಗಡೆಕಾಯಿ ಪಗಡೆಕಾಯಿ ಪಗಡೆಕಾಯಿ ಎಲ್ಲ ಸೋತಿ ಸಾಲದೆ ನಿನಗೆ ಸ್ವಲ್ಪ ಗಂಧ ಧರ್ಮವನ್ನು ಹೇಳೋದರೆಗೆ ತಿಳಿಯ ತಿಳಿಯದೆ ಶಿಖರಿಂಗೆ ದೇಶಿಗರೊಲವು ಸಮನಿಸಬೇಕು ದಿಕ್ಕುಗಟ್ಟಂತಹ ದೊರೆಗೆ ನೀನು ದಿಕ್ಕನ್ನು ತೋರಿಸಬೇಕು ಒಂದು ತಿಂಗಳ ಮೇಲೆ ನಲವತ್ತೈದು ದಿವಸ ಅಂತ ಬರೆದಿದ್ದಾರೆ ಇನ್ನೊಂದು ಗ್ರಂಥದಲ್ಲಿ ಇನ್ನೇನು ಅಜ್ಞಾತವಾಸ ಮುಗೀತಾ ಬಂತು ಅಷ್ಟೊಳಗೆ ಇವಳೆಲ್ಲಿ ಕೆಡಿಸಿಬಿಡ್ತಾಳೆಯೋ ಅಂತ ಭಯದಿಂದ ನೃಪ ಜನವರಿಯ ನೋಡದೆ ನುಡಿಸದಿದ್ದನು ಧರ್ಮನಂದನನು ಶೌರ್ಯಕವಸರವಲ್ಲ ಆ ದ್ರೌಪದಿಗೆ ಹೇಳ್ತಾನೆ ಶೈಲೇಂದ್ರಿಗೆ ಶೌರ್ಯ ತೋರಿಸೋ ಜಾಗವಲ್ಲಮ್ಮ ಇದು ನಮಗಿ ಆಜ್ಞೆಯನ್ನುತ್ತ ಬಳಿಕ ತುರ್ಯರಿದ್ದರು ಪಾರ್ಥ ಯಮಳರು ಬಲಿದ ದುಗುಡದಲ್ಲಿ ಉಳಿದ ನಾಲ್ವರು ಬೇರೆ ರಾಜಕಾರ್ಯವಿದೆ ಇದು ಹೆಂಡತಿ ಮಾನ ಕಾಪಾಡೋದು ಸರಿಯಾದ ಜಾಗವಲ್ಲ ಅಂದ್ರು ಮತ್ತೆ ಇನ್ಯಾವ ಜಾಗ ಇದೆ ಹೆಂಡತಿ ಮಾನ ಕಾಪಾಡೋದಕ್ಕೆ ಮಾನ ಹೋಗೋ ಪ್ರಸಂಗದಲ್ಲಿ ಮಾನ ಕಾಯುವುದನ್ನು ಬಿಟ್ಟು ಅವರೆಲ್ಲ ಹೋದ್ಮೇಲೆ ಮನೆ ನೀವು ಮಾನ ಕಾಯ್ತೀರಾ ಹೆಂಡತಿ ಮಾನವನ್ನ ಅದು ಸ್ಪೆಷಲ್ ಒಂದು ಕಾಂಟ್ರಾಕ್ಟ್ ಬರ್ತದೆಯೇ ನೊಂದಳಕಟ ಸತಿಯನುತ ಮನನೊಂದು ಸೈವರೆಗಾಗಿ ಕಥೆಯಲ್ಲಿ ಕಂದಿ ಬಾಗಿ ರೋಷದಳು ಔಡನು ಒಡೆಯ ಉಚಿ ಭೀಮನ ಚಿತ್ರ ಕೊಡ್ತಾರೆ ಕುಮಾರವ್ಯಾಸನ ಭೀಮ ಅಂದ್ರೆ ಅಸಾಧ್ಯವಾದ ಭೀಮ ಇವನೊಂದೇ ಗಂಡು ಪಾತ್ರ ನೊಂದಳಕಟ ಸತಿಯನುತ ಮನನೊಂದು ಸೈವೆರಗಾಗಿ ಕತಿಯಲಿ ಕಂದಿ ನಸುಮೈಬಾಗಿ ರೋಷದಳು ಔಡನು ಔಚಿ ಮಂದಿಯರಿಯದವಳು ಹೊಂದಿ ಮೆಲ್ಲನೆ ಬಾಗಿ ನೋಡಿದನಂದು ರಾಧಾಲಯದ ಮುಂದಣ ಮರನನು ಆ ಭೀಮ ಹೀಗೆ ಬಗ್ಗಿ ಮರವನ್ನು ನೋಡಿದನಂತೆ ಧರ್ಮರಾಜ ನೋಡಲಿಲ್ಲ ಅವನ ಕಡೆ ನೋಡಿ ಮರವನ್ನು ನೋಡ್ತಾ ಇದ್ದಾನೆ ಮತ್ತೆ ಆ ಮರ ಮುರಿತೇನೀಗ ಎಂಬುದಾಗಿ ಒಳಗೆ ನಿಶ್ಚಯಿಸಿದನು ಮೊದಲಲ್ಲಿ ಹಿಡಿದು ಹಿಂಡುವನಿವಳ ಯಾರನ್ನ ಸುದೇಶ್ನೆಯನ್ನ ಈ ಚೇಷ್ಟೆಗೆ ಹಚ್ಚಿಕೊಟ್ಟವಳು ಯಾಳು ಅವಳು ರಾಕ್ಷಸಿ ತಮ್ಮ ಸ್ವಭಾವ ತಿಳಿದು ಕಳಿಸಿದ್ದಾಳಲ್ಲ ಅವಳನ್ನು ಮೊದಲು ಕೊಲ್ಲಬೇಕು ಮೊದಲಲ್ಲಿ ಹಿಡಿದು ಹಿಂಡುವನು ಇವಳ ಬಡಿದು ಈ ಕಳನನು ಇವನೊಡ ಹುಟ್ಟಿದರನು ಇವನ ಬಾಂಧವರ ಬಳಿಕ ವಿಗಡ ವಿರಾಟರಾಯನ ಕೊಲುವೆನು ಅರಿಯದ ಮುನ್ನ ಕೌರವ ಕುಲದ ಸವರುವೆನು ಹದಿಮೂರನೇ ವರ್ಷ ಅವರು ಕೌರವರು ಪತ್ತೆ ಮಾಡೋದಕ್ಕೆ ಮುಂಚೆ ಗುಟ್ಟಾಗಿ ಹೋಗಿ ಕೌರವರನ್ನು ಕೊಂದು ಬಿಡ್ತೇನೆ ಧರ್ಮರಾಜ ನಾನು ಪಟ್ಟಾಭಿಷೇಕ ಮಾಡ್ತೇನೆ ಆ ಪಗಡೆ ಆಡ್ತಾ ಕೂತ್ಕೊ ನೀನು ಬೇಕು ಪಗಡೆ ಆಡ್ತಾರೆ ಪಗಡೆ ಅಂತ ಮುಗಿಸ್ಬಿಡುತ್ತೆ ನೋಡು ಎಂಬುದಾಗಿ ಕಿಡಿ ಕಿಡಿ ಯೋಧನ ಭೀಮ ಆತನಿಂಗಿತದನುವನರಿತು ಮಹಿತಳಾಜಿಪ ಸುತನು ಅತಿ ಕಾತರಿಸದಿರು ವಲಲ ಸೈರಿಸು ಸೈರಿಸು ಅಕಟೆನುತ ಆಗಲೇ ಓದಿದ್ನಲ್ಲ ಸಂಸ್ಕೃತ ಭಾರತ ಅದರ ಭಾಷಾಂತರ ಈ ತರುವ ಮುರಿಯದಿರು ಸುಜನವುರಾತಗೆ ಆಶ್ರಯವು ಊರ ಹೊರಗೆ ಮಹಾತುಷ ತರುವುಂಟು ಒಣಗಿದ್ದು ಒಂದು ದೊಡ್ಡ ಮರ ಇದೆ ನಿನ್ನಯ ಬಾಣಸಿನ ಮನೆಗೆ ಊರಾಚೆ ಕರ್ಕೊಂಡು ಹೋಗಿ ಕೀಚಕನಿಗೆ ಏನು ಬೇಕಾರ ಮಾಡು ಅಂತ ಅದು ಸೂಚನೆ ಧರ್ಮಮಯ ತರುವಿದನು ಮುರಿಯದಿರು ಎಮ್ಮ ಮಾತನು ಕೇಳೆನಲು ಮಿಗೆ ಸುಮ್ಮನೆ ಓಲಗದಿಂದ ಸರಿದನು ಭೀಮದೂಡದಲ್ಲಿ ಹಣೆ ಬರಹ ಯಾವಾಗಲೂ ಅಡ್ಡಿ ಬರ್ತಾನೆ ಇವನು ಮಹಾರಾಯ ಇವನು ಯಾತಕ್ಕಾದ್ರೂ ಅಣ್ಣನಾಗಿ ಹುಟ್ಟಿದ್ರು ನಾನೇ ಮೊದಲು ಹುಟ್ಟಬಾರ್ದಾಗಿತ್ತೆ ಅಮ್ಮ ಕುಂತಿ ಈ ಪಾಪಿಯನ್ನು ಹಿಡಿದು ಬಿಟ್ಟಲ್ಲ ನೀನು ಮುಂಚೆ ನನಗೆ ಅವಕಾಶ ಕೊಡಲಿಲ್ವಲ್ಲ ಅಂತ ಅಲ್ಲಿ ಹೆಚ್ಚು ಅಲ್ಲಿ ನಿಂತರೆ ವಾಗ್ವಾದವಾಗುತ್ತೆ ಪತ್ತೆ ಅಂತ ಅಡಿಗೆ ಮನೆಗೆ ಹೋಗಿಬಿಟ್ಟ ಸಂಕಟವನ್ನು ನುಂಗಿಕೊಂಡು ಕರ್ಮ ಫಿರೋದು ಇವನು ಧರ್ಮರಾಜ ಬುದ್ಧಿ ಹೇಳ್ತಾನೆ ದ್ರೌಪದಿಗೆ ಕರ್ಮ ಫಲವಿದು ನಿನಗೆ ಅಧಿಕಾರಸ್ಥೆ ಈ ಶ್ಲೋಕಕ್ಕಿದೆ ಅರ್ಥ ಅದು ಸಂದರ್ಭ ನೋಡಿ ಯಾವ ಜನ್ಮದಲ್ಲಿ ಏನು ಮಾಡಿದ್ಯೋ ನಿನ್ನ ಕರ್ಮ ಅನುಭವಿಸಬೇಕು ಮಾನಿನಿ ನಿಮ್ಮ ಭವನಕ್ಕೆ ಹೋಗು ಶಿಕ್ಷಿಸಲಮ್ಮದು ಈ ಸಭೆ ಈ ಸಭೆ ಕೀಚಕನ ಮೇಲೆ ಕೈ ಎತ್ತೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲಮ್ಮ ಬಗೆಯನ ತನು ಮತ್ಸ್ಯ ಭೂಪತಿಯ ಮತ್ಸ್ಯ ಭೂಪತಿಗೆ ಅವನು ಒಂದು ಕಿಮ್ಮತ್ತು ಒಂದು ಕವಡೆ ಬೆಲೆ ಕೊಟ್ಟಿದ್ರಲ್ಲ ಈ ಮಾತು ದೊರೆಯೇ ಅವನು ವಶವಾಗಿದ್ದಾನೆ ಇನ್ನು ಇವಳೇನು ನೀನೇನು ಸುಮ್ಮನೆ ಹೋಗು ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಹೊರಟೋಗು ಅಂತ ಧರ್ಮರಾಜ ಕವಸರವಲ್ಲ ಪತಿಗಳು ಕಾ ಪುರುಷರೇ ನಿನ್ನವರು ಪರಿತಾಪವನ್ನು ಬೀಳ್ಕೊಡು ಪತಿವ್ರತೆ ಪುಣ್ಯವಧು ನೀನು ಧರ್ಮರಾಜನ ಮಾತು ಇದು ಕೋಪಕ್ಕೆ ಸಂದರ್ಭವಲ್ಲಮ್ಮ ನಿನ್ನ ಪತಿಗಳು ಸಾಮಾನ್ಯರಲ್ಲ ಗಂಧರ್ವರು ಅಂತ ಹೇಳ್ತೀಯೇ ಅವರಿದು ಸೆಡನ್ ತೀರಿಸ್ಕೊಳ್ತಾರೆ ಅಂದ್ರೆ ಈ ಸ್ವಾರ್ಹ but this is not the time and this is not the way ಇಷ್ಟು ಹಿಂಟು ಕೊಟ್ಟಿದ್ದಾನೆ ಪರಿತಾಪವನ್ನು ಬೀಳ್ಕೊಡು ಪತಿವ್ರತೆ ಪುಣ್ಯವಧು ನೀನು ದೀಪವಲ್ಲ ಕ್ಷಮಯ ಕೆಳದೋಪ ದೋಷಾಪಹಾರವು ಇಡೀ ಭೂಮಿಯ ದೋಷವನ್ನ ಕತ್ತ ದೋಷ ಅಂದ್ರೆ ಕತ್ತಲೆ ಸಂಸ್ಕೃತದಲ್ಲಿ ದೋಷ ಅಂದ್ರೆ ತಪ್ಪು ಅಂತ ಒಂದರ್ಥ ಕತ್ತಲೆ ಅಂತ ಒಂದರ್ಥ ಇಡೀ ಭೂಮಿಯ ಕತ್ತಲೆಯನ್ನು ಒಂದು ಸೂರ್ಯ ಹೇಗೆ ತೊಲಗಿಸಬಲ್ಲನು ಅದೇ ರೀತಿ ಶೌರ್ಯ ಧರ್ಮದ ರೂಪು ನೆಲೆಯ ಅಕ್ಷಮೆಯನ್ನು ಬಳಿಕೆಂದಳಿ ಹಿಂದುಮುಖಿ ಈ ಮಾತು ಕೇಳೋಕೆ ಚೆನ್ನಾಗಿದೆ ಎರಡೆರಡು ಅರ್ಥ ಹೇಳೋರು ಯಾರಲ್ಲಿ ನಾನಿರ್ಲಿಲ್ಲವಲ್ಲ ಸಭೆ ಅವರು ಪದ್ಯ ಓದಿ ಹೇಳೋದಿಕ್ಕೆ ಈಗ ದ್ರೌಪದಿ ಸಿಟ್ಟಿನಿಂದ ಹೇಳ್ತಾಳೆ ಮಹಾರಾಯರೇ ನೀರಂತ ಒಂದು ಪದಾರ್ಥ ಇದೆ ಗೊತ್ತೇ ನಿಮಗೇನು ಎಲ್ಲಿಗೆಲ್ಲಿಗೆ ಸಂಬಂಧ ನೀರು ಅಂದ್ರೆ ಜಲ ಜಲ ಅಂದ್ರೆ ಜಡ ಆ ಜಡ ಪದಾರ್ಥವು ಒಬ್ಬ ಮನುಷ್ಯ ಮುಳುಗಿ ಸಾಯುವುದಕ್ಕೆ ಹೊರಟ್ರೆ ಮೂರೇ ಸಲ ಕ್ಷಮೆ ತೋರಿಸ್ತದೆ ಮೂರು ಸಲ ಮೇಲೆ ಕೆಳಗೆ ಎತ್ತುತ್ತದೆ ಆಮೇಲೆ ಹೊರಗೆ ಹಾಕಿಬಿಡುತ್ತೆ ಅವನನ್ನ ನನಗೆ ಎಷ್ಟಲಾಯಿತು ಅವಮಾನ ದುಃಖ ಸಮುದ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನೀರು ಹೊರಗೆಕ್ಕುವುದು ಮೂರೇ ಬಾರಿ ಮೂಲದಲ್ಲಿಲ್ಲ ನೋಡಿ ಇದು ನೀರು ಹೊರಗೆಕ್ಕುವುದು ಮೂರೇ ಬಾರಿ ಬಳಿಕದು ಪಾಪಿ ಜಾಡಿಸ ಸೈರಿಸದು ಅನ್ಯಾಯ ಬಹುಳತೆಗೇನು ಮಾಡುವೆನು ಎಷ್ಟು ಸಹಿಸಲಿ ನಾನು ಸೈರಣೆಗೆ ತಾನವಧಿಯಿಲ್ಲ ಪೌರುಷವು ಕಡಬಂಜು ಕಡು ಬಂಜೆಯಾಯಿತು ಸೈರಣೆ ಸೈರಣೆ ಅಂತೀರಿ ನಿಮ್ಮ ಪೌರುಷ ಎಲ್ಲಿ ಹೋಯಿತು ಆರೈಕೆಯಲ್ಲಿ ಜುಣಿಗಿ ಜಾರುವಿರಿ ಎಂದಳು ಎಂದು ಮುಖಿ ಆರೈಕೆ ಮಾಡ್ಕೋತಾ ಕೂತಿರಿ ಚೆನ್ನಾಗಿ ಗೋಳಿ ಹಾಕಿ ತಿನ್ಕೋತಾ ಭೀಮನು ಬೈತಾ ಇದ್ದಾಳೆ ಅಡಿಗೆ ಮನೆ ತುಪ್ಪ ಇಪ್ಪ ಅದು ಇದು ಸಿಕ್ಕಿದ್ದೆಲ್ಲ ತಿನ್ನುತ್ತಾ ಮೈ ಚೆನ್ನಾಗಿ ಕಾಯ್ಕೊಂಡಿರಿ ಗೋಳಿಗಳ ಹಾಗೆ ಅಲ್ಲಿ ಸಭೆಯಲ್ಲಾಯಿತು ಸೈಂಧವ ಅಪಹಾರ ಮಾಡಿಕೊಂಡು ಹೋದ ಈಗ ಕೀಚಕನಿಂದ ಅವಮಾನವಾಗ್ತಾ ಇದೆ ಮೂರನೇ ಸಲ ಇನ್ನೂ ಸುಮ್ಮನೆ ಇರು ಅಂತ ಹೇಳ್ತೇಳಿ ಹಾಗಿದ್ರೆ ಸಾಯ್ಬೇಕು ನಾನು ಆಗ ಧರ್ಮರಾಜ ಹೇಳಿದ ಲೇ ಯಾವಳೆ ನೀನು ಇಷ್ಟೆಲ್ಲ ಮಾತಾಡ್ತಿದ್ದೀಯ ಸಭೆಯಲ್ಲಿ ನಿನ್ನ ಬಾಯಿ ತುಂಬಾ ಹೆಚ್ಚಾಯಿತು ಅರರೆ ಹೆಂಗು ಸುದ್ದಿಟ್ಟೆ ಮೌನದೊಳಿರಲು ಇದಾವಂತರವು ಮೌನದಲ್ಲಿರ್ಬೇಕು ಹೆಂಗಸು ಸಭೆಯಲ್ಲಿ ಬರೋದೆಂದ್ರೇನು ಇಷ್ಟ ಮಾತಾಡೋದಂದ್ರೇನು ರಾಯನ ಹೊರೆಯಲ್ಲಿ ಬಾಯಿ ಬಡಿಕತನ ಕರುವ ಏನೆನಲು ಬಾಯಿ ಬಡಿಕತನ ಆಪತ್ತಾಗಿರೋಳು ಮಾತನಾಡಿದ್ರೆ ಬಾಯಿ ಬಡಕತನ ಸುಮ್ಮನೆ ಇದ್ರೆ ಒಳಗಾಗಿದ್ದಾಳೆ ಅಂತ ಹೇಳುವುದು ಹೆಂಗಸರು ಬಾಳುವುದಿಲ್ಲ ಸ್ವಾಮಿ ಲೋಕದಲ್ಲಿ ಎಲ್ಲ ಕಷ್ಟ ಗಂಡಸರಿಗೆ ಬಂದಿದ್ರೆ ಗೊತ್ತಾಗ್ತಿತ್ತು ಹೆಂಗಸರ ಕಷ್ಟ ತಿಳ್ಕೊಳ್ಳೋದು ಯಾವಾಗ ಭಾರತ ದೇಶದಲ್ಲಿ ವಿಶೇಷವಾಗಿ ಸ್ತ್ರೀಯರನ್ನ ತುಂಬ ಹಿಂಸೆ ಮಾಡಿದ್ದೇವೆ ಶತಮಾನಗಳಿಂದ ನಾವು ಇದನ್ನ I apologise to you on behalf of the male community ಬಹಳ ಸಂಕಟಪಡಿಸಿದ್ದೇವೆ ಸ್ತ್ರೀಯರನ್ನು ನಾನು ಎಲ್ಲ ಕಡೆ ಹೇಳ್ತೇನೆ ಈ ಮಾತನ್ನು ಅಡಿಗೆ ಮನೆಯಲ್ಲಿ ಕಟ್ಟಾಕಿ ಮಕ್ಕಳನ್ನು ಹೆರೋ ಯಂತ್ರವನ್ನಾಗಿ ಮಾಡಿ ಕಾಲ ಕಸಕ್ಕಿಂತ ಕಡೆಯಾಗಿ ಕಂಡು ಹೇಳಿದಷ್ಟು ಮಾಡಬೇಕು ಗುಲಾಮಗಿರಿಯಲ್ಲಿ ಹಾಕಿದ್ದೇವೆ ನಾಚಿಕೆ ಇಲ್ಲ ಇದು ಆರ್ಯ ಧರ್ಮವಲ್ಲ ಸ್ಮೃತಿಗಳಿಗೆ ವಿರುದ್ಧ ಮನುಸ್ಮೃತಿಗೆ ವಿರುದ್ಧ ವೇದ ಸಂಸ್ಕೃತಿಗೆ ವಿರುದ್ಧ ಎಲ್ಲಿಂದ ಬಂತೋ ಈ ತಬ್ಲಿ ಪದ್ಧತಿ ಗೊತ್ತಿಲ್ಲ ಇರುವ ಸ್ವಾತಂತ್ರ್ಯವೂ ಇಲ್ಲ ಗಂಡನ ಜೊತೆಯಲ್ಲಿ ಮಲಗುತ್ತಾಳೆ ಗಂಡನ ಮಾತನ್ನು ಕೇಳ್ತಾಳೆ ಗಂಡನ ಸಲಹೆಯನ್ನು ಕೊಡ್ತಾಳೆ ಹೆಂಡತಿ ಆತ್ಮದ ಅರ್ಧ ಭಾಗ ಎಂಬುದಾಗಿ ವೇದ ಪುರುಷ ಹೇಳಿದ್ದಾನೆ ಹೇಗೆ ನಡ್ಕೊಳ್ಬೇಕು ನಾವು ಕುಟುಂಬದಲ್ಲಿ ವೇದ ಸಂಸ್ಕೃತಿಯಿಂದ ಎಷ್ಟು ದೂರ ಬಂದುಬಿಟ್ಟಿದ್ದೇವೆ ನಾವು ಯೋಚನೆ ಮಾಡಿಕೊಳ್ಳಿ ಇದು ಹೊರಗಿನ ಪ್ರಭಾವವೇ ಗೊತ್ತಿಲ್ಲ ಅವರಿಗೂ ಮಂತ್ರೋಪದೇಶ ಇದೆ ಅಂತ ತೋರಿಸಿಕೊಟ್ಟವು ರಾಮಾನುಜಾಚಾರ್ಯರು ಇತರ ಮತಗಳಲ್ಲಿ ಸ್ತ್ರೀಯರಿಗೆ ಮಂತ್ರೋಪದೇಶ ಇಲ್ಲ ರಾಮಾನುಜರ ಮತದಲ್ಲಿ ಮಂತ್ರೋಪದೇಶವನ್ನು ಕೊಟ್ಟರು ಕಾಲಕ್ಷೇಪಾದಿಗಳನ್ನು ಕೊಟ್ಟರು ಗುರುಸ್ಥಾನವನ್ನು ಕೊಟ್ಟರು ಮಹಾಕ್ರಾಂತಿ ಪುರುಷರು ಆಚಾರ್ಯರು ಅದನ್ನು ವೇದಾಂತೇಶಕರು ಬೆಳೆಸಿದರು ಇಷ್ಟಿದ್ರೂ ಶ್ರೀವೈಷ್ಣವರಲ್ಲೇ ಇನ್ನೂ ಕಾಲಕಸವನ್ನ ಕಾಣ್ತಾರೆ ಹೆಂಗಸರನ್ನ ಅವ್ರು ಮಾಡಿದ ಎಕ್ಸೆಪ್ಷನ್ ಅಂತ ಹೇಳ್ತಾರೆ ಯಾವ್ದು ಎಕ್ಸೆಪ್ಷನ್ ಯಾವ ರಿಯಾಲಿಟಿಯೋ ನಮಗೆ ಬಹಳ ಸಂಕಟವಾಗುತ್ತೆ ಸ್ತ್ರೀಯರು ದಿವ್ಯ ಪ್ರಬಂಧ ಓದ್ ವೇದ ಓದಬಾರ್ದು ಹಾಳಾಗೋಗ್ಲಿ ದಿವ್ಯ ಪ್ರಬಂಧವನ್ನು ಓದಬಾರದು ದೇವಸ್ಥಾನದಲ್ಲಿ ಅದನ್ನು ಹೇಳಬಾರ್ದು ಈಗೆಲ್ಲ ರಗಳೆ ಮಾಡುವರುಂಟು ನನ್ನ ಕೈಯಿಂದ ಬಯಸ್ಕೊಂಡವ್ರು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರಿಗೂ ಬೈದಿದ್ದೇನೆ ನಾನು ಪ್ರವಚನ ಮಾಡುವ ಜಾತಿ ಕೇಂದ್ರ ಬೈಯುವುದಕ್ಕಾಗಿ ಬಂದವ್ರನ್ನ ಕರೆದು ಕರೆದು ಬೈಯುವುದು ತಪ್ಪು ಮಾಡ್ತಾ ಇದ್ದೇವೆ ತಪ್ಪು ಸರಿ ಮಾಡಿಕೊಳ್ಳಿ ಅಂತ ಪಾಪ ಅಳ್ತಾಳೆ ಕೂತ್ಕೊಂಡು ಇವಳು ದಿಟ್ಟತನ ನೋಡು ಸಭೆಯಲ್ಲಿ ಬಂದು ಹೇಳ್ತಿದ್ದಾಳೆ ಗರುವಾಯೇನಲು ಕೆರಳಿದಳು ಲಲಿತಾಂಗಿ ಕೆರಳಿದಳು ಏನಂತ ಇಲ್ಲಿಯ ಹಿರಿಯರಲ್ಲಿ ಸಭಾ ಯತ್ರ ದಸಂತಿ ವೃದ್ಧಾ ಅಲ್ಲಿ ಹೇಳಿದ್ಲಲ್ಲ ಪರ್ವದಲ್ಲ ಅದೇ ಮಾತನ್ನ ಇಲ್ಲಿ ಹಿರಿಯರು ಅಂತ ಕೂತಿದ್ದೀರಿ ನಿಮ್ಮ ಮುಸುಳಿಗೆ ಮಂಗಳಾರತಿ ಎಂದ್ಲು ಇಲ್ಲಿ ಹಿರಿಯರಲ್ಲಿ ಹುರುಳಿಲ್ಲ ಮಾರುತಿಗರು ಏನು ಮನಸ್ಸಲ್ಲಿ ಹೇಳ್ಕೊಂಡ್ಲು ನನಗೆ ಗಂಡರಲ್ಲಿ ಒಬ್ಬ ಗಂಡ ಇದ್ದಾನೆ ಮಾರುತಿ ಇದ್ದಾನೆ ಆ ಭೀಮಸೇನನ್ ಹೇಳ್ತೇನೆ ಉಳಿದವ್ರ ಪ್ರಯೋಜನ ಇಲ್ಲ ಅಂತ ಬಳಿಕ ಆದುದಾಗಲಿ ಎನ್ನುತ್ತ ತಿರುಗಿದಳು ಆ ಸುದೇಶ್ನೆಯ ಮನೆಗೆ ಬರಲು ಮುಂದಿನ ಕಥೆ ಮೂರು ಭಾರತಕ್ಕೆ ಸ್ವಲ್ಪ ಚೆನ್ನಾಗಿರೋ ಇದನ್ನೇ ಮೊದಲು ಓದಿಬಿಡ್ತೇನೆ ಅವಕಾಶ ಬೇಕಾದ ಅದನ್ನು ಆಮೇಲೆ ನೋಡೋಣ ಸುದೇಶ್ನೆಯ ಮನೆಗೆ ಬಂದಳು ಅವಳಿ ಸತಿಯ ನುಡಿಸಿದಳು ತಂಗಿ ವಿಳಾಸವಳಿದಿದೆ ಅವಳು ಗೊತ್ತಿತ್ತು ಏನೂ ಆಗುತ್ತೆ ಅವಾಂತರ ಮಾಡ್ತಾನೆ ತಮ್ಮ ಅಂತ ಅಥವಾ ಒಳಗಾಗ್ತಾಳೆ ಅಂತ ತಿಳ್ಕೊಂಡಿದ್ಲು ಬಂದವಳು ನೋಡಿದ್ಲು ತಲೆ ಕೆದರಿದೆ ಮೈಯೆಲ್ಲ ಕೆಳಗೆ ಬಿದ್ದು ಧೂಳಲ್ಲಿ ಎದ್ದಿದ್ದಾಳೆ ಬಾಯಲ್ಲಿ ರಕ್ತ ಸುರಿದಿದೆ ಓಡಿಸ್ಕೊಂಡಿಲ್ಲ ಮತ್ತೊಂದಿಲ್ಲ ಯಾಕಮ್ಮ ವಿಳಾಸ ಮುಖದ ದೂಡವಿದೆ ಏನು ಹದನೆನಲು ಯಾಕಮ್ಮ ಹೀಗಾಯಿತು ಅಂದ್ರೆ ಅದ್ರ ದ್ರೌಪದಿ ಹೇಳ್ತಾಳೆ ಅಮ್ಮ ಈ ಸುಮರವಿದು ಅರಸುತನದ ಮಹಾಸಗಾಢಿಕೆ ಈಸು ಮನವೇ ಇಷ್ಟು ಮನವಾಯ್ತು ನಿಮಗೆ ತಮ್ಮನ ಮನೆಗೆ ಹೋಗು ನೀನೇ ಹೇಳಿ ಕಳಿಸಿದ್ದೀಯೇ ಅವನಿಗೆಲ್ಲ ಹೇಳಿದ್ದೀಯೇ ಅಲ್ಲೇನಾಗುತ್ತೆ ಅಂತ ಗೊತ್ತಿದೆ ವಾಪಸ್ ಮೇಲೆ ಏನಾಯ್ತು ಅಂತ ಕೇಳ್ತೀಯ ಇಷ್ಟು ಬೇಗ ಮರೆತು ಬಿಟ್ರ ಆ ದೊಡ್ಡವರೇ ಹೀಗಮ್ಮ ದೊಡ್ಡವ್ರ ರೀತಿ ಹೀಗೆ ತಪ್ಪು ಕೆಲಸಕ್ಕೆ ಪ್ರೇರಿಸ್ತಾರೆ ಆಮೇಲೆ ನಮ್ಮಿಂದಲ್ಲ I am not I am not responsible I am not responsible ಇದು ದೊಡ್ಡವ್ರು ಮಾಡುವ ಕೆಲಸ ಈಸು ಮರವೇ ಇದು ಅರಸುತನದ ಮಹಾ ಸಗಾಡಿಕೆ ಎಮ್ಮ ನೀವು ಅಪಹಾಸ ಮಾಡುವಿರಿ ಎನ್ನುತ್ತ ದುರುಪದಿ ನುಡಿದಳು ಒಡತಿಯನು ದುರುಳ ಒಡ ಹುಟ್ಟಿದನು ಬಡ್ಕೊಂಡೆ ಕೇಳಿದ್ರ ನಿಮ್ಮ ಜೊತೆ ಹುಟ್ಟಿದವನು ಒಳ್ಳೆಯವನಲ್ಲ ಅಂತ ಹೇಳಿದೆ ಕೇಳಲಿಲ್ಲ ನೀವರಸುಗಳು ಆ ಚಿರುಕುಳಿಗಳಾವು ನಾವು ಭಿಕಾರಿಗಳು ಭಿಕ್ಷೆ ಇತ್ತಾ ಹೋಗೋರಮ್ಮ ಎಲೆ ಸುಧೀಷ್ಣೆ ನಿನ್ನ ತಲೆಯ ಮೇಲೆ ಚಕ್ರವರ್ತಿನಿ ಅಂತ ಮೆರೆದವಳು ನಾನು ಒಂದು ದಿವಸ ಇವತ್ತು ವಿಧಿ ನಮ್ಮನ್ನು ಈ ದುಸ್ಥಿತಿಗೆ ತಳ್ಳಿದೆ ನಾಳೆ ನಿನಗೆ ಈ ಸ್ಥಿತಿ ಬಂದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಸಹನೆ ಹೇಳ್ತೀಯೇ ನಿನ್ನ ತಮ್ಮ ಒಳ್ಳೆಯವನು ಶಾಬಾಸ್ ಹೇಳ್ತೀಯೇ ಆ ಸಭೆಯವರಿಗೆ ಚಾಡಿ ಹೇಳಿದ್ರೆ ಇಲ್ಲಿ ಬೇಗ ಬಂದ್ಬಿಟ್ಟು ದ್ರೌಪದಿ ಕುಮಾರವ್ಯಾಸ ಭಾರತದಲ್ಲಿ ಮೂಲ ಗ್ರಂಥದಲ್ಲಿ ನಿನ್ನೆ ಸ್ವಲ್ಪ ಹೇಳಿದೆ ಅವಕಾಶವಾಗಲಿಲ್ಲ ಮಹಾರಾಜನನ್ನು ಕೇಳ್ತಾ ವಿರಾಟ್ ರಾಜರೇ ನನಗೆ ನ್ಯಾಯವನ್ನು ಕೊಡಿ ಹಿಂಸೆ ಮಾಡ್ತಿದ್ದಾನೆ ನಿಮ್ಮ ಮೆದರಿಗೆ ಓದಿದ್ದಾನೆ ನೋಡಿದ್ದೀರಿ ನಾನು ಬಾಯಿಂದ ರಕ್ತ ಬಂತು ಅದಕ್ಕೆ ಪರಿಹಾರವನ್ನ ಅವನು ನನ್ನ ತಂಟೆಗೆ ಬರದೇ ಇರೋ ಹಾಗೆ ಹದ್ದು ಬಸ್ತಲ್ಲಿಡಿ ಅಂದರೆ ನನಗೆ ನಾಚಿಕೆ ಆಗುತ್ತೆ ವಿರಾಟ್ ರಾಜ ಹೇಳ್ತಾನೆ ಇಬ್ರು ಸಲೀಸಾಗಿ ಸಭೆಯಲ್ಲಿ ಬಂದು ಅವನನ್ನು ಒದ್ದ ಮಾಡಿದ ಇದು ನನ್ನ ಕಣ್ಣಿಗೆ ಏನೋ ಸ್ವಲ್ಪ ಕಾಣಿಸಿರ್ಬೋದು ನಿಮ್ಮ ನಿಮ್ಮಲ್ಲಿ ತರೆ ಹಿಂದೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಅಂತ ಮಹಾರಾಜ ಇದು ಕೇಳ್ಕೊಂಡು ಎಷ್ಟು ಸಂಕಟವಾಗುತ್ತೆ ನೋಡಿ ಇಬ್ಬರು ವ್ಯಕ್ತಿಗಳಲ್ಲಿ ವಾದ ವಿವಾದ ನಡೆದದ್ದು ವರ್ಷಗಟ್ಟಲೆ ಎಳೆದಾಡುತ್ತೆ ಕೋರ್ಟ್ನಲ್ಲಿ ನನ್ನ ಹೇಳಿದೆ ಜಡ್ಜ್ರಂತ ಮೇಲೆ ಕೂತವರು ಅದೆಲ್ಲ ಕೇಳಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದೇ ಬರಬೇಕು ಆ ತೀರ್ಮಾನ ಹೇಳಿದ್ರೆ ಆಳು ಪಕ್ಷದವ್ರಿಗೆ ಏನು ಅವಮಾನವಾಗುತ್ತೋ ಮತ್ತೊಬ್ರು ಏನು ಮಾಡ್ತಾರೆಯೋ ನಾಳೆಗೆ ಎಕ್ಸ್ಟೆನ್ಷನ್ ಕೊಡ್ತಾರೆಯೋ ಕೊಡೋದಿಲ್ವೋ ನಾಳೆ ಮತ್ತೊಂದು ಕಮಿಷನ್ಗೆ ಪದವಿಗೆ ನಾನು ಹಾಕ್ತಾರೆಯೋ ಹಾಕೋದಿಲ್ವೋ ಈ ಆಶೋತ್ರಗಳಿಂದ ಹಾವು ಮುರಿಬಾರದು ಕೋಲು ಹಾವು ಸಾಯಬಾರದು ಕೋವು ಮುರಿಬಾರದು ಈ ರೀತಿಯ ಇಬ್ಬಂದಿ ತೀರ್ಮಾನಗಳನ್ನು ಕೊಡುವ ಜಡ್ಜರುಗಳು ಉಂಟು ಲೋಕದಲ್ಲಿ ರಾಮ ಜನ್ಮಭೂಮಿ ಕೇಸು ತಗೊಳ್ಳಿ ನೀವು ಆಗದಷ್ಟು ಆಗದಷ್ಟು ಹಳೇ ಶಾಸನಗಳು ಮೂರ್ತಿಗಳು ಭಗ್ನ ವಿಗ್ರಹಗಳು ಸಿಗ್ತಾ ಇವೆ court is flooded with witnesses, with evidences. The fellows dare not give a judgment. ಹೆದರಿ ಹೆದರಿ ಸಾಯ್ತಾರೆ ಕೀಚಕನ ಭಯಕ್ಕೆ ಮೈನಾರಿಟಿಯ ಭಯಕ್ಕೆ ಹೆದರಿ ಸಾಯ್ತಾ ಕೂತಿದ್ದಾರೆ ಮೈನಾರಿಟಿ ಅಂದ್ರೆ ಕೀಚಕ ಇಲ್ಲಿ ಯೋಚನೆ ಮಾಡಿ ಇಂಟರ್ನ್ಯಾಷನಲ್ ಪ್ರೆಷರ್ಸ್ ಹೀಗೆ ಬರ್ತವೆ ಏನು ಮಾಡೋದು ಏನು ಮಾಡೋದು ಕಾಶ್ಮೀರ ಸಮಸ್ಯೆ ಇನ್ನೂ ತೀರಿಲ್ಲ ಬಂಗಾಳದಲ್ಲಿ ಏನು ನಡೀತು ವಿಜಯ ಟೈಮ್ಸ್ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಮುಸಲ್ಮಾನರು ಅಲ್ಲಿ ಅವರಿಗೆ highest percentage in commissions in government officer ಯಾವುದು ಬಿಜೆಪಿ ಅಂತ ಹೇಳ್ತೀರಿ ಕಮ್ಯುನಲ್ ಅಂತ ಹೇಳ್ತೀರಿ ಆ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಇರುವಷ್ಟು ದೊಡ್ಡ ರೆಪ್ರೆಸೆಂಟೇಷನ್ ಇಡೀ ಭಾರತದಲ್ಲಿ ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ ಇದು ಬಂಗಾಳದಲ್ಲಿ ಲೀಸ್ಟ್ ಇದೆ ಅದು ಫ್ಯಾಕ್ಟ್ಸ್ ಉದಯನ್ ನಂಬೂದ್ರಿ ಫಿಗರ್ಸ್ ಕೊಟ್ಟಿದ್ದಾರೆ ಆ ಪೇಪರ್ ಕಟಿಂಗ್ ಇವತ್ತು ಧಾರವಾಡದಿಂದ ಒಬ್ಬ ಸ್ನೇಹಿತರು ಕಳಿಸಿದ್ರು ನಾಳೆ ನಿಮಗೆ ತೋರಿಸ್ತೇನೆ ಬೇಕು ಅಂದರೆ ಸುಮ್ಮನೆ ಹೇಳ್ತಾರೆ ಸೆಕ್ಯುಲರಿಸಂ ಅದು ಇದು ಒಬ್ಬ ಮುಸ್ಲಿಂ ಲೇಖನ ಬರೆದಿದ್ದಾನೆ ಇದನ್ನು ಕುರಿತು ಅಂದ್ರೆ ಹೇಗೋ ಹಿಡ್ಕೊಂಡಿರ್ತಾರೆ ಬೆದರಿಸಿ ಬೆದರಿಸಿ ಕೋಯಲೇಷನ್ ಪಾರ್ಟ್ನರ್ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಹಿಡ್ಕೊಂಡು ಕೊರಳು ಮಿಸುಕಿ ಈ ಶಕ್ತಿಗಳೆಲ್ಲ ಕೀಚಕ ಶಕ್ತಿಗಳು ಸತ್ಯವನ್ನ ಕೊರಳು ಮಿಸುಕಿ ಸಾಯಿಸುವವರು ಹಾಗಿದ್ರೆ ಇಲ್ಲಿ ಸಿಕ್ಕೋದಿಲ್ಲ ಧರ್ಮ ಅಂತ ಶಾಪ ಹಾಕ್ತಾಳೆ ಬರ್ತಾಳೆ ಮುಂದಿನ ಕತೆ ಹೇಳ್ತಾ ಇದ್ದೇನೆ ನಿಮ್ಮ ತಮ್ಮ ಒಡಹುಟ್ಟಿದವನು ದುರ್ಳ ನಾವು ತಿರುಕುಳುಗಳು ನೀವು ಎಷ್ಟಾದರೂ ಅಂದರೆ ನೀವು ಹೇಳಿದ್ದೇ ಧರ್ಮ ನೀವು ಹೇಳಿದ್ದೇ ಸರಿ ನೀವು ಮಾಡಿದ್ದೇ ಸರಿ ಅದೇ ಜಸ್ಟಿಸ್ಸು ಬಡವರಿಗೆ ನ್ಯಾಯ ಎಲ್ಲಿ ಸಿಕ್ಕಬೇಕು ಇನ್ನಿರಲು ಬಾರದು ನೃಪತಿ ತಪ್ಪಿದೊಡೆ ಆರು ಕಾವವರು ರಾಜನೇ ತಪ್ಪನ್ನು ಹಿಡಿದ್ರೆ ನಮ್ಮ ರಕ್ಷಣೆ ಮಾಡೋರು ಯಾರು ಕರೆಸಿ ಬುದ್ಧಿಯ ಹೇಳಿಯನ್ನನ್ನು ಹೊರೆಯಲ್ಲ ಪರೇ ಕರೆಸಿ ಬುದ್ಧಿ ಹೇಳಿ ನನ್ನನ್ನು ರಕ್ಷಣೆ ಮಾಡೋಕೆ ನಿಮ್ಮ ಕೈಲಾಗೋದಿಲ್ಲವೇ ಹೊರೆಯಿರಿ ಅಲ್ಲದೆ ಅರಸಿ ಕಳುಹುವುದು ಎನ್ನನು ರಾಣಿ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿಬಿಡಿ ಬೇರೆ ಕಡೆ ನೋಡ್ಕೊಳ್ತೇನೆ ಒಬ್ಬಳು ಅವಳು ಪಾಪ ಮನೆ ಕೆಲಸಕ್ಕೆ ಬಂದಿರ್ತಾಳೆ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮಡಿ ಮಾಡಿಕೊಟ್ಟು ಒಂದು ಗಂಟೆ ಎರಡು ಗಂಟೆ ಕಾಲ ಸೇವೆಯನ್ನು ಮಾಡ್ತಾಳೆ ಆ ಸೇವೆಯನ್ನು ನೀವು ಹೇಗೆ ಮೆಚ್ಚಬೇಕು ನಿಮ್ಮ ಹೆಂಡತಿಯೋ ಮಕ್ಕಳೋ ಬಟ್ಟೆ ಒಗೆದು ಮಾಡಬೇಕಾದ ಸೇವೆಯನ್ನು ಅವಳು ಮಾಡ್ತಾಳೆ ನೀವೇನೋ ಕೂಲಿ ಕೊಡ್ತೀರಿ ಲಕ್ಷ ರೂಪಾಯಿ ಕೊಟ್ಟರೆ ಅಚ್ಚುಕಟ್ಟಾದ ಸೇವೆ ಮಾಡೋರು ಸಿಗ್ತಾರೆ ಯೋಚನೆ ಮಾಡಿ ಮೆಷಿನ್ ಹಾಗೆ ಮಾಡ್ತಾರೆ ಅಂದರೆ ಅಂತಃಕರಣ ಇಟ್ಟು ಇದು ಬಿಟ್ಟರೆ ನನಗೆ ಬೇರೆ ಜಾಗವಿಲ್ಲ ಅಂತ ನಮ್ಮ ಧಾರವಾಡದಲ್ಲಿ ಅಂತಹ ಸೇವೆ ಮಾಡುವ ಜನ ಇದ್ದರು ಒಬ್ಬ ಮುದುಕಿ ನಮ್ಮಲ್ಲಿ ಎಷ್ಟು ಪ್ರಾಣ ಇಟ್ಕೊಂಡಿದ್ದಾಳು ನಾವು ಅವ್ರನ್ನ ಕಸ ಗುಡಿಸೋರು ಮುಸುರೆಯವರು ಅಂತ ಟ್ರೀಟ್ ಮಾಡ್ತಲೇ ಇರಲಿಲ್ಲ ನಮ್ಮ ಮಗನಂತೂ ಎಷ್ಟು ಅವರಿಗೆ ಸಿ ನಮ್ಮ ಮನೆಯಲ್ಲಿ ಹಬ್ಬವಾದ್ರೆ ಅವರಿಗೆಲ್ಲ ಸೀರೆ ಕೊಟ್ಟು ಮತ್ತೊಂದು ಮಾಡಿ ಹೋಗುವ ಬರುವ ಎಲ್ಲ ಕೈ ತುಂಬ ಕಾಸು ಕೊಟ್ಟು ಇವತ್ತು ನೆನೆಸ್ತಾರೆ ಸ್ವಾಮಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಸರ್ವೆಂಟ್ಸ್ ಅಂತ ಮಾತ್ರದಿಂದ ಹ್ಯೂಮನ್ ಡಿಗ್ನಿಟಿ ಕಡಿಮೆ ಆಗೋದಿಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ ನಮಗೆ ಹೇಳಬೇಡಿ ನೀವು ಹಿಂದೂಗಳಿಗೆ ನಮ್ಮ ಜೊತೆಯಲ್ಲಿರುವವರೆಲ್ಲರ ಮನೆ ಗೋವು ನಾಯಿ ಬೆಕ್ಕುಗಳನ್ನು ಮೊದಲುಗೊಂಡು ಕನಿಕರ ಭಾವದಿಂದ ನೋಡಬೇಕು ಎಲ್ಲ ಅವುಗಳಲ್ಲಿ ಜೀವವಿದೆ ಇದನ್ನು ಕೃಷ್ಣ ಹೇಳ್ತಾನೆ ವಿದ್ಯಾವಿನೇ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಚ ಪಂಡಿತ ಸಮದರ್ಶನ ಗೀತೆ ಪುಸ್ತಕ ಭದ್ರವಾಗಿ ಮುಚ್ಚಿಡಿ ಬಹಳ ಸಂತೋಷ ಯಾವುದನ್ನು ಆಚರಣೆ ತಗೊಂಡ್ಬರಬೇಡಿ ಗೀತೆ ಇದೆ ರಾಮಾಯಣ ಇದೆ ಮಹಾಭಾರತ ಇದೆ ಮನುಸ್ಮೃತಿ ಇದೆ ಯಾತಕ್ಕೆ ಬೇಕು ಸ್ವಾಮಿ ಭಾರತ ದೇಶಕ್ಕೆ ನೀವು ಓದೋದಿಲ್ಲ ಅದನ್ನ ಓದಿದ್ರೆ ಆಚರಣೆಗೆ ತರೋದಿಲ್ಲ ತಂದಿದ್ರೆ ದೋಷಕ್ಕೆ ಬರ್ತಿದ್ವಿ ನಾವು ಯೋಚನೆ ಮಾಡಿಕೊಳ್ಳಿ ನಿತ್ಯ ಚಳುವಳಿ ಚಳುವಳಿ ಚಳುವಳಿ ಲಿಬರೇಷನ್ ಲಿಬರೇಷನ್ ಎಲ್ಲ you are not here to be liberated you are here to cooperate and live a concrete composite life ಈ ಲಿಬರ್ಟಿ ಈಕ್ವಾಲಿಟಿ ಇದು ದರಿದ್ರ ಯಾವನು ಫ್ರೆಂಚ್ ರೆವಲ್ಯೂಷನ್ ಮಾಡಿದ್ದು ಇದು ಭಾರತವನ್ನು ಕೊಲ್ತಾ ಇರೋ ಐಡಿಯಲ್ಸ್ ಲಿಬರ್ಟಿ ಅಲ್ಲ ಡ್ಯೂಟಿ ಕರ್ತವ್ಯ ಮಾಡು ಅಂತ ಹೇಳ್ತೇವೆ ನಾವು ಫ್ರೆಟರ್ನಿಟಿ ಬ್ರದರ್ಹುಡ್ ಅಲ್ಲ ಫಾದರ್ಹುಡ್ ಆಫ್ ಗಾಡ್ ತಾವೆಲ್ಲ ದೇವರ ಮಕ್ಕಳು ಜ್ಞಾಪ ಇಟ್ಕೊಳ್ಳಿ ಗೋಡೆ ಮೇಲೆ ಬರೆದಿದ್ದಾರೆ ಕೆಲವರು ಹರಿಜನರು ದೇವರ ಮಕ್ಕಳಾದರೆ ಉಳಿದವರು ಯಾರು ಹುಟ್ಟಿದ್ರು ಈಗ ಬರೆದಿದ್ದಾರೆ ಗೋಡೆ ಮೇಲೆ ನೋಡಿದ್ರಲ್ಲ ನೀವು ಅವ್ರನ್ನ ಮಾತ್ರ ದೇವರ ಮಕ್ಕಳನ್ನು ಹಾಗಿದ್ರೆ ನೀವು ದೇವರ ಮಕ್ಕಳಲ್ವೇ ಅವ್ರು ಅದರಲ್ಲೇ ಆಕ್ಷೇಪ ತೆಗೆದ್ರು ಹರಿಜನ ಶಬ್ದಕ್ಕೆ ಆಕ್ಷೇಪ ತೆಗೆದ್ರು ಯಾತಕ್ಕೆ ಯು ಆರ್ ಇಲ್ಟ್ರೀಟಿಂಗ್ ದೆಮ್ ಆಗಿದ್ದಾಗ ಹೋಯಿತು ಎಷ್ಟೋ ಶತಮಾನಗಳಲ್ಲಿ ಇವತ್ತು ಮನುಷ್ಯರಂತೆ ಬಾಳಿ ಮನುಷ್ಯನ ದಯವಿಟ್ಟು ಮನುಷ್ಯನ ಮನುಷ್ಯರಂತೆ ಕಾಡಿ ಎಲಿಮೆಂಟ್ರಿ ಕೇಳ್ತಾ ಇದ್ದಾಳಿದ್ರೆ ದೇವಿ ನಾನು ಒಂದು ಕಾಲದಲ್ಲಿ ಒಳ್ಳೆ ಸ್ಥಿತಿಯಲ್ಲಿ ಇದ್ದವಳು ಗಂಧರ್ವ ಎಂಬ ಸಾಮಾನ್ಯವಾದವಳಲ್ಲ ಹೇಳಿದ್ರೇನು ಈಗ ಅರ್ಥ ಆಗ್ತಿಲ್ಲ ಆಗ ಸ್ವಲ್ಪ ಕೆಳಗಿಡಿದಳು ಸುದೇಶ್ನ ಹೇಳ್ತಾಳೆ ಲಲನೆ ಕೇಳು ಅನ್ಯಾಯದವರನ್ನು ಕೊಲಿಸುವೆನು ನಿನಗೆ ಅಷ್ಟು ಅನ್ಯಾಯ ಮಾಡಿದ್ದೇನಮ್ಮ ನಂತಮ್ಮ ನಾನು ಅವನು ಕೊಲ್ಲಿಸ್ತೇನೆ ಅಂತ ಬಾಯಿ ಒರೆಸುವಂತಹ ಮಾತು ಇವಳ ಹಣೆಯಲ್ಲಿ ಕೀಚಕನನ್ನು ಕೊಲ್ಲಿಸುವ ಭಾಗ್ಯವಿದೆಯೇ ಅಷ್ಟು ಪವರ್ ಇದೆಯೇ ಗಂಡನಿಗೆ ಹೇಳ್ತಾಳೆ ಯಾರಿಗೆ ಹೇಳ್ತಾಳೆ ಕೀಚಕನನ್ನು ಕೊಲ್ಲಿಸೋರು ಯಾರಿದ್ದಾರೆ ಅಲ್ಲಿ ಭಯ ಪಡಬೇಡ ನೋಡ ಹುಟ್ಟಿದನೇ ಪರಸ್ತ್ರೀಯರಿಗೆ ಕೈ ಹಾಕಿದವನು ಇಂಥವ್ ನನ್ನ ತಮ್ಮನಾದನೆ ಕಡು ಪಾಪಿ ಹಾಗೆ ಏನಲು ಅವನನ್ನು ಪಾಪಿ ಅಂತ ಹೇಳ್ಕೊಂಡಿದ್ದು ನಟಿಕೆ ಮುರಿದಾಗ ನಾಟಕ ಮಾಡಿದ್ಲು ಬಾಯಲ್ಲಿ ಮಾತಾಡಿದ್ಲು ಅದಕ್ಕೆ ದ್ರೌಪದಿ ಹೇಳ್ತಾಳೆ ಕೊಲಿಸುವೆನು ಅಂತ ಹೇಳಿದ್ದಲ್ಲ ಆ ತಂಟೆ ನಿಮಗೂ ಬೇಡ ನಮ್ಮ ಗಂಧರ್ವ ಗಂಟರೆ ಮಾಡ್ತಾರ ಕೆಲಸವನ್ನ ಕೊಲಿಸುವಡೆ ನೀವೇಕೆ ತಪ್ಪಿನ ಬಳಿಯ ರನ್ನಾತಗಳು ಕೀಚಕ ಕುಲವ ಸವರುವರು ನನಗೆ ಕಾರಣವಿಲ್ಲ ಸಾರಿದನು ನಾ ಹೇಳೋದು ಹೇಳಿದ್ದೇನೆ ನಾಳೆ ಬೆಳಗ್ಗೆ ಆಗೋದ್ರಲ್ಲಿ ನಿನ್ನ ತಮ್ಮ ಇರೋದಿಲ್ಲ ಆ ತಮ್ಮನ ಜೊತೆಯಲ್ಲಿ ಹುಟ್ಟಿದವರು ಇರೋದಿಲ್ಲ ಎಚ್ಚರಿಕೆ ಕೊಡೋಕೆ ನೋಟಿಸ್ ಸರ್ವ್ ಮಾಡೋಕೆ ಬಂದಿದ್ದೇನೆ ಅಂತ ಹೇಳಿ ದರ ದರ ಹಿಂದೆ ತಿರುಗಿ ನೋಡದೆ ಹೋಗಿಬಿಟ್ಲು ಎಂದು ಬೀಳ್ಕೊಂಡು ಅವಲೆ ತನ್ನ ಯಮಂದಿರಕ್ಕೆ ಬಂದು ಒಳಗೊಳಗೆ ಮನನೊಂದು ಅಪ್ಪ ಆ ದ್ರೌಪದಿಯ ಮನಸ್ಸಿನ ಹೊಯ್ದಾಟವನ್ನು ಒಂದು ಚಿತ್ರ ಕೊಟ್ಟಿದ್ದಾನೆ ಕುಮಾರವ್ಯಾಸ ಅವಳು ಹೇಳ್ಕೊಳ್ಳೋ ಮಾತು ಮೂಲದಲ್ಲಿ ವ್ಯಾಸರು ತುಂಬ ಗಂಭೀರ ಎರಡು ಶ್ಲೋಕದಲ್ಲಿ ಬರೆದಿಟ್ಬಿಟ್ರು ಅದನ್ನು ವಿವರಿಸಿದ್ದಾನೆ ಆರಿಗುಸುರುವೆನು ಆ ರಸ ಹರುವೆನು ಆರಿಗೊರಲುವೆನು ಆರಿಗರುಹುವೆನು ಆರಬೇಡುವೆನು ಅಗಟ ಹೆಂಗಸು ಜನ್ಮವನು ಸುಡಲಿ ಅಯ್ಯೋ ಹೆಂಗಸಾಗಿ ಹುಟ್ಟಬಾರದು ಹೆಂಗಸು ಜನ್ಮವನ್ನು ಸುಡಬೇಕು ಯಾರು ಹೇಳಲಿ ಕಷ್ಟವನ್ನ ಐದು ಜನ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಮಹಾಶೂರರು ಅವ್ರು ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಯಮ ಸುತಂಗ್ ಅರುಹುವೇನೆ ಧರ್ಮರಾಜು ಹೇಳೋಣ ಧರ್ಮಕ್ಷಮೆಯ ಗರ ಹೊಡೆದಿಹುದು ಧರ್ಮದ ಗ್ರಹ ಹಿಡ್ಕೊಂಡ್ಬಿಟ್ಟಿದೆ ಪಾರ್ಥನು ಮಮತೆಯುಳ್ಳವನೆಂಬನೇ ತಮ್ಮಣ್ಣನ ಭ್ರಮಿತನಾಗಿ ಅವನು ಅಣ್ಣನಾಜ್ಞೆ ಅಂತ ಒಂದು ಕಾನ್ಸೆಪ್ಟ್ ಅದರಲ್ಲಿ ಭ್ರಮೆ ಹುಟ್ಟಿಕೊಂಡಿದೆ ಇನ್ಯಾರು ಹೇಳಿ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿ ಅವನು ಇನ್ನು ಉಳಿದರಿಬ್ಬರು ರಮಣರು ಯಾರು ನಕುಲ ಸಹದೇವರು ಈ ನಾಯ ಕೊಲಲು ಅಕ್ಷಮರು ಕೀಚಕರಿಗೆ ನಾಯಿದ್ ಶಬ್ದ ಹಾಕಿದ ಒಂದು ಮಹಾರಾಜನ ಆಸ್ಥಾನದಲ್ಲಿ ಕವಿ ಇದ್ರೆ ಈ ಶಬ್ದ ಹಾಕೋಕ್ ಬಿಡ್ತಿರ್ಲಿಲ್ಲ ಅವನು ವ್ಯಾಸ ಯಾವ ಕವಿ ಆಸ್ಥಾನದಲ್ಲಿದ್ದವನಲ್ಲ ತನಗೇನು ಶಬ್ದ ತೋರುತ್ತೆ ಮಾತಿರಿ ನಾಯಿ ನರಿ ಹೀಗೆಲ್ಲ ಬರೀತಾನೆ ಈ ನಾಯನ್ನು ಕೊಲ್ಲುವುದಕ್ಕೆ ನಕುಲ ಸಹದೇವರು ಕೈಯಲ್ಲಾಗೋದಿಲ್ಲ ನಿಸ್ಸಂದೇಹ ಒಂದಳು ತನ್ನ ಮನದೊಳಗೆ ಭೀಮನನ್ನು ಬಿಟ್ಟಿದ್ದಾಳೆ ಈಗ ಅವನ ಬಗ್ಗೆ ಹೇಳ್ತಾಳೆ ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಕಂಡನು ಗಂಡ ನಿಜವಾದ ಕಂಡ ಭೀಮಸೇನ ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕೊಡು ಹಿಹಾಳಿಯುಳ್ಳವನು ಪಟಳವನ ತಂಗೆಲ್ಲವನು ಹೇಳುವನು ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಭೀಮನು ಕೇಳದಿದ್ರೆ ನಾ ವಿಷ ತಗೊಂಡು ಸಾಯ್ತೇನೆ ಅಂದ್ರೆ ಫಸ್ಟ್ ಡಿಸಿಷನ್ ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ ಭೀಮನಿಗೊಂದ್ಸಲ ಹೇಳಿ ನೋಡ್ತೇನೆ ಅಂದ್ರೆ ಬದುಕಬೇಕು ಅನ್ನೋ ಆಸೆ ಇದೆ ನೋಡಿ ಅವಳಿಗೆ ಸೀತಾದೇವಿ ಹತ್ತು ತಿಂಗಳು ನೋಡಿದಳು ರಾಮ ಬರಲಿಲ್ಲ ಆಮೇಲೆ ನೇಣು ಹಾಳಪ್ಪ ಪ್ರಯತ್ನ ಮಾಡಿದ ಹಾಗೆ ಭೀಮನು ಕೈ ಬಿಟ್ರೆ ಬೇರೆ ಇಲ್ಲ ಎಂಬುದಾಗಿ ಆ ಸುದೇಶ್ನೆಯ ಮನೆಯಿಂದ ಹೊರಟಿದ್ದಾಳೆ ರಾತ್ರಿ ಆಗಿಬಿಟ್ಟಿದೆ ಬಾಣಸಿನ ಮನೆಗೆ ಇದೆಲ್ಲ ನಡೆದದ್ದು ಸಾಯಂಕಾಲ ರಂಪಾರಾದ್ದ ಅಂತ ಹೇಳೋದು ಕೇಳೋದು ಆಯಿತು ರಾತ್ರಿ ಆಯಿತು ಅಡುಗೆ ಮಾಡಿಟ್ಟಿದ್ದಾನೆ ಅರಸು ಮಕ್ಕಳಿಗೆ ಎಲ್ಲರೂ ಬಡಿಸೋರು ಬಡಿಸ್ತಿದ್ದಾರೆ ಖಾಲಿ ಪಾತ್ರೆ ಆಯಿತು ಎಲ್ಲ ತಂದಿಟ್ಟಿದ್ದಾರೆ ಪಾತ್ರೆ ಉಜ್ಜೋರು ಉಜ್ತಾ ಇದ್ದಾರೆ ಎಲ್ಲ ಆಯಿತು ಅರ್ಧರಾತ್ರಿ ಇವಳಿಗೆ ನಿದ್ದೆ ಹತ್ತಿಲ್ಲ ಭೀಮನಿಗೂ ನಿದ್ದೆ ಇಲ್ಲ ಬೋರ್ಲಾಗಿ ಮಲಗಿದ್ದಾನೆ ಅದೇ ಅದೇ ಸಂಕಟ ಹೊಟ್ಟೆ ಸಂಕಟಕ್ಕೆ ಬೋರ್ಲಾಗಿ ಮಲಗುವನಂತ ಹನ್ನೆರಡು ವರ್ಷ ಅದನ್ನು ಉದ್ಯೋಗ ಪುರದಲ್ಲಿ ಹೇಳ್ತಾರೆ ಹೀಗೆ ಮಲಗಿದ ಸಂಕಟ ತಡೆಯೋಕ್ಕಾಗ್ತಿರಲ್ಲ ಭೀಮನಿಗೆ ಹೊಟ್ಟೆ ಅದಿಮಿಕೊಂಡು ಮಲಗಿರುವವನು ಮುಸುಕು ಬೇರೆ ಹಾಕೊಂಡಿದ್ದಾನೆ ಇರೋ ಎಲ್ಲ ಅಡಿಗೆ ಮನೆಯಲ್ಲೇ ಕೂತಿದೆಯಲ್ಲ ಕುರಿ ಕೋಣ ಮಾಂಸಗಳು ಅಲ್ಲೇ ಒಂದು ಕಲ್ಲಿನ ಮಂಚ ಅದರ ಮೇಲೆ ಮಲಗಿದ್ದಾನೆ ಅಲ್ಲಿ ಬಂದು ನೋಡ್ತಾಳೆ ರಾತ್ರಿ ಕತ್ತಲೆಯಲ್ಲಿ ಯಾಕೆ ರಹಸ್ಯದಲ್ಲಿ ಹೇಳಬೇಕು ಅಡುಗೆ ಮನೆ ಹತ್ರ ಇವನೇನು ಕೆಲಸ ಎಂಬುದಾಗಿ ನೋಡ್ತಾಳೆ ಬೆಳಿಗ್ಗೆ ಅಡಿಗೆ ಮಾಡೋದಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಅಲ್ಲಿ ರಾಶಿ ರಾಶಿ ಹಾಕಿದ್ದಾರೆ ಕೆಲದ ಲೊಟ್ಟಿದ ಪತ್ರ ಶಾಖಾವಳಿಯ ಇದೆಲ್ಲ ಮೂಲದಲ್ಲಿಲ್ಲ ಆಕ್ಚುಯಲ್ ಪಿಕ್ಚರ್ ಕೊಡ್ತಾರೆ ವೇದವ್ಯಾಸರು ಕಾಯಿ ಪಲ್ಯಗಳೆಲ್ಲ ಹುರುಳಿಕಾಯಿ ಅದು ಇದು ಬೆಂಡೆಕಾಯಿ ರಾಶಿ ಹಾಕಿದ್ದಾರೆ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೆಲಸಲೊಟ್ಟಿದ ಪತ್ರ ಶಾಖಾವಳಿಯ ರಾಶಿಗಳ ಹಣ್ಣುಗಳು ರಾಶಿ ಹಾಕಿದ್ದಾರೆ ಕಳವೆಯ ಹೊಳವು ತಿಹು ಅನ್ನದಕ್ಕಿಯ ಸಾಲ ಹರಿಯಣದ ದೊಡ್ಡ ಹರಿವಾಣದಲ್ಲಿ ರಾಜರೂಟ ಮಾಡುವಂಥ ಅನ್ನಕ್ಕೆ ಬೇಕಾದ ಅಕ್ಕಿಯನ್ನು ಕಲ್ಲು ಮುಳ್ಳಿಲ್ಲದೆ ಇರುವಂತೆ ಶುದ್ಧ ಮಾಡಿ ರಾಶಿ ಇಟ್ಟಿದ್ದಾರೆ ಕೆಲ ಬಲದ ಸಂಭಾರ ಚೂರ್ಣದ ಲಲಿತ ಬೋನದ ಅರಿಯೋದಕ್ಕೆ ಬೇಕಾದ ಏಲಕ್ಕಿ ಮೆಣಸು ಜೀರಿಗೆ ಮುಂತಾದವು ಭಕ್ಷಾವಳಿಯ ಬಾಣಸೊದಳು ಬಂದಳು ಮತ್ತ ಗಜಗಮನೆ ಅಡಿಗೆ ಮನೆಗೆ ಬಂದಿದ್ದಾಳೆ ಇನ್ನೊಂದು ಕಡೆ ನೋಡ್ತಾಳೆ ಅಲ್ಲಿ ಮಾಂಸದ ರಾಶಿ ಹಾಕಿದ್ದಾರೆ ಬೇರೆ ಬೇರೆ ತರಿದ ಕುರಿಗಳ ಹಂದಿ ಅಡಗಿನ ಜುರಿತರ ಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲ ಲಾವುಗೆಯ ನವಿಲಿನ ನಾಲಿಗೆ ಇಷ್ಟುವಂತೆ ಕೆಲವರಿಗೆ ತುರುಗಿದ ಅಲುವಿನ ಸಾಲ ಸುಂಟಿಗೆ ಮೆರವ ಮಾಂಸದ ರಾಶಿಗಳ ಅಡದರಕೆಗಳ ಕಂಡು ಅಬಲೆ ಹೊಗಳಿದಳು ಅಡಬಳದ ಮನೆಯ ಆಹಾಹ ಇಂಥ ಜಾಗ ನೋಡಿದ್ದಾರೆ ನಮ್ಮ ಯಜಮಾನರು ಮಲ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿದೆ ಆರಲರಿದನು ಭೀಮನಿ ಸುವಾರ ವಿದ್ಯೆಯ ನಿಮ್ಮ ಯಜಮಾನರಿಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋಕೆ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ವಲ್ಲ ಅಂತ ನಾಳೆ ಪರೀಕ್ಷೆ ಮಾಡೋಕೆ ಹೋಗಬೇಡಿ ಏನಂದ್ರೆ ನೀವು ತುಂಬ ಚೆನ್ನಾಗಿ ಅಡಿಗೆ ಮಾಡ್ತೀರಂತೆ ನನಗೆ ತುಂಬ ಬೇಜಾರಾಗಿದೆ ಇವತ್ತೊಂದು ದಿವಸ ನಿಮ್ಮ ಕೈ ಅಡಿಗೆ ತಿನ್ನಬೇಕು ಶುರು ಮಾಡಿದರೆ ನಾಳೆಯಿಂದ ಅವರೇ ಅಡಿಗೆ ಮಾಡೋ ಕೆಲಸವಾಗುತ್ತೆ ಅವರಿಗೆ ಹಾರುಗರಿದನು ಭೀಮ ಈ ಸುವಾರ ವಿದ್ಯೆಯ ಬಾಪು ವಿಧಿ ವಿಧಿ ಮುನಿದರೆ ಆರನು ಆವಂಗದಲ್ಲಿ ಬರೆಸದು ಶಿವ ಶಿವ ಎನ್ನುತ್ತ ವಿಧಿ ಕೋಪಗೊಂಡ್ರೆ ಯಾರ ಕೈಲಿ ಏನು ಬೇಕಾದರೂ ಮಾಡಿಸುತ್ತೆ ಎಂಬುದಾಗಿ ನಾರಿ ನಸು ಗೊತ್ತ ಒಳಗೆ ಹೊಕ್ಕು ತನ್ನ ಹೀನ ಸ್ಥಿತಿಯಲ್ಲೂ ಸ್ವಲ್ಪ ನಸುನಕ್ಕಿದ್ದಾಳೆ ಬಕಾರಿ ಮಂಚದೊಳಿರಲು ಬಕಾರಿ ಬಕಾಸುರನನ್ನು ಕೊಂದ ಭೀಮ ಕಲ್ಲು ಮಂಚದ ಮೇಲೆ ಮಲಗಿದ್ದಾನೆ ಅವನ ಭಾರ ತಡಿಬೇಕಾದ್ರೆ ಮರದ ಮಂಚ ತಡೀತಿರಲಿಲ್ಲ ನಮ್ಮ ಮೈಸೂರು ಅರಸರಲ್ಲಿ ಕಂಠೀವರ ನರಸಿಂಹರಾಜ ಒಡೆಯರು ಅಂತ ಒಬ್ಬರಿದ್ದರು ತಿರುಚನಾಪಳ್ಳಿ ಜಗಜಟ್ಟಿಯನ್ನು ಗೆದ್ದು ಬಂದವರು ಅವರು ಕಲ್ಲು ಮಂಚದ ಮೇಲೆ ಮಲಗ್ತಾ ಇದ್ರಂತೆ ಅದು ಅರಮನೆಯಲ್ಲಿ ತೋರಿಸ್ತಾರೆ ಅದನ್ನ ಹಾಗೆ ಅವನು ಕಲ್ಲು ಮಂಚದಲ್ಲಿ ಮಲಗಿದ್ದಾನೆ ಅದು ನೋಡಿ ದಾರಿನ ಹೊಕ್ಕು ಬಕಾರಿ ಮಂಚದೊಡೆರು ನಿದ್ರಾಭಾರ ವಿಹ್ವಲ ಕರ್ಣನು ಹೊದ್ದಿದಳು ಲಿದಾಂಗಿ ಅಗಲವಾಗಿತ್ತು ಮಂಚ ಮೆಲ್ಲಗೆ ಹೋಗಿ ಮುಸುಕನ್ನು ತೆಗೆದಳು ಆ ಭೀಮನ ಪಕ್ಕದಲ್ಲಿ ಕೂತ್ಕೊಂಡು ಅವನನ್ನು ಆಲಿಂಗನ ಮಾಡಿದ್ದಾಳೆ ಆ ಗಂಡನನ್ನು ವಶ ಮಾಡಿಕೊಳ್ಬೇಕಲ್ಲ ಅವತ್ತು ಹೇಳಿರುವಲ್ಲ ಅವನು ಮಾತನ್ನ ಕೇಳಬೇಕಲ್ಲ ಇವಳು ಬಂದು ಮುಟ್ಟಿದ ಛೀ ಯಾವಳು ಬಂದ್ಲು ಅಂತ ದೊಡ್ಡ ಹಗರಣ ಮಾಡಿಬಿಟ್ರೆ ಏನು ಮಾಡುವ ಅರ್ಧರಾತ್ರಿಯಲ್ಲಿ ಎಬ್ಬಿಸಲು ಭುಗಿಲೆಂಬನೋ ತೆಗೆ ಬಂದೆ ಮೋರೆಯ ಮಬ್ಬಿದೆ ಏತಕೆ ಎಂದೆನ್ನ ಸಂತೈಸುವನೋ ನಾನು ಸಂತೈಸ್ತಾನೆಯೋ ಯಾಕೆ ಬಂದೆಟ್ ಕೂಗಾಡ್ತಾನೆಯೋ ಸಾಮದಲ್ಲಿ ತಬ್ಬು ತುಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ ಸಂದೇಹದಲ್ಲಿ ಬಂದಿದ್ದೇನೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಅವನು ಜನದ ಮನಕ್ಕೆ ನೆಬ್ಬಿಸಿಯೇ ನೋಡುವೆನೆನುತ ಹೇಗಾದರೂ ಆಗಲಿ ಒಂದ್ಸಲ ಎಬ್ಬಿಸಿ ನಂಗೆ ಕಷ್ಟ ಹೇಳ್ತೇನೆ ಅಂತ ಸಾರಿದಳು ವಲ್ಲಭನ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲು ಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ ಮುಸುಕು ತೆಗೆದು ಮುಖವನ್ನು ಮುದ್ದಾಡ್ತಾ ಇದ್ದಾಳೆ ಏನ್ಲು ದ್ರೌಪದಿ ಏನೇ ಇದು ಅರ್ಧರಾತ್ರಿಯಲ್ಲಿ ಬಂದಿದ್ದೀಯಲ್ಲ ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತೋರುತ್ತಿ ತಲೆ ತೋರುತ್ತಿದೆ ತಳುವಿಲ್ಲದ ಉಸುರು ಇರುಳೇಕೆ ಬಂದೆಲ್ಲ ತಾಂಗೆ ಹೇಳೆಂದ ಆ ಕಷ್ಟ ಅರ್ಥವಾಯ್ತು ಅವನಿಗೆ ಅರ್ಧರಾತ್ರಿಯಲ್ಲಿ ಬಂದಿದ್ದೀಯಮ್ಮ ಏನಾಯ್ತು ಹೇಳು ಯಾತಕ್ಕೆ ಅಂದರೆ ಈ ಅರ್ಮ ಈ ಅಡುಗೆ ಮನೆ ಸುತ್ತಮುತ್ತ ಈ ಸಬ್ ಕೂಗ್ಸಿದ್ದಾರೆ ಕೆಲವರು ಕಾಯಿ ಪಲ್ಯ ಹಚ್ಚಿಕೊಡೋರು ಲೇ ಅಲ್ಲಿ ಎಣ್ಣೆ ಹಾಕೋ ಅದು ಕುದಿದ ಮೇಲೆ ಹೇಳು ಅಂತ ಹೇಳಿದ್ರೆ ಈ ಚೋಟಾಳುಗಳು ಅಸಿಸ್ಟೆಂಟ್ಸ್ ಇರ್ತಾರೆ ಅವರೆಲ್ಲ ಅಲ್ಲಲ್ಲೇ ಮಲಗಿದ್ದಾರೆ ನೀ ಬಂದು ನಾನು ನಿನ್ನ ಜೊತೆ ಮಾತಾಡೋದನ್ನು ಕೇಳಿದ್ರೆ ಚಾಡಿ ಹೇಳ್ತಾರೆ ಇವ್ರಿಗೇನೋ ಸಂಬಂಧ ಇದೆ ಅಂತ ಗುಲ್ಲೆಬ್ಬಿಸಿ ಬಿಡ್ತಾರೆ ಅವರು ಸೈರಿ ಸರು ಬಾಣಸದ ಭವನದ ನಾರಿಯರು ದುರ್ಜನರು ಕುಲ್ಲ ಕುಠಾರರು ಇವರ ಅರಮನೆಯ ನಾಯಿಗಳು ಬಂತು ಸಿಗಿ ನಾಯಿ ಶಬ್ದ ಈ ಅಧ್ಯಾಯದಲ್ಲಿ ಎಷ್ಟು ಸಲ ನಾಯಿ ಶಬ್ದ ಬರುತ್ತೆ ನೋಡಿ ಅರಮನೆಯ ನಾಯಿಗಳು ನಾವು ದೇಶಿಗರು ದಿಕ್ಕಿಲ್ಲದೆ ಬಂದಿದ್ದೇವೆ ಭಾರವಿದು ಕೆಲರರಿಯದಂತಿರೆ ಅಕ್ಕಪಕ್ಕಕ್ಕೆ ಗೊತ್ತಾಗದೇ ಇರೋ ಹಾಗೆ ನಾರಿ ನೀ ಹೇಳೆನುತ ಇದು ಒಡವಿದಾರದ ಸಿಂದಾಯಿತು ಎನರು ಇಂತೆಂದಳಿಂದು ಮುಖಿ ಯಾರ ಕಡೆಯಿಂದ ಏನಾಯ್ತು ಹೇಳಿ ನಿನಗೆ ನಿನ್ನ ಹಗಲೆರೆಯಟ್ಟಿ ಕೀಚಕ ಕುನ್ನಿ ಒದೆದನು ರಾಜಸಭೆಯಲ್ಲಿ ನಿನ್ನ ಬಂದಿಗರಿರಲು ನಿನ್ನ ಬಂದಿಗರು ಆಹ ನಿನ್ನ ಒಡಹುಟ್ಟಿದವರು ಎದುರಿಗೆ ಇರುವಾಗ ಕೀಚಕ ಕುನ್ನಿ ಕೀಚಕನೆಂಬ ನಾಯಿ ರಾಜನೆದುರಿಗೆ ನನ್ನನ್ನು ಒದ್ದಿದ್ದಾನೆ ಪ್ರಭು ನೀನೇ ನೋಡಿದ್ದೀಯೇ ಪರಿಭವ ಉಚಿತವೇ ತನಗೆ ಅವನು ಪೃಷ್ಠದ ಮೇಲೆ ಒದ್ದ ನೀವು ನೋಡ್ತಾ ಇದ್ದೀರಿ ನಿಮ್ಮ ಪತ್ನಿ ನನಗೆ ಅವಮಾನ ಇದು ಸರಿಸುವ ಸಹಿಸುವಂತಹದ್ದೇ ಎನ್ನನವ ಬೆಂಬಿಳಿಯ ಬಿಡ ಇದು ಒಂದು ದಿವಸಕ್ಕೆ ಮುಗಿಯೋದಲ್ಲ ನಾನು ಅವನಿಗೆ ಒಡಂಬಡೋ ತನಕ ಇದೇ ರೀತಿ ನಾನು ಹಿಂಸೆಗಳನ್ನು ಮಾಡ್ತಾನೆ ನಾನಿನ್ನು ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡದು ಎನ್ನಲ ಭೀಮ ಖಜಿಗೊಂಡ ನಾನಿನ್ ತಡೆಯೋಕ್ಕಾಗೋದಿಲ್ಲ ನಾನು ಸತ್ತು ಬಿಡ್ತೇನೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವಿದ್ದು ನಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಪಾಪ ನಿನಗೆ ತಟ್ಟುತ್ತೆ ಎಂದಳು ಭೀಮನಿಗೆ ಭೀಮ ಎದ್ದ ಮೇಲಕ್ಕೆ ಅಯ್ಯೋ ಅಂದ ಏನು ಮಾಡಲಿ ಅವನು ಕೂತಿದ್ದಾನಲ್ಲಿ ಕಂಕವಟ್ಟ ಹಾಳು ಬಿದ್ದವನು ಉಸುರಲ ಆಗದು ನಿನ್ನ ಹರಿಬೇಕ ಮಿಸುಕುವವರಾವಲ್ಲ ನೀನು ಕಂಪ್ಲೇಂಟ್ ಕೊಟ್ರೆ ಅಂದ್ರೆ ನನ್ನೇನು ಪರೀಕ್ಷೆ ಮಾಡೋಕೆ ಬಂದಿದ್ದೀಯ ಹೆಂಡಿರ ಗಸಣಿಗೊಂಬವರಲ್ಲ ಹುದುವಿನ ಗಂಡತನವಿದನು ಹುದು ತಮಿಳಲ್ಲಿ ಪದು ಶಬ್ದ ಪದು ಪದುವಾನ ಪತ್ನಿ ಐದು ಜನಕ್ಕೆ ಸೇರಿಸಿದ್ದು ಪದುವಾನ ವಸ್ತು ನಾ ಹೊರತನೆ ಹೊರಕೆ ಅಹಮುಡಿಯಾನಿಲ್ಲೆ ನಾನೊಬ್ಬನೇ ಗಂಡ ಅಲ್ಲ ಹುದು ತನ ಗಂಡತನವಿದನು ಶಶಿವದನೆ ಸುಡು ಕಷ್ಟವೀ ಅಪದಸೆಯವರು ನಾವಲ್ಲ ನಿನ್ನವರ ಅಸಮಸಾಹಸರು ಉಳಿದ ನಾಲ್ವರಿಗರು ಹೋಗೆಂದ ಬೇರೆ ನಾಲ್ಕು ಜನ ಇದ್ದಾರಲ್ಲ ಹೋಗಿ ನಾನು ಒಬ್ಬನೇ ಇದ್ದೇನೆ ಎಲ್ಲ ಬಿಟ್ಟು ಅಡಿಗೆ ಮನೆಗೆ ಬಂದಿದ್ದೀಯಲ್ಲ ಅದಕ್ಕೆ ದ್ರೌಪದಿ ಹೇಳ್ತಾಳೆ ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ಮಾನ ಕಾಪಾಡೋ ಪ್ರಸಂಗ ಬಂದರೆ ನಾಯಿಗಳಾಗಿ ಹೋಗಿಬಿಡ್ತಾರೆ ಅನುಭವಿಸೋದಕ್ಕೆ ಮಾತ್ರ ಬೇಕು ಆ ಗಂಡಂದರು ಏನು ಕಷ್ಟ ಮೂಲದಲ್ಲಿ ವ್ಯಾಸರು ಇಷ್ಟು ಡೀಟೇಲ್ ಬರೀಲಿಲ್ಲ ರಮಣ ಕೇಳುಳಿದವರು ತನ್ನನು ರಮಿಸುವರು ಮಾನಾರ್ಥವೆನೆ ನಿರ್ಗಮಿಸುವರು ನೀನಲ್ಲದೆ ಉಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸು ಆಕಾಂತೆ ಕೈ ಮುಗಿದು ಧರ್ಮ ಕುಠಾರನ ಮುಗಿಸಪ್ಪ ಇದನ್ನ ಬದುಕೋದಿಲ್ಲ ಭೀಮ ಹೇಳ್ದ ಆಹಾ ಜಗಳ ಇದೆ ಅಂತ ಬಂದಿದೆ ಕಲಹ ಕಾದೊಡೆ ನಾವು ರಮಿಸುವರು ಉಳಿದವರು ಬಳಿಕೆಯನ್ನು ಗಾದೆಯ ಬಳಕೆ ಕೆಲವರು ಕೆಲವರು ಉಂಡು ಜಾರುವರು ಒಬ್ರು ಸಂಪಾದನೆ ಮಾಡ್ತಾರೆ ಇನ್ನೊಬ್ರು ಖರ್ಚು ಮಾಡ್ತಾರೆ ಕಷ್ಟಕ್ಕೆಲ್ಲ ನಾನು ಆಗ ಭೋಗ ಅಗಸ್ತ್ಯೇಶ್ವರನಿಗೆ ಆಣೆ ಪ್ರಮಾಣ ಮಾರ್ಕಂಡೇಶ್ವರನಿಗೆ ಗಾದೆ ಕೇಳಿದ್ರು ಇಲ್ವೋ ಇದು ಒಂದು ಬೆಟ್ಟದ ಮೇಲೆ ನಂದಿ ಬೆಟ್ಟದ ಮೇಲೆ ಅಗಸ್ತ್ಯೇಶ್ವರ ಮಾರ್ಕಂಡೇಶ್ವರ ಅಂತ ಅಗಸ್ತ್ಯೇಶ್ವರನಿಗೆ ಹರಕೆ ಗಿರಿಕೆ ಹೊತ್ತವರು ಬೆಳ್ಳಿ ಬಂಗಾರ ನೈವೇದ್ಯ ಅಲ್ಲ ಇವನಿಗೆ ಆಣೆ ಪ್ರಮಾಣ ಮಾಡಿ ಕಾಪಾಡೋದು ಬರೀ ಆಣೆ ಪ್ರಮಾಣ ಕೇಳುವುದವನಿಗೆ ಅದೇ ರೀತಿಯಲ್ಲಿ ಬರೀ ಕಷ್ಟ ನನ್ನ ಹತ್ರ ಹೇಳಕ್ ಬಂದಿದ್ದೀಯಲ್ಲ ಅಳುಕೆ ನಡೆಬವರಲ್ಲ ನಿನ್ನಯ ಹಳಿವು ಹರಿಬದ ಹೇಳಿ ಚಿತ್ತವ ತಿಳಿಕೊಂಬರು ನಾವು ಭೀತರು ಧರ್ಮ ಜನ ಹೊರಗೆ ಆ ಧರ್ಮರಾಜ ಅಂತ ಒಂದು ಕೂತಿದೆ ಪಶು ಏನ್ ಮಾಡಲಿ ನಾನು ಆಗ ದ್ರೌಪದಿ ಹೇಳ್ತಾಳೆ ಅಲ್ಲ ಈ ಐದು ಗಂಡಂದ್ರೆ ನೀನೊಬ್ಬನೇ ಮಾನ ಕಾಪಾಡ್ತೀಯ ಅಂತ ಬಂದ್ರೆ ನೀನು ಹೀಗೆ ಹೇಳ್ತಾ ಇದ್ದೀಯ ಹೆಂಡತಿಯ ಹರಿ ಬದಲಿ ಒಬ್ಬನೇ ಗಂಡುಗೂಸೆ ವೈರ್ಯನು ಕಡಿಖಂಡವನು ಮಾಡುವನು ಮೇಣ್ ತಣ್ಣೊಡಲ ನಿಕ್ಕುವನು ಗಂಡರ ಇವರು ಮೂರು ಲೋಕದ ಗಂಡರು ಓದೋ ಕಷ್ಟವಾಗುತ್ತೆ ಗಂಡರ ಇವರು ಮೂರು ಲೋಕದ ಗಂಡರು ಒಬ್ಬಳನು ಆಳಲಾರಿರಿ ಗಂಡರೋ ನೀವು ಭಂಡರೋ ಹೇಳು ಎಂದಡಿದ್ದು ಗಂಡರೋ ನೀವು ಷಂಡರೋ ಇನ್ನೊಂದು ಪ್ರತಿಯಲ್ಲಿ ಆ ಶಬ್ದ ಇದೆ ಇದು ಕುವೆಂಪು ಮಾಸ್ತಿ ವೆಂಕಟೇಶ್ ಮಾಡಿದ ಪ್ರತಿಯಲ್ಲಿ ಭಂಡರು ಅಂತ ತಿದ್ದು ಬಿಟ್ಟಿದ್ದಾರೆ ಅವಳ ಸಂಕಟ ಅವಳಿಗೆ ಗೊತ್ತು ಮೂರು ಲೋಕದ ಗಂಡರಾಗಿರ್ತಕ್ಕಂಥ ನೀವು ಒಬ್ಬಳನ ಅಳಿಲಾರಿರಿ ಗಂಡರೋ ನೀವು ಭಂಡರೋ ಹೇಳಿಂದಳೆಂದು ಮುಖಿ ಅಂದು ಕೌರವನಾಯಿ ಸಭೆಯಲ್ಲಿ ತಂದು ತೋರಿದನು ತನ್ನುನ್ನತಿಯ ಬಳಿಕ ಇಂದು ಕೀಚಕ ಕುನ್ನಿ ಒದೆದನು ರಾಜಸಭೆಯೊಳಗೆ ಅಂದು ಮೇಣಿಂದಾದ ಭಂಗಕ್ಕೆ ಕುಂದದ ನೀವು ಬಲ್ಲಿದರಿ ಎಂದು ಹೊಕ್ಕರೆ ಹೆಣ್ಣ ಕೊಂದಿರಿ ಎಂದಳು ಇಂದು ಮುಖಿ ದಾನವರು ಮಾನವರಳು ಎನ್ನಭಿಮಾನವನು ಕೊಂಬವನೇ ಹೆಸರದ ಅದೇನನೆಂಬೆನು ನೊಂದು ನುಡಿದಳೆ ಖಾತಿಯಿಲ್ಲಮೆಗೆ ಭೀಮ ಹೇಳ್ತಾನೆ ದಾನವರೇನು ಮಾನವರೇನು ಧರ್ಮಕ್ಕೆ ವಿರುದ್ಧವಾಗಿದ್ರೆ ಯಾರನ್ನು ಬೇಕಾದ್ರೂ ಕೊಲ್ಲೋ ಶಕ್ತಿ ಇದೆ ನನಗೆ ದ್ರೌಪದಿ ಇಲ್ಲ ಬೇಡ ಆದ್ರೆ ನಾನು ಒಂದು ತಪ್ಪು ಮಾಡಿದೆ ಈ ನಪುಂಸಕರೊಡನೆ ಹುಟ್ಟಿದ ನಾನು ಬೇಕನ್ಸುತ್ತೆ ಅವನ ಸಂಕಟ ಭೀಮನಿಗೆ ಗೊತ್ತಾಯ್ತು ನೋಡಿ ಆ ದ್ರೌಪದಿಯ ಸಂಕಟ ಭೀಮನ ಒಬ್ಬನಿಗೆ ಅರ್ಥವಾಯಿತು ಈ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೇ ಮಾನಿನಿ ನೀನು ತೋರಿದ ಪರಿಯಲಿ ಎಂಬುದು ಭೀತಿ ಬೇಡಂದ ನಾ ಪ್ರತಿಜ್ಞೆ ಮಾಡಲಿಲ್ವೇನೆ ಅವತ್ತು ಅಂದು ದುಶ್ಯಾಸನನ ಕರುಳನ್ನು ತಿಂದಡಲ್ಲದೆ ದೊರಕೊಳ್ಳದೆಂದು ಹಾಯಿದೊಡೆ ಅವನು ಮುಗಿಸ್ತೇನೆ ದುಶಾಸನಂತ ಹಾಯಿದರೆ ಹರುಗಿರಿದು ಮಾಡಿಸದ ನಾವ್ಯಥಯ ಹಲುಗಿರಿದ ಧರ್ಮರಾಜ ಬೇಡ ಬೇಡ ಅಂತ ಈ ಗೋದಮ ಕೂಚಿರೋ ತರ್ಕ ನಿನ್ನ ಕಷ್ಟ ತಪ್ಪೋದಿಲ್ಲ ಹೋಗಿ ಹೇಳ ಅವನಿಗೆ ಇಂದು ಕೀಚಕನಾಯಿ ನರಗುವೆನೆಂದು ಮರನನ್ನು ನೋಡಿದರೆ ಮರನ್ ನೋಡಿದ ಮುಗಿಸ್ಬೇಕು ಅಂತ ನಾ ಪುಣ್ಣದರಿ ಅಯ್ಯೋ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದವು ಕಾಂತೇ ಕೇಳೆಂದ ಕಣ್ಣು ಸೊನ್ನೆ ಹಗ್ಗದಲ್ಲಿ ಕಟ್ಟುಬಿಟ್ಟ ನನ್ನನ್ನ ಹೋಗು ಹೊದ್ದುವುದು ಫಲುಗುಣನ ಪಾದಕ್ಕೆ ಬಿದ್ದು ಯಮನಂದನನ ಮನವನ್ನು ತಿದ್ದುವುದು ಸಹದೇವನ ಕುರರ ಕೈಯಲೆನಿಸುವುದು ಗೆದ್ದು ಕೊಡುವರು ನಿನ್ನ ಪಾಲಿನ ನಿನ್ನ ಪಾಲಿಸದಿದ್ದರಾದೊಡೆ ದೋಷ ಅವರನ್ನು ಹೊದ್ದುವುದು ನೀನೆನ್ನ ಬರಿದೇ ಕಾಡಬೇಡೆಂದ ಹೌ ಆ ನಾಲ್ವರಿಗೆ ಹೇಳು ಗಂಡ ಗರ್ವದ ನುಡಿಯೇ ಎಮ್ಮಯ ದಂಡಿತ ಅನದು ಬೇರೆ ಧರ್ಮ ಗಿರ್ಮ ಅದೆಲ್ಲ ಇಲ್ಲ ಅಲ್ಲಿಂದಲ್ಲೇ ಫೈಸಲ್ ಮಾಡ್ತೇನೆ ಅಂತ ಅಡ್ಡ ಕೂತಿದ್ದಾನೆ ಧರ್ಮರಾಜ ಸಾವಿ ಭಂಡತನದಲ್ಲಿ ಬದುಕುವರಿಯವು ಧರ್ಮಗಿರ್ಮವನು ಕೊಂಡು ಕೊನರುವರಲ್ಲ ರಾಯನ ನಂಡಲೆದು ಕೀಚಕನ ತಲೆಯನ್ನು ಚಂಡನ ಆಡಿಸು ಹೋಗಿ ಧರ್ಮರಾಜನಿಗೆ ರಮಣಿ ಮೇನ್ ಅರ್ಜುನಗೆ ಹೇಳೆಂದ ರಮಣಿ ತರುಣಿ ಜಟ ಕೇಳೆಂದು ಮೊದಲಾಗಿ ಅರಸಿ ನೀ ನಾಲ್ವರಿಗೆ ಭೀಮನ ಗಂಡ ಅಂತ ತಿಳ್ಕೊಬೇಡ ಭೀಮ ಸತ್ತೋದ ಅಂತ ತಿಳ್ಕೊಂಡ್ಬಿಡು ಏನಿದ್ರು ನಾಲ್ಕು ಜನ ಗಂಡಂದ್ರಿಗೆ ನೀನು ಹೆಂಡತಿ ಅಂತ ತಿಳ್ಕೊಂಬಿಡು ಈ ಮಾತನ್ನು ಹೇಳಬೇಕಾದ್ರೆ ಭೀಮನ ಹೊಟ್ಟೆ ಎಷ್ಟು ಹೊಡೆದಿರ್ಬೇಕು ನೋಡಿ ಇಂದು ಮೊದಲಾಗಿ ತರುಣಿ ನೀ ನಾಲ್ವರಿಗೆ ಅರಸಿ ನಾವೆಡಮುರಿದವರು ಬಿಟ್ಟವರು ನಿನ್ನಯ ಸೂಳು ಪಾಳೆಯವ ಅರಸನನ್ನು ಪ್ರಾರ್ಥಿಸುವುದು ಅರ್ಜುನವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು ನಮ್ಮೊಡನೆ ಫಲಸಿದ್ಧಿಯಿಲ್ಲೆಂದ ಕೇಳುತ್ತಿದ್ದಳು ಇದನ್ನು ಕೇಳಿದ್ದು ದ್ರೌಪದಿ ಎಂಥಾರ ಸಮಯ ಸನ್ನಿವೇಶ ಇದು ವೇದವ್ಯಾಸರು ಹಿಂಟ್ ಕೊಟ್ಟಿದ್ದಾರೆ ಬರದ ಒಬ್ಬ ಕನ್ನಡದ ಕವಿ ಬರದ ನೋಡಿ ಮಹಾಭಾರತವನ್ನು ನಾ ತೆಲುಗು ಭಾರತ ಓದಿದ್ದೇನೆ ತಮಿಳು ಇಲ್ಲಿ ಭಾರತ ಓದಿದ್ದೇನೆ ದೇಶೀಯ ಭಾಷೆಗಳ ಯಾವುದೇ ಭಾಷೆಯಲ್ಲಿ ಕುಮಾರವ್ಯಾಸನನ್ನು ಮೀರಿಸುವಂತಹ ಒಂದು ಭಾಷೆ ಇಲ್ಲ ಅವನಿಗೊಂದು ಗುರಿಯನ್ನು ಕಟ್ಟಬೇಕು ಪ್ರತಿನಿತ್ಯ ಅದು ಎಲ್ಲೋ ಒಂದು ಕಡೆ ಎರಡು ಕಡೆ ಸ್ವಲ್ಪ ಉದ್ಯೋಗ ಫಲದಲ್ಲಿ ಎಡವಿದ್ದಾನೆ ಈ ಪಂಪನ ಪ್ರಭಾವದಿಂದ ಅದು ಬಿಟ್ರೆ ಮೂಲಕ್ಕೆ ಏನು ಬಂಗಾರದ ಚೌಕಟ್ಟು ಹಾಕಿಬಿಟ್ಟಿದ್ದಾನೆ ಕವಿ ದ್ರೌಪದಿ ಇದನ್ನು ಕೇಳಿ ಇಲ್ಲಿ ಅವಳಿಗೆ ನಿರಾಶೆ ಎಷ್ಟು ಬಂದಿರಬೇಕು ಇವನು ಕಾಪಾಡ್ತಾನೆ ಅಂತ ಬಂದ್ರೆ ಇವನು ಹೇಳಿಬಿಟ್ನಲ್ಲ ಪರಮನೈರಾಶ್ಯ ಭಾವ ಹೇಗೆ ಬಂತು at most disappointment frustration point cynical point ಅದರ ಚಿತ್ರ ಕೊಡ್ತಾನೆ ಕುಮಾರವ್ಯಾಸ ತಿದ್ದಳು ಕೊರಳೆ ಸರೆ ಗೋಳಾಳಿ ಗೌಚಿತು ಕೇಳುತ್ತಿದ್ದಳು ಕೊರಳ ಸರೆ ಗೋನಾಳಿ ಗೌಕಿತು ಇಲ್ಲಿದ್ದ ನಾಲ್ಗೆ ಮೇಲ್ಗಂಟ್ಲ ನಾಲಿಗೆಗೆ ಹೋಗಿ ಸೇರಿಕೊಂಡಂತೆ ಬಿಕ್ಕುತ್ತಾ ಇದ್ದಾಳೆ ಮಾತು ಬರಲಿಲ್ಲ ಬಿಕ್ಕಿ ಬಿಕ್ಕಿ ವಿಲೋಲ ಲೋಚನೆ ಆಕಟ ನೆನೆದಳು ಬಾಷ್ಪವಾರಿಯಲಿ ಶೂಲ ಮರುಮನೆಗೊಂಡವಳು ಒಂದು ಶೂಲ ಹೊಕ್ಕುಬಿಟ್ಟಿದೆ ಶರೀರದಲ್ಲಿ ಕೀಳುವುದಕ್ಕಾಗಲಿಲ್ಲ ಆ ಮುಳ್ಳು ಅದು ಚಿಗುತಿ ಇನ್ನೊಂದು ಮುಳ್ಳು ಬಂದಂತೆ ಸುಳಿವಾಳಿ ಝಳತಾಗಿರವಳು ಬಾಳೆ ಸುಳಿಗೆ ಬೆಂಕಿ ತಾಗಿಬಿಟ್ರೆ ಬಾಕಿ ಗಿಡ ಏನು ಸುಳಿಗೆ ಬೆಂಕಿ ತಾಗಿದಂತೆ ಉದರ ಜ್ವಾಲೆ ನೆತ್ತಿಗೆ ನಿಲುಕೆ ಹಲುಬಿದಳು ಅವಲ ಬೀಸು ಸೊಯ್ದು ಏನು ಸಂಕಟ ಹೇಳ್ಕೊಳ್ತಾಳೆ ಯಾವ ಜನ್ಮದಲ್ಲಿ ಯಾರಿಗೇನು ದ್ರೋಹ ಮಾಡಿದ್ನೋ ಯಾವ ತಾಯಿ ಮಕ್ಕಳನ್ನು ಬೇರೆ ಮಾಡಿದ್ನೋ ಯಾವ ಗಂಡನಿಗೆ ಏನ ನ್ಯಾಯ ಮಾಡಿದ್ನೋ ಅಯ್ಯೋ ಆ ಪದ್ಯ ಓದೋದಿಲ್ಲಪ್ಪ ಅಂತ ಹೇಳಾಗೋದಿಲ್ಲ ಮುಂದಿನ ಪದ್ಯದಲ್ಲಿ ಇದನ್ನಾರು ಓದೋಕ್ಕಾಗತ್ತೆ ಇನ್ನು ಹುಟ್ಟದ ಎರಲಿ ನಾರಿಯರು ಎನ್ನವಲು ಅಯ್ಯೋ ನನ್ನಂಥ ಸೀರು ಹುಟ್ಟಬೇಡ ಏನು ಲೋಕದಲ್ಲಿ ಇದು ನೀವು ಅರ್ಥ ಮಾಡಿಕೊಂಡ್ರ ಮಹಾಭಾರತ ತಿಳಿಯಿತು ನಿಮಗೆ ಕೈ ಮುಗಿತೇನೆ ಮಹಾಭಾರತದಲ್ಲಿರುವುದು ದ್ರೌಪದಿ ಸಂಕಟ ಆ ದ್ರೌಪದಿ ಸಂಕಟ ಭೀಮನಿಗಿಂತ ಮೇಲ್ಪಟ್ಟ ಅರ್ಥವಾದದ್ದು ಒಬ್ಬ ಕೃಷ್ಣನಿಗೆ ಆ ಕೃಷ್ಣ ಅವಳ ಎಲ್ಲ ಕಷ್ಟಗಳಲ್ಲಿ ಅವಳಿಗೆ ಒದಗಿದ ಪ್ರಪತ್ತಿ ಮಾಡಿದ್ರಲ್ಲಿ ಮಾಡಬೇಕು ಅವನು ಕಾಪಾಡಿದ ಇದೇ ಮಹಾಭಾರತ ಸಾರ ಭಗವಂತನನ್ನು ನಂಬಿ ಗಂಡ ಹೆಂಡತಿ ಮಕ್ಕಳು ಯಾರು ನಮ್ಮನ್ನ ಕಾಪಾಡುವುದಿಲ್ಲ ಭಗವಂತನೇ ರಕ್ಷಕ ಇದನ್ನು ತೋರಿಸ್ತಾ ಇದ್ದಾಳೆ ಇನ್ನು ಹುಟ್ಟದ ಎರಲಿನ ಆರ್ಯರೆನ್ನವಲು ಭಂಗಿತರು ಭುವನದಳು ಇನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಭರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುವಿದಳು ಆವಗರಳವ ಕುಡಿವೆನೋ ಯಾವ ವಿಷ ಕುಡಿಯಲಿ ದೇವರೇ ವಿಷವೂ ನನಗೆ ಒಲಿಯೋದಿಲ್ಲ ವಿಷ ಕುಡಿದ್ರೂ ನಾ ಸಾಯೋದಿಲ್ಲ ನಮ್ಮ ಗಂಡಂದ್ರ ಕೈ ಬಿಟ್ಟ ಹಾಗೆ ಆವಗರಳವ ಕುಡಿವೆನೋ ಮೇಣಾವ ಬೆಟ್ಟವ ನಡೆರಿ ಬೀಳ್ವೆನೋ ಯಾವ ಮಡುವನು ಹೋಗುವೆನೋ ಆ ಸೊರೈ ಗುಂಪಿನಲ್ಲಿ ಆವ ಕುಂತವ ಹಾಯುವೆನೋ ಮೇಣಾವ ಪಾವಕನೊಳಗೆ ಹೋಗುವೆನೋ ಸಾವು ಸಮನಿಸದು ಎನಗಿತ ಮುರುಗಿದಳು ನಡಿನಾಕ್ಷಿ ಮಂದೆ ಪಾಪಿ ಕೌರವನಂದು ಮುಂದಲೆ ಬಿಡಿದು ಬಂದು ದಂಡಕ ಬಳಿಕ ಅರಣ್ಯ ಮಾಸದೊಳೆನ್ನ ನೆಳವೈದು ಇಂದು ಕೀಚಕನಾಯ ಕಾಲದಿನೊಂದೇ ನಾನೀ ಮೂರು ಬಾರಿಯ ಬಂದ ಭಂಗವೇ ಸಾಕಿನ ತಬಸವಳಿದು ಇಂದುಮುಖಿ ಜನನವೇ ಪಾಂಚಾಲರಾಯನ ಮನೆ ಹುಟ್ಟಿದ್ದು ನೋಡಿದ್ರೆ ಇಂಥ ಮನೆ ಅಗ್ನಿಯಲ್ಲಿ ಹುಟ್ಟಿದ ಪಾಂಚಾಲರಾಯನ ಮಗಳು ಮನೋವಲ್ಲ ಆರನೆ ಮನುಜಗಿರಿಜರು ಗಣ್ಯವೇ ನನ್ನ ಯಜಮಾನ್ರು ಮನುಜರಿಗೆ ಗಿರಿಜರಿಗೆ ಯಾರಿಗೂ ಹೆದರೋವರಲ್ಲ ಆದರೆ ಗೀರ್ವಾಣರಿಮ್ಮಿಗಿಲು ದೇವತೆಗಳಿಂದ ಮೇಲ್ಪಟ್ಟವರು ಎನಿಗೆ ಬಂದಡರು ಈ ವಿರಾಟನ ಮನತೆ ಅರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲನೊತ್ತುವ ಕೆಲಸ ದುತ್ಸಾಹ ದೇವ್ರು ನನಗೆ ಕೊಟ್ಟದ್ದು ಕೈಂಕರ್ಯ ಒಂದು ವರ್ಷ ಅವರಿವರು ತಲೆ ಏನು ಏನೋ ತಿಗಣಿಯೋ ಮತ್ತೊಂದು ಅದನ್ನೆಲ್ಲ ಬಾಚಿ ಬಾಚಿ ಅದಕ್ಕೆ ಅಲಂಕಾರ ಮಾಡುವಂಥ ಹಣೆ ಬರಹ ಹಗೆಗಳಿಗೆ ತಂಪಾಗಿ ಬದುಕೋ ಬಾಳುವೆಗಿಂತ ಸತ್ತು ಹೋಗುವುದೇ ಒಳ್ಳೆಯದು ತನ್ನ ಭಾಗ್ಯವನ್ನು ಬೈಕೊಳ್ತಾಳೆ ನಾಲ್ಕೈದು ಪಠ್ಯ ಇನ್ನು ತಡೆಯೋಕ್ಕಾಗೋದಿಲ್ಲ ಓದೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ ಆ ಭೀಮನಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಈಗ ನೋಡಿ ಕಥೆ ತಿರುಗಿ ಹಾಗೆ ಬರ್ತದೆ ಭೀಮ ಕೊಟ್ಟೈ ತನಗೆ ಸಾವಿನ ನೇಮವನು ಅಪ್ಪಣೆ ಕೊಡಿ ನಾನು ಸಾಯೋದಕ್ಕೆ ಹೊರಡುತ್ತಿದ್ದೇನೆ ನಾಳೆಯಿಂದ ದ್ರೌಪದಿ ಅಂತ ಒಬ್ಬಳಿರೋದೆಲ್ಲ ಭೂಮಿಯಲ್ಲಿ ಭಾರ ಕಡಿಮೆಯಾಗ್ತದೆ ದ್ರೌಪದಿ ಸತ್ತೋಗ್ಬಿಟ್ಟೇನೆ ನಾ ಬರ್ತಿದ್ನಲ್ಲ ಅಂತ ಆಮೇಲೆ ನೀವು ಹೇಳ್ಕೊಂಡ ಪ್ರಯೋಜನವಿಲ್ಲ ಅಂದ್ರೆ ನೀವೇ ಕೊಟ್ಟ ಕೊಟ್ಟಾಗಾಯಿತು ನೀವು ಬರ್ತೀರಿ ಕಾಪಾಡ್ತೀರಿ ಕೈ ಬಿಟ್ಬಿಟ್ರೆ ಭೀಮ ತನಗೆ ಸಾವಿನ ನೇಮವನು ನಿಮ್ಮ ಅಣ್ಣನಾಜ್ಞೆ ವಿರಾಮವಾಗದೆ ಬದುಕಿ ಅಣ್ಣನಾಜ್ಞೆ ಪರಿಪಾಲಿಸಿಕೊಳ್ಳಿ ಧರ್ಮದ ಮೈಸರಿಯನರಿದು ಆದರೆ ಒಂದು ಒಬ್ಬ ದ್ರೌಪದಿ ಹೋದ್ರೇನು ವನವಾಸ ಮುಗಿಸ್ತೀರಿ ಕೌರವನು ಕೊಲ್ತೀರಿ ಇನ್ನೂ ಚಿಕ್ಕ ವಯಸ್ಸು ನೋಡೋ ರೂಪ ಚೆನ್ನಾಗಿ ಹಿಡಿಂಬಿಯೇ ಬಂದು ಬರೆಸಿದಳು ಅಂದ ಮೇಲೆ ನಿಮಗೆ ಹೆಣ್ಣು ಕೊಡದೇ ಇರೋರು ಯಾರಿದ್ದಾರೆ ಒಬ್ಬ ದ್ರೌಪದಿ ಹೋದ್ರೆ ನೂರು ಜನ ಸಿಗ್ತಾರೆ ನಿಮಗೆ ಅಂಥವಳು ಯಾವಳೊಬ್ಳ ಜೊತೆಯಲ್ಲಿ ಮಲ್ಕೊಂಡು ಸುಖ ಪಡುವಾಗ ಒಂದು ಕ್ಷಣ ದ್ರೌಪದಿ ಅಂತ ಒಬ್ಬ ನಿರ್ಭಾಗ್ಯ ಇದ್ರು ಅಂತ ನೆನೆಸ್ಕೊಂಡ್ಬಿಡಿ ನನ್ನ ಅಲ್ಲಿಗೆ ಸಾಕು ಮನುಷ್ಯ ಧರ್ಮ ಬೇಡ ನನಗೆ ಕಾಮಿನಿಯ ಕೇಳಿರಿ ನೆನುವುದು ತಾಮಸದಿ ತಾಮೀರಿ ನುಡಿದುದ್ದಾಮತೆ ಸೈರಿಸುವುದು ಎಂದು ಎರಗಿದಳು ಚರಣದಲ್ಲಿ ಕುಮಾರವ್ಯಾಸ ಮೂಲದಲ್ಲಿ ಏನು ಬರೆದಿದ್ದಾರೆ ಅಂದರೆ ಆ ಭೀಮನ ಕಾಲಿಗೆ ಬೀಳ್ತಾಳೆ ಪ್ರಭು ಪ್ರಭು ಇಲ್ಲಿ ನೋಡಿ ಒಂದು ತಮಾಷೆ ಒಂದು ಬೆಳಕು ಆ ಕಡೆ ಇದ್ದಿದ್ದನ್ನು ತಗೊಂಬಂದ್ಲು ಐದು ವಿಧ ಗಂಧವನ್ನ ಹೆಸರು ಕೊಡ್ತಾರೆ ವೇದವ್ಯಾಸರು ನಿಮ್ಮ ತಾಯಿ ನಮ್ಮ ಅತ್ತೆ ಕುಂತಿಗೆ ಮಾತ್ರ ಅರೆದು ಎದೆಗೆ ಪೂಸ್ತಾ ಇದ್ದೆ ಕಾಲಿಗೆ ಪೂಸ್ತಾ ಇದ್ದೆ ಕೈಗೆ ಪೂಸ್ತಾ ಇದ್ದೆ ಪರಪುರುಷನಿಗೆ ವಿರಾಟನಿಗೆ ಕೀಚಕನಿಗೆ ಗಂಧವನ್ನ ಅರೆದು ಅರೆದು ಕೈ ಜಿಡ್ಡು ಕಟ್ಟಿ ಹೋಗಿದೆ ನೀವು ಬದುಕಿರುವಾಗ ನಾನಿದ್ದು ಮಾಡೋ ಸರಿ ಅಂತ ಕೈ ತೋರಿಸಿದ ಕೂಡಲೇ ಅಯ್ಯೋ ಅಂತ ಕೈಯನ್ನು ನೋಡಿ ಭೀಮಸೇನ ಆಗ್ತಾನೆ ಮೂಲದಲ್ಲಿ ವೇದವ್ಯಾಸ ಏನು ಕಾರುಣ್ಯದಲ್ಲಿ ಕಡಿಮೆ ಇಲ್ಲ ಇಲ್ಲಿ ರಾಮಾಯಣ ತಗೊಂಡಿದ್ದಾನೆ ಪ್ರಸಂಗವನ್ನ ಯಾಕೆಂದ್ರೆ ಸೀತಾದೇವಿ ನೇಣಾಕೊಳ್ಳುವಾಗ ದೇಶಂ ನಿಯಮೇನ ಕೃತ್ವ ವನಾನ್ ನಿವೃತ್ತ ಚರಿತವ್ರತಶ್ಚ ಶ್ರೀವಿಸ್ತು ಮನ್ಯೇ ವಿಪುಲೇಕ್ಷಣಾಭಿ ವೀತ ವೀತಭಯ ಕೃತಾರ್ಥ ರಾಮ ನಿನಗೆ ಹೆಣ್ಕೊಡೋದಿಲ್ಲವೇ ನಿಮ್ ನಿಮ್ಮ ತಂದೆ ಆಜ್ಞೆ ಹದಿನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡು ಹೋಗಿ ಇನ್ನೊಬ್ಳನ್ನು ಮದುವೆ ಮಾಡ್ಕೊಂಡು ಅಲ್ಲಿ ಏಕಪತ್ನಿ ವ್ರತ ಮಾಡುವಾಗ ಸೀತೆ ಅಂತ ಒಬ್ಬ ನಿರ್ಭಾಗ್ಯ ಇದ್ರು ಅಂತ ನೆನೆಸ್ಕೊಂಡ್ಬಿಡಿ ಅಂತೇಳಿ ನೇಣು ಹಾಕೋಬೇಕು ಅಷ್ಟೊತ್ತಲ್ಲಿ ಹನುಮಂತ ಅಯ್ಯೋ ಇವಳು ಹೋಗ್ಬಿಟ್ಟೆ ಗತಿ ಅಂತ ರಾಮಾಯಣ ಕಥೆಯನ್ನು ಹೇಳ್ತಾನೆ ಎನ್ನುವ ಪ್ರಸಂಗ ತಿರುವು ಅದನ್ನು ಕುಮಾರವ್ಯಾಸ ಇಲ್ಲಿ ತಂದುಕೊಂಡಿದ್ದಾನೆ ಅವನ ಅಪ್ಪಟ ರಾಮಭಕ್ತ ರಾಮಾಯಣದ ಕಥೆ ಬರೆಯೋಕ್ಕಾಗಲಿಲ್ಲವಲ್ಲ ಅನ್ನುವ ಸಂಕಟದಿಂದ ಮಹಾಭಾರತವನ್ನು ಬರೆದ ರಾಮಾಯಣ ಯಾತಕ್ಕೆ ಬರೆಯಲಿಲ್ಲ ಕರ್ನಾಟಕದಲ್ಲಿ ಬರೀ ರಾಮಾಯಣವೇ ತಂತೆ ತಿಣುಕಿದನು ಪಡಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಆದ್ದರಿಂದ ಅವನು ಮಹಾಭಾರತ ಬರೆದ ಬರೆದಿದ್ದು ಒಳ್ಳೇದಾಯಿತು ರಾಮಾಯಣವನ್ನು ಯಾರ್ಯಾರು ಬರೆದಿದ್ರು ಆಗಿನ ರಾಮಾಯಣ ಸಿಕ್ಕೋದಿಲ್ಲ ಇವತ್ತು ನಮ್ಮ ರಾಮಾಯಣ ಅದು ತುಂಬ ಬಿಟ್ಟಿದೆ ಗೊಳೋ ಅಂತ ಹೇಳ್ತಾನೆ ದ್ರೌಪದಿ ಕಷ್ಟವನ್ನು ನೋಡಿ ಅಯ್ಯೋ ಏನು ಮಾಡಲಿ ನೀನು ಹೀಗೆ ಪ್ರಾಣ ಬಿಡ್ತೀನಿ ಅಂತ ಅಣ್ಣ ನನಗೆ ಬಿಡೋದಿಲ್ಲ ಅಲ್ಲಿ ಕುರುಳನೇ ಒರೆಸಿದನು ಕೆಳಗಿಳಿದ ಆ ದ್ರೌಪದಿ ಮುಡಿಯನ್ನೇ ಒಲಿಸ್ತಾನೆ ಗಲ್ಲವನೊರೆಸಿ ಮುಂಡಾಡಿದನು ರಕ್ತ ಆಗಿತ್ತು ಬಾಯೆಲ್ಲ ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅದರ ಪಕ್ಕದಲ್ಲಿ ಒಂದು ಗಿಂಡಿ ಇಟ್ಕೊಂಡಿದ್ದ ಭೀಮಸೇನ ಸ್ನಾನ ಮಾಡಿ ಕೈಕಾಲು ತೊಳ್ಕೊಂಡ್ರೆ ಅರ್ಧರಾತ್ರಿಯಲ್ಲಿ ಬಾಯಿ ಮುಕ್ಕುಳಿಸುವುದಕ್ಕೆ ಆಚಮನಕ್ಕೆ ಧರ್ಮ ಮೀರಿದವನಲ್ಲ ಆ ಗಿಂಡಿ ನೀರನ್ನು ತಗೊಂಡು ದ್ರೌಪದಿ ಮುಖವನ್ನೆಲ್ಲ ಒರೆಸಿ ಅರಸಿ ಬಿಡು ಬಿಡು ವಿಸ್ತರಿಸಲೇಕೆ ಕೋಪ ಬಿಟ್ಬಿಡು ಒಂದು ಪ್ರತಿಜ್ಞೆ ಮಾಡ್ತೇನೆ ಕೇಳು ಯಾ ಮಣ್ಣನಾಜ್ಞೆಯ ಗೆರೆ ದಾಂಟಿದೆ ದಾಂಟಿದನು ಹೋಗೆಂದ ನಮ್ಮ ಅಣ್ಣನ ಆಜ್ಞೆ ದಾಟಿದೆ ಬೆಂಕಿ ಬೀಳಲಿ ಆಜ್ಞೆ ಏನಾಗುತ್ತೋ ಆಗಲಿ ಎಂಬುದಾಗಿ ಹೇಳಿ ಬಸುರ ಬಗೆವನು ಕೀಚಕನ ಮೀಸಿಗೆ ತೊಡೆ ವೈರಾಟ ವಂಶದ ಹೆಸರನ್ನು ತೊಡೆವನು ನಾಳೆ ಬೆಳಿಗ್ಗೆ ಆಗೋದ್ರಲ್ಲಿ ಕೀಚಕನನ್ನು ಕಳಿಸ್ತೇನೆ ಪರಲೋಕಕ್ಕೆ ವಿರಾಟನ ಕಡೆಯವರು ಬಂದರೆ ಅವ್ರ ವಂಶವನ್ನೇ ಮುಗಿಸ್ಬಿಡ್ತೇನೆ ದುರ್ಯೋಧನ ಇದೇ ಸಮಯ ಅಂತ ಪತ್ತೆ ಮಾಡೋಕೆ ಬಂದ್ರೆ ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೇನು ಭೀಮ ಕಷ್ಟವ ನಸಿಗೆನು ಹಾ ಎಂದೊಡೆ ಅಯ್ಯೋ ವ್ರತಭಂಗ ಮಾಡಿದರಲ್ಲ ಅಂತ ಧರ್ಮರಾಜ ಅರ್ಜುನ ಅವರು ಗಲಾಟೆ ಮಾಡಿದ್ರೆ ಅವರನ್ನು ಕೊಂದು ಬಿಡ್ತೇನೆ ಏನು ಕೋಪ ಇವ್ರ ಕೋಪ ಹಾ ಎಂದರ ದೊಡೆ ಮುಸುಡನು ಅಮರಾದ್ರಿಯಲಿತೇವನು ದೇವ ಸಂತತಿಯ ಮುನಿದನಾದೊಡೆ ಅಣ್ಣತನವೆಂದು ಇಂದಿನಲ್ಲಿ ಹರಿಯಲಿ ಕೋಪಗೊಂಡ್ರೆ ಧರ್ಮರಾಜ ಅವನ ಅಣ್ಣ ಅಲ್ಲ ನಾ ತಮ್ಮನಲ್ಲ ಪಾರ್ಥನ ಕುರರು ಕನ್ನಡದೊಳೆ ಕೈದೋರುವೆನು ಸಹದೇವನಿವರುಗಳ ಅನುಜನೆಂಬನೆ ಕೃಷ್ಣ ಹಾಯಿದರೆ ಒಬ್ಬ ಕೃಷ್ಣನಿಗೆ ಸವಾಲು ಕೊಡ್ತಾನೆ ಕುಮಾರವ್ಯಾಸ ಕೃಷ್ಣ ಹಾಯಿದರೆ ಘನಮುರಹಾರಿಯ ಮೀರುವೇನು ಕೃಷ್ಣನನ್ನು ಮೀರ್ತೇನೆ ಭೀಮನ ಕೋಪ ಅಸಾಧ್ಯ ದುಶಾಸನ ವಧೆ ಪ್ರಸಂಗ ನೋಡಬೇಕು ಆ ದುಶಾಸನನ ಕರುಳನ್ನು ತೆಗೆದು ಕೊರಳಲ್ಲಿ ಹಾಕ್ಕೊಳ್ತಾನೆ ದ್ರೌಪದಿ ಕಳಿಸ್ತಾನೆ ಅದನ್ನು ಹೂವಂತ ಮುಡಿಸ್ತಾನೆ ಅಭಿನವ ನರಸಿಂಹಾವತಾರವನ್ನು ಮಾಡ್ತಾನೆ ಒದಿತಾನೆ ಅವನ ತಲೆ ಬಾಯಲ್ಲಿದ್ದ ದವಡೆ ಹೊಲ್ಲನ್ನು ಕಿತ್ತು ಬಾಸಣಿಗೆ ಅಂತ ಬಾಚ್ತಾನೆ ರಕ್ತವನ್ನು ಕುಡಿತಾನೆ ಅವನ ತಲೆಗೆ ಅದನ್ನೆಲ್ಲ ಒಳ್ಳೆ ಹೇರ್ ಆಯಿಂಟ್ಮೆಂಟ್ ಅಂತ ಹಚ್ಚುತ್ತಾನೆ ರಕ್ತವನ್ನು ಕುಡಿದು ಚೆನ್ನಾಗಿದೆ ಚೆನ್ನಾಗಿದೆ ಲೇ ದ್ರೋಣ ಸೇನಾಧಿಪತಿ ಬಾರೋ ರುಚಿ ನೋಡೋ ಹೇ ಕರ್ಣ ನೋಡೋ ಬಾರೋ ಧರ್ಮರಾಜ ನೋಡಬಾರೋ ರುಚಿ ಆಗಿದೆ ನನ್ನ ತಾಯಿ ಕುಂತಿ ಹಾಲಿಗಿಂತ ಚೆನ್ನಾಗಿದೆ ಅಂತ ಭೀಮ ಏನವರು ನರಸಿಂಹಾವತಾರ ಅದು ಪ್ರಸಂಗ ಎಲ್ಲೋ ಒಂದು ಕಡೆ ಎರಡು ಕಡೆ ಹೇಳಿದೆ ಕೇಳಿ ಹೆದರು ಬಿಟ್ಟರು ಉಳಿದವರು ಅಯ್ಯೋಯ್ಯೋ ಇದು ಆಗೋದಿಲ್ಲಪ್ಪ ಮೂರು ಭಾರತದಲ್ಲಿ ಸ್ವಲ್ಪ ಗಂಭೀರವಾದ ಪ್ರಸಂಗ ಅದು ಕೃಷ್ಣನನ್ನೇ ಅಡ್ಡ ಬಂದರೆ ಅವನನ್ನು ಮೀರ್ತೇನೆ ನಾನು ಘನ ಮುರೆ ಆರ್ಯ ಮೀರುವೆನು ಬಳಿಕನೆಗೆ ಆರು ತರಿವನು ಕೀಚಕಾನ್ವಯವ ಅಂತ ಹೇಳಿ ಆ ದ್ರೌಪದಿಗೆ ಕಿವಿಯಲ್ಲಿ ಉಸಿರ್ತಾನೆ ಆ ಪ್ರಸಂಗ ನಾಳೆ ತಗೊಳ್ಳೋಣ ಇನ್ನೂ ಟೈಮ್ ಇದೆಯಲ್ಲ ಐದು ನಿಮಿಷ ಇದೆಯಲ್ಲ ಹೇಳ್ಬೋದಲ್ವೇ ನನ್ನ ಕಣ್ಣಲ್ಲಿ ನೀರು ತುಂಬಿಟ್ಟು ಗಡಿಯಾರ ಕಾಣಿಸ್ತಾ ಇಲ್ಲ ಐದು ನಿಮಿಷ ಆಗ್ಬೋದಲ್ಲ ದ್ರೌಪದಿ ಒಂದು ಕೆಲಸ ಮಾಡು ನಾಳೆ ಬೆಳಗ್ಗೆ ತಿರುಗಿ ಬರ್ತಾನೆ ಅವನು ಬಿಡೋದಿಲ್ಲ ನಿನ್ನನ್ನು ಕಪಲ ಅವನು ಅವನಿಗೆ ಹೇಳು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ ಒಡಂಬಟ್ಟಿದ್ದೇನೆ ಅಂತ ಹೇಳು ಆ ಬಹಳ ಸಂತೋಷ ಎಲ್ಲಿ ಸೇರೋಣ ಸಂಗಮ ಅಂದ್ರೆ ನಿನ್ನ ಮನೆ ಬೇಡ ಪಬ್ಲಿಕ್ ಆಗಿಬಿಡುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ಪ್ರೈವೇಟ್ ಅಪಾರ್ಟ್ಮೆಂಟ್ ಇಲ್ಲ ಇಲ್ಲಿ ಊರಾಚೆಗೆ ಚಿತ್ರಶಾಲೆ ಅಂತ ಒಂದಿದೆ ಎಲ್ಲಿ ಸ್ಮಶಾನದಲ್ಲಿ ಯಾವ ಸ್ಮಶಾನದ ಮೂಲಕ ಪಾಂಡವರು ವಿರಾಟ್ ನಗರಕ್ಕೆ ಬಂದಿದ್ರು ಅಲ್ಲೊಂದು ಚಿತ್ರಶಾಲಾ ಅಂತಿತ್ತು ಇಲ್ಲಿ ಚಿತ್ರಶಾಲ ಇದೆಯಲ್ಲ ಅದಲ್ಲ ಅದು ಆ ಚಿತ್ರಶಾಲೆ ಏನ್ ಮಾಡ್ತಿದ್ರು ಹಗಲು ಹೊತ್ತಿನಲ್ಲಿ ಅಲ್ಲಿ ವಿಟ ಗಾಯಕರು ಶಿಷ್ಯರಿಗೆ ನಾಟ್ಯ ಹೇಳ್ಕೊಡ್ತಿದ್ದ ಜಾಗ ಅದು ಊರ ಸಿಗಿಟ್ಟಿದ್ರು ಅವ್ರನ್ನ ಆಗಿನ ಕಾಲದಲ್ಲಿ ನಟರು ವಿಟರು ಗಾಯಕರು ಇವರೆಲ್ಲ ದಾರಿ ಬಿಟ್ಟವರು ಅಂತ ಆಗಿನ ಕಾಲ ಲೆಕ್ಕ ವೇದ ವಿದ್ವಾಂಸರ ಜೊತೆಯಲ್ಲಿ ಸೇರಿಸ್ತಿರಲಿಲ್ಲ ಅವರನ್ನು ಗಾನ ಮಾಡುವವರನ್ನು ಅತ್ಯಂತ ಹೀನ ಮನುಷ್ಯರು ಯಾಕೆ ಅವರಿಗೆ ಬಾಕಿ ನೇಮ ನಿಯಮಕ್ಕಿಂತ ಹಾಡೋರ ಅವಸರದಲ್ಲಿ ರಸಾವೇಶ ಅನುಭವಿಸೋದರಲ್ಲಿ ಎಲ್ಲೆಲ್ಲಿಯೋ ಹೋಗಿಬಿಡ್ತಾರೆ ಅಂತ ಕಾವ್ಯಾಲಾಪಾಂಶ ಕಾವ್ಯ ಕಾವ್ಯಗಿವ್ಯ ಓದುವರನ್ನು ನಟವಿಟ ಗಾಯಕರ ಜೊತೆಯಲ್ಲಿ ಸೇರಿಸಿ ವರ್ಗೀಕರಣ ಮಾಡಿ ವೈದಿಕರು ಹೊರಗಿಟ್ಟಿದ್ರು ನಾಟ್ಯ ಮಾಡೋರೇನಿದ್ರು ಹೊರಗಡೆ ಇರಬೇಕು ಅಲ್ಲಿ ಯಾರು ಬರೋದಿಲ್ಲ ಏಕಾಂತವಾಗಿದೆ ಅಲ್ವಾ ಅಂತ ಅವನಿಗೆ ಅಲ್ಲಿ ಬರ್ತಾನವನು ಈ ಚಂದ್ರೋದಯ ಹೊತ್ತು ಸರಿಯಾಗಿ ಬರಬೇಕವನು ಇವತ್ತು ಪೌರ್ಣಿಮಿ ನಾಳೆ ಸ್ವಲ್ಪ ತಡವಾಗಿ ಬರ್ತಾನೆ ಚಂದ್ರ ಪರವಾಗಿಲ್ಲ ನೀನು ಮೊದಲೇ ಹೋಗಲ್ಲಿರಬೇಕು ಅಲ್ಲಿ ನಾನು ಬಂದು ಸೇರಿರ್ತೇನೆ ನಿನಗಿಂತ ಮೊದಲು ಬಂದು ಸೇರಿರ್ತೇನೆ ಮಂಚದ ಮೇಲೆ ನಾ ಮಲಗಿರ್ತೇನೆ ಮಾತು ನಿನ್ನದು ಕೆಲಸ ನನ್ನದು ಧ್ವನಿ ನಿನ್ನದು ಕಂಬದ ಮರೆಯಲ್ಲಿರಬೇಕು ಎಲ್ಲಿದ್ದೀಯ ದ್ರೌಪದಿ ಅಂತ ಕತ್ತಲೆಯಲ್ಲಿ ಅವನು ಬಂದ್ರೆ ಪ್ರಭು ಇಲ್ಲೇ ಇದ್ದೇನೆ ಅಂತ ಹೇಳು ಎಲ್ಲಿಂದ್ರೆ ಮಂಚದ ಮೇಲೆ ಅಂತ ಹೇಳು ಇದು ಈ ಪೂರ್ವ ಅನುಪೂರ್ವಿ ಚೆನ್ನಾಗಿ ಹೊಂದಿಸಿಕೊಟ್ಟಿದ್ದಾನೆ ಕುಮಾರವ್ಯಾಸ ಮೂರದಲ್ಲಿ ತುಂಬ ಸಂಕ್ಷೇಪ ಗಂಭೀರ ಆಮೇಲೆ ಅಲ್ಲಿ ಬರ್ತಾನೆ ಅವನ ಕೆಲಸ ಮುಗಿಸ್ತೇನೆ ಅದು ಮುಗಿಸಿದ ಮೇಲೆ ನೀನು ಅಲ್ಲೇ ಇರಬೇಕು ಬೆಳಗ್ಗೆ ಎದ್ದು ಕಾವಲುಗಾರರು ಬಂದು ಅಯ್ಯೋ ಹೀಗಾಯ್ತಲ್ಲ ನಮ್ಮ ಬುದ್ಧಿಯವರು ಹೋಗ್ಬಿಟ್ರಲ್ಲ ಅಂದ್ರೆ ನಾನು ನನ್ನ ಕೆಳಕಿದ ಗಂಧರ್ವರು ಹೀಗೆ ಮಾಡಿದ್ರು ಅಂತ ಹೇಳು ಮುಂದಿನ ಕಥೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಭೀಮಸೇನ ದ್ರೌಪದಿಯನ್ನ ಅಲ್ಲಿಗೆ ರುಳೈ ತಂದು ಮರೆಯಲಿ ಖುಲ್ಲನು ತರವ ಬಗೆದು ದೊಕುತವ ಚಲ್ಲುವೆನು ಶಾಕಿರಿಯರಿಗೆ ಸಂದೇಹ ಬೇಡಿದಕ್ಕೆ ಅಲ್ಲಿ ಕೆಲವರ ನರಿದೊದಾದೊಡೆ ಬಲ್ಲೆನು ಅದಕ್ಕೆ ಔಷಧಿಯ ಆ ಸ್ಮಶಾನದಲ್ಲಿ ಅಕ್ಕಪಕ್ಕದ ಯಾರೋ ತಿಳ್ಕೊಂಡ್ರೆ ಅದಕ್ಕೊಂದು ಔಷಧಿ ಇದೆ ಸೂರ್ಯೋದಯಕ್ಕೆ ಮುಂಚೆ ಅರ್ಲಿ ಮಾರ್ನಿಂಗ್ ಬಾ ಅಂತ ಹೇಳಿದ್ದಾಳೆ ಪರುಷದಳಿ ಹೆಚ್ಚದಳು ಪುರುಷರ ಪುರುಷನಲ್ಲ ಭೀಮ ತನ್ನಯ ಪರಮ ಸುಕೃತೋ ದೇವಲ ನೀನೊಬ್ಬನೆಂದೆನುತ ಅರಸಿ ಕಾಂತನ ಬೀಳುಕೊಂಡಳು ತಿರುಗಿದಳು ನಿಜರ ಭವನ ಕೆತ್ತಲು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಸೂರ್ಯ ಉದಯವಾಯಿತು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಆ ತಾವರೆ ಪುಷ್ಪದ ಬೀಗವನ್ನು ಸೂರ್ಯ ತೆಗೆದ ಅವನು ಪದವಿ ಗಳಿಕೆ ಆ ಶಬ್ದವನ್ನು ಬರೆದು ಇದು ಛಂದಸ್ಸು ಮಾತ್ರೆ ಗಣ ಎಣಿಸಿದವನಲ್ಲ ಅದು ಬರಿತ ಕೂತ ತಾಳೆಗರಿಯಲ್ಲಿ ಉಲುಹು ಕಂಠ ಪತ್ರದ ಅಗ್ಗಳಿಕೆ ಎಂಥ ಅಗ್ಗಳಿಕೆ ಗದುಗಿನ ವೀರನಾರಾಯಣನ ಭಕ್ತ ಶಬ್ದ ನನ್ನ ಹುಡ್ಕೊಂಬಂತು ನಾ ಶಬ್ದವನ್ನು ಹುಡುಕಲಿಲ್ಲ ಅಂತಾನೆ ಹೌದು ಅಂತ ಹೇಳಬೇಕು ಈ ಕಡೆಯಲ್ಲಿ ಆ ದಿವಸ ಅವನು ಭೇಟಿಯಾದ ಮತ್ತೊಂದಾಯಿತು ಆಮೇಲೆ ಅಕೀಶಗ ಪರಸ್ಪರ ಮಾತನಾಡ್ತಾರೆ ಹೌದನ ರಾತ್ರಿ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದ ಅವನು ಹೌದಪ್ಪ ಅಂದ್ಲವಳು ಕಾಮಾತುರ ಯಾರಾಗಿರ್ತಾರೆ ಅವರಿಗೆ ಕುಸುಮಶರ ಯಮನಹನು ಮನ್ಮಥನು ಯಮನ ಅಂತ ಕಾಡ್ತಾನೆ ಅಮೃತವು ವಿಷಬಹುದು ಬಳಿಕ ಆಲಿಕಲ್ಲುಗಳು ಬಿಸಿಯಹವು ಆನೆಕಲ್ಲು ಮಳೆ ಬಿದ್ದರೆ ಅದು ಬಿಸಿ ಅಂತ ಕಾಣಿಸುತ್ತೆ ಬಾಂಧವರು ವೈರಿಗಳಿಹರು ನಿಮಿಷದಲ್ಲಿ ಹೊಸದರು ವಲ್ಲದರಹರು ಲೋಕರ ಕಳುಹಿಸಿದ ಧುರಾತ್ಮನ ವಸುದೆ ಹೊರದು ಹೊರದು ಎಲೆ ಪಾಪಿ ಕೀಚಕ ಎಂದಳಿಂದು ಮುಖಿ ಬಳಿಕ ನಿನ್ನ ಪುರಾಣದ ಧರ್ಮ ತಿಳಿದುಕೊಂಬೆನು ಈ ಮಾತು ಅವನಿಗೆ ಇಳಿಸಲಿಲ್ಲ ನೀನು ನಾನು ಮದು ಸೇರಬೇಕು ಆಮೇಲೆ ಪುರಾಣದ ಮಾತು ಯಾವತ್ತು ಬರಲಿ ಎಲ್ಲಿ ಬರಲಿ ನಿನ್ನಯ ಲಲಿತ ಕರುಣ ಕಟಾಕ್ಷ ಕವಚವ ತೊಡಿಸಿ ತನ್ನೊಡಲ ಅಳು ಅಳುಕದೆ ಎನಿಸುವ ಮನೋಜನಂಬಿನ ಹುಳಕ ಮುರಿ ಹೆನು ಎಂದು ಅಳಿಮನದಲ್ಲಿ ಆ ಕೋಳನು ಅಬುಜಾನನಿಗೆ ಕೈ ಮುಗಿದ ನಿನ್ನ ಗಂಧರ್ವ ಗಂಡಂದರು ನಾನು ನೀನು ಸೇರಿದ್ದಂತ ತಿಳ್ಕೊಂಡ್ರೆ ಅವರನ್ನು ಕೊಂದು ಬಿಡ್ತೇನೆ ಗಂಧರ್ವ ಗಂಡರನ್ನು ಅವ್ರು ಭಯ ಬಿಟ್ಬಿಡು ಅಂತಲ್ಲಿ ಹೀಗೆಲ್ಲ ಹೇಳಿದ ಮೇಲೆ ಆ ರಾತ್ರಿಯಲ್ಲಿ ಸೇರ್ಕೊಳ್ತಾರೆ ಮೊದಲು ದ್ರೌಪದಿ ಹೋಗಿದ್ದಾಳೆ ಭೀಮ ಅಲ್ಲಿ ಮುಂಚೆನೇ ಹೋಗಿದ್ದಾನೆ ಕಳನ ಮುರಿಯಂದ ಬಲೆ ನೊಸಲಲ್ಲಿ ತಿರಕವನ್ನು ರಚಿಸಿದಳು ಕೇಶಕಬರೋಕ್ ಮುಂಚೆ ಇವರಿಬ್ಬರೂ ಸೇರಿದ್ದಾರೆ ಭೀಮಾ ದ್ರೌಪದಿ ಅಲ್ಲಿ ಯಾವುದೋ ಒಂದು ಕುಂಕುಮದಂತಹ ಪದಾರ್ಥ ಇತ್ತು ಅಂತ ಕಾಣುತ್ತೆ ಅಲ್ಲಿ ಬರೋ ನಾಟ್ಯ ಮಾಡೋರು ಬಣ್ಣ ಇಟ್ಕೊಂಡಿದ್ರು ಭೀಮನ ಹಣೆಗೆ ತಿರಕವನ್ನು ಮುರಿದಿದ್ದಾಳೆ ಶತ್ರುವನ್ನು ಸಂಹಾರ ಮಾಡು ಚಿರಕವನ್ನು ರಚಿಸಿದಳು ಸೇಯ ಸೇಯ ತಳಿದಳು ಏರಿಸಿ ಚಿಗುರ ಗೆಳಿದಳು ಹಿಣಿಲ ಹೊಸಪರಿಯ ಬಲಭುಜನ ಹರಸಿದಳು ಬಲಭುಜವನ್ನ ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ನಾಟ್ಯದಳಿಯ ಮಧ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ ಭೀಮ ಮಲಗಿದ್ದಾನೆ ಉರಿಯುವ ಮಾರಿಯ ಬೇಕಾದಾತನು ಉರಿಯುವ ಮಾರಿ ಜೊತೆಯಲ್ಲಿ ಸಂಭೋಗಕ್ಕೆ ಬಂದಿದ್ದಾನಂತೆ ಕೀಶಕ ಮಾರಿ ಜೊತೆಯಲ್ಲಿ ತುರುಗಿದನು ಮಲ್ಲಿಗೆಯ ಮೊಗ್ಗೆಯ ನಿರಿಸಿ ತಲೆಯಲ್ಲಿ ಮಲ್ಲಿಗೆ ಮೊಗ್ಗು ಬೇರೆ ಇಟ್ಕೊಂಡಿದ್ದಾನೆ ಕೇಡು ಪೂಷದನು ಸಾಧು ಜವಾಜಿ ಕತ್ತುರಿಯ ನನ್ನ ಹೇಳಿದ ಅತ್ತರು ಅತ್ತರು ಸತ್ತರು ಮೆರವ ಗಂಡುಡಿಗೆಯನ್ನು ರಚಿಸಿದ ಸರಿಗಿನ ವಯ್ಯಾರದಲ್ಲಿ ಸುರಗಿಯ ತಿರುಹುತ ಇರುಳು ಒಬ್ಬನೇ ನಿಜಾಲೆಯಿಂದ ಹೊರವಂಟ ಯಾಕೆ ಪ್ರವೇಶ ಮಾಡಿದ ಕಾಲಪಾಶದಲ್ಲಿ ಎರಸಿಕೊಂಬ ಕರಾಳಮತಿಯ ಸುಡುಗಾಡದೆ ತಂದಾಲಯವ ಹೊಕ್ಕನು ಕೃತಾಂತನ ಬಾಯ ಹೋಗುವಂತೆ ಅದು ಹೇಳಿ ಕೇಳಿ ಸ್ಮಶಾನ ಸ್ಮಶಾನದಲ್ಲಿ ಕಾಮು ಹೋಗುವೆ ವಿಚಾರ ಮಾಡಲಿಲ್ಲ ಅವಳು ಅದೇ ಬೇಕು ಅಂತ ಹೇಳಿದ್ಲ ಯಾವುದೋ ಒಂದು ಸುಡುಗಾರು ಜಾಗ ಸುಡುಗಾಡ ಜಾಗ ನೀ ಕರೆದಿದ್ದೇ ಸಾಕು ಎಂಬುದಾಗಿ ಮೇಲೆ ಮೇಲೆ ಅವಶಕುನ ಶತಕವನ ಆಲಿಸದೆ ಸುಮ್ಮಾನದಲ್ಲಿ ಕೇಡಾಳಿ ಬಂದನು ಮಂಟವಿದ್ದಡೆಗಾಗಿ ತಡವರಿಸಿ ಅಲ್ಲೊಂದು ದೀಪ ಎಲ್ಲ ಏನೂ ಇಲ್ಲ ಬಂದಿದ್ದಾನೆ ಮುಂದೆ ಪ್ರಸಂಗ ದ್ರೌಪದಿ ಮನಜಮುಖಿ ಅಂತ ಸೈರಂಧ್ರಿ ಬಂದಿದ್ದೀಯಾ ಇಲ್ಲಿ ಮಲ್ಲಿಗೆ ಹೂವಿದೆ ಕಸ್ತೂರಿ ಲೇಪನ ಇದೆ ಇಲ್ಲಿ ಗಂಧ ಇಟ್ಟಿದ್ದೇನೆ ಮತ್ತೊಂದಿಟ್ಟಿದ್ದೇನೆ ಇದನ್ನೆಲ್ಲ ಧರಿಸಿಕೋ ಎಂಬುದಾಗಿ ಅದನ್ನೆಲ್ಲ ಕೊಟ್ಟು ಎನ್ನವಲ್ ಪುರುಷರಲ್ಲಿ ಚಲುವರ ಮುನ್ನನಿ ಕಂಡರಿದೆಯಾದೊಡೆ ನನ್ನಂಥ ಗಂಡು ಸಮಯ ಎಲ್ಲಾರು ನೋಡಿದ್ಯಾ ಯೋಚನೆ ಮಾಡು ಎನ್ನ ನೆಲೆಗೆ ಹುಸಿಯದೆ ಹೇಳು ಹೇಳೆಂದು ನನ್ನಂಥ ಗಂಡಸರುಂಟೆ ಹೇಳು ಹೇಳು ಆಣೆಯಿಂದ ಅವನು ಅದಕ್ಕೆ ಅವಳು ಹೇಳ್ತಾಳೆ ಎಲವ ಕೀಚಕ ನಿನ್ನ ಹೋಲುವ ಚರುವರಿಲ್ಲ ಅಂತಿರಲಿ ಲೋಕದ ಲಲನೇರ ಪರಿಯಲ್ಲ ತನ್ನೆಯ ರೂಪು ಲೋಕದ ನನ್ನಂಥ ಸ್ತ್ರೀಯರು ಇಲ್ಲ ಬೇರೊಂದು ಎಣೆಗೆಣೆ ಇಲ್ಲ ನನ್ನಂಥ ಸುಂದರಿಯರು ಇಲ್ಲ ಅಂದಳು ಅವನು ವೇಷನಲ್ಲಿಲ್ಲ ತಾನೇ ಹೇಳ್ಕೊಂಡ್ಬಿಟ್ಲು ನಿನಗ ನೊಳಿದು ಬಂದೆನು ತನ್ನ ಪರಿಯನು ಬಳಿಕ ನೋಡ ಬೇಗ ತೋರುವೆನು ಎಂದನ ಭೀಮ ದ್ರೌಪದಿ ಬಾಯಲ್ಲಿ ಹೆಡಿಸಿದ್ದಾನೆ ಆಮೇಲೆ ಹೋಗಿ ಆಲಿಂಗನ ಮಾಡ್ತಾನೆ ಇದು ಒಬ್ಬರು ಇದು ಮೂರದಲ್ಲಿ ವಿವರಿಸಿದ ವೇದವ್ಯಾಸರು ಆ ಸೈರಂಧ್ರಿ ಅಂತ ತಿಳ್ಕೊಂಡು ಮಂಚದ ಮೇಲೆ ಮಲಗಿದ್ದ ಭೀಮನನ್ನು ಸವಿಗೊಳ್ತಾನೆ ಇದೇನೇ ಇದು ಮೈಯೆಲ್ಲ ಕಲ್ಲಾಗಿದೆಯಲ್ಲ ಎಂತಹ ಪ್ರಸಂಗ ಶೃಂಗಾರ ಭೀಭತ್ಸ ರೌದ್ರ ಕಾರುಣ್ಯ ನವರಸಗಳು ಒಂದು ಅಧ್ಯಾಯದಲ್ಲಿ ಬರೆದಿದ್ದಾನೆ ಸ್ವಾಮಿ ಕುಮಾರವ್ಯಾಸ ಒಂಬತ್ತು ರಸಗಳನ್ನು ಒಂದೇ ಅಧ್ಯಾಯದಲ್ಲಿ ಎಲೆಗೆ ಕಲುಮೈಯಾದೆ ಕಡುಗೋಮಲತೆಯತ್ತಲು ಕರ್ಕಶಾಂಗದ ಬಲು ಹಿದತ್ತಲು ಈ ಕೋಮಲ ಸ್ತ್ರೀ ಬೆಳಿಗ್ಗೆ ನೋಡಿದಾಗ ಇಷ್ಟು ಕಲ್ಲಾಗಿದೆಯಲ್ಲ ಮೈ ಮಾಯವೇಷವ ಧರಿಸಿದೆಯೋ ಮೇಣು ಮಾಯಾವೇಷವೋ ಇದು ತಿಳುಹೆನಲು ಭೀಮ ಮುಸುಕನ ತೆಗೆದು ಕೇಳಲವೋ ಪರಸತಿಗಳು ಬಿದಾತ ಆತ ಅಂಗ ಅಮೃತ ವಿಷ ಪರಸತಿಗೆ ಅಳುಪಿದವನ ಅಂಗ ವಿಷವಾಗ್ತದೆ ಕೋಮಲತೆ ಕರ್ಕಶಬಹುದು ಎನ್ನುತ್ತಾ ತುಡುಕಿದನು ಮುಂದಲೆಯ ಆ ಕೀಚಕ ಜುಟ್ಟು ಬೇರೆ ಬಿಟ್ಕೊಂಡಿದ್ದ ಆ ಜುಟ್ಟನ್ನು ಹಿಡಿದ ಆಗಲೂ ತಿಳಿಯಲಿಲ್ಲ ಇದೇನು ಪ್ರೇಮ ಮಾಡೋಣ ಜುಟ್ಟು ಹಿಡಿತಾ ಇದೆಯಲ್ಲೇ ಇದೇನು ಅಂತ ಹೇಳ್ತಾನೆ ಅವನು ಚಪ್ಪಳೆ ಬಡ ಹೋ ಸಹ ಇದನು ಒಳ್ಳೆ ರಸಿಕ ಕುಮಾರ ವ್ಯಾಸ ಎಲ್ಲಿಯೂ ಬಾಯಿ ತಂಬೂಲ ಸೂಸ ತಾಂಬೂಲ ಬಿಟ್ಟವನಲ್ಲ ಕೃಷ್ಣನಿಗೂ ತಾಂಬೂಲ ಧರ್ಮರಾಜನಿಗೂ ತಾಂಬೂಲ ಎಲ್ರಿಗೂ ತಾಂಬೂಲ ಕೊಡ್ತಾನೆ ಹಳ್ಳಿ ಸಾಣದಾಗ ಚಪಳೆ ಪಡಹೋಗಿನತು ಇದನ್ನು ಕ್ರಮಣವತಿ ಮುಂಗೈಯಲಿ ಅನಿಜಲನ ಅಪರಭಾಗಕ್ಕೆ ಹಾಯ್ದು ಹಿಡಿದನು ಕೀಚಕನ ತುರುಬ ವಿಪುಳ ಬಳ ಕಳವಳಿಸಿದನು ಆಗ ಅರ್ಥವಾಯಿತು ಯಾರು ಬೇರೆಯವರು ಬಂದಿದ್ದಾರೆ ಯಾರಿರ್ಬೋದು ಮುಖ ನೋಡೋಣ ಅಂದ್ರೆ ಕತ್ತಲೆ ಕತ್ತಲೆ ಏನು ಗೊತ್ತಿಲ್ಲ ಅವನಿಗೆ ಕುಸ್ತಿ ನಡೆಯಿತು ಅದೇನು ವರ್ಣನೆ ಮಾಡಲಿ ಕಾಳು ಕುಸ್ತಿ ಮೂಲದಲ್ಲಿ ವ್ಯಾಸರು ಒಂದು ಅನುಷ್ಠ ಶ್ಲೋಕದಲ್ಲಿ ಮೂವತ್ತೆರಡು ಅಕ್ಷರದಲ್ಲಿ ಕೊಟ್ಟಿದ್ದನ್ನು ಒಂದು ಪದ್ಯ ಮಾಡಿದ್ದಾನೆ ಭೀಮನ ಕೈ ಶಕ್ತಿ ಹಾಗಿತ್ತು ವೇದವ್ಯಾಸರು ಬರೀತಾರೆ ಆ ಕೀಚಕನನ್ನು ಒಂದು ಉಂಡೆ ಮಾಡಿದ ಮೇಲೆ ನೋಡು ನಿನ್ನ ತಂಟೆಗೆ ಬಂದವರು ಹೀಗಾಗ್ತಾರೆ ಅಂತ ಭೀಮ ಬೆಳಕು ತೋರಿಸೋದಕ್ಕಾಗಿ ಬೆಳಕಿಲ್ವಲ್ಲ ಕೈಯನ್ನು ಮಸುಕಿದ್ರೆ ಬೆಂಕಿ ಉಂಟಾಯಿತು ಆ ಬೆಂಕಿಯಲ್ಲಿ ಅವನ ಮೈಯನ್ನು ತೋರಿಸ್ತಾ ಅಂತ ಬರೆದಿದ್ದಾರೆ ವೇದವ್ಯಾಸ ಕೈ ಹೀಗಂದ್ರೆ ಬೆಳಕು ಉಂಟಾಯಿತು ಆ ಚಕಮಕಿ ನೋಡು ನೋಡು ಬೆಂಕಿ ಬೆಟ್ಟಿಗೆ ಇದ್ದ ಹಾಗೆ ನೋಡು ನಿನ್ನ ತಂಟೆಗೆ ಬಂದವ್ರ ಗತಿ ಹೀಗೆ ಅಂದ್ರೆ ಎಲ್ಲಿ ತಲೆಯೇ ಆದ್ರೆ ಎಲ್ಲಿ ಹೋಯಿತು ಆ ತಲೆ ಇದ್ರೆ ಬರ್ತಿದ್ನೆ ಅವನು ತಲೆಯಲ್ಲಿ ಕಾಲಲ್ಲಿ ಗೊತ್ತಿಲ್ಲ ಅದನ್ನು ಕುಮಾರ್ ವ್ಯಾಸ ಇದು ಪದ್ಯ ನಮಗೆ ಬಾಯಿ ಪಾಠ ತಲೆಯ ನೆದೆಯೊಳಗಿಕ್ಕಿ ಈ ಕೈಯಲ್ಲಿ ಕಾಲು ಎರಡು ಕಾಲು ಹಿಡ್ಕೊಂಡ ಈ ಕಡೆ ತಲೆಯನ್ನು ಹಿಡಿದ ಜಾಮ್ ಮಾಡಿದ ತಲೆ ಸ್ಕೋಪ್ ಆಯಿತು ತಲೆ ಸಲೀಸಾಗಿ ಎದೊಳಗೆ ಹೋಗ್ಬಿಡ್ತದೆ ತಲೆಯ ನೆದೆಯೊಳಗಿಕ್ಕಿ ಕೈಕಾಲುಗಳನ್ನು ಬೊಸಿರೊಳು ಸಿಕ್ಕಿ ದೂರಕ್ಕೆ ತೊಲಗಿದನು ತೋರಿದನು ರಮಣಿಗೆ ಕೀಚಕನ ಹದನ ಅದು ಕಾಣಿಸ್ಲಿಲ್ಲ ಬೆಂಕಿ ಉಂಟು ಮಾಡಿ ನೋಡು ಅವಳು ನಗೆ ಬಂದ್ಬಿಡ್ತು ದ್ರೌಪದಿ ದೇವಿಗೆ ಅವತ್ತು ಸಾವಿತ್ರಿ ಕಥೆಯಲ್ಲಿ ಹೇಳಿದೆ ಯಮನಿಗೆ ಕೋಣ ಇಲ್ಲ ಅಂತ ಆದರೆ ಅದರಲ್ಲಿ ನಂಬಿಕೆ ಉಂಟು ಕುಮಾರವ್ಯಾಸನಿಗೆ ಯಮನ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಹೋಗಿ ಒಬ್ಬ ಕಾಲನ ಕೋಣದ ಕಾಲಿನ ತುಳಿತಕ್ಕೆ ಸಿಕ್ಕಿದರೆ ಹೇಗಾಗ್ತದೆಯೋ ಹಾಗೆ ಕಳನ ಕಾಲನ ಕೋಣ ತುಳಿದಂತು ಎಳೆಯೊಳಗೊರಗಿರೆ ಕಂಡು ಕಾಮಿನಿ ಕಳವಡಿಸಿದಳು ಭೀಮಸೇನ ಮುಂಡಾಡಿ ಅಪ್ಪ ನನ್ನ ಕಷ್ಟವನ್ನು ತೀರಿಸಿದೆ ಸ್ವಾಮಿ ಎಂಬುದಾಗಿ ಭೀಮಸೇನ ನನ್ನ ವಧೆ ಘಟ್ಟ ಮುಟ್ಟಿದ್ದೀರಿ ಇವತ್ತು ಭೀಮಪ್ಪ ಅಂತ ದೊಡ್ಡದಲ್ಲ ಈ ಘಟ್ಟನ ಮುಟ್ಟಿದ್ದು ಬಹಳ ದೊಡ್ಡದು ಅಲ್ಲಿಂದ ಆಚೆಗೆ ಮುಂದಿನ ಕಥೆ ನಾಳೆ ವಿವರಿಸೋಣ ಸ್ವಲ್ಪ ರುಚಿ ತೋರಿಸಿಬಿಡ್ತೇನೆ ಇವತ್ತು ಇಷ್ಟು ಜನ ಕಿಕ್ಕಿರಿದಿದ್ದೀರಿ ಒಳಗೆ ಎಳ್ಳು ಹಾಕಿದ್ರೆ ಬೀಳೋಕೆ ಜಾಗವಿಲ್ಲ ಇನ್ನು ಮುಂದೆ ಪೂರ್ತಿ ಹೀಗೆ ಕೇಳಬೇಕು ಅದೇ ಶಿಕ್ಷೆ ನಿಮಗೆ ಪೂರ್ತಿ ಮಹಾಭಾರತ ಭೀಮಸೇನ ಹೇಳಿದ ದ್ರೌಪದಿ ನೀವು ಸ್ವಲ್ಪ ಇಲ್ಲದೇ ಇರಬೇಕು ಮುಂದಿನ ಕೆಲಸ ಇದೆ ಏನೇನು ಮಾಡಬೇಕು ಅಂತ ಕಿವಿಯಲ್ಲಿ ಹೇಳಿ ಹೋಗಿಬಿಟ್ಟ ಬೆಳಗಾಯಿತು ಆ ನಾಟ್ಯ ಮಂದಿರವನ್ನು ಕಸ ಗುಡಿಸಿ ಸ್ವಚ್ಛ ಮಾಡಿ ಮುಂದೆ ಪಾರ್ಟಿಗಳು ಒಬ್ಬೊಬ್ಬರೇ ಬರ್ತಾರಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಪಾಠ ಹೇಳೋದಕ್ಕೆ ಅದಕ್ಕೆಲ್ಲ ಕ್ಲೀನ್ ಮಾಡೋರು ಬಂದು ನೋಡಿದರು ಅಯ್ಯೋ ಇದೇನಿದು ಹೆಣ ಹೀಗೆ ಬಿದ್ದಿದೆಯಲ್ಲ ಇದು ಯಾರದ್ದು ಗುರುತು ಹಿಡಿಯೋಣ ಅಂದ್ರೆ ಮುಖವೇ ಇಲ್ಲ ಅಂದ್ರೆ ಲೋಕಕ್ಕೆ ಮುಖ ತೋರಿಸಬಾರ್ದು ಅವನು ಪಾಪ ಅಂತ ಮುಖವನ್ನೊಳಗಿಕ್ಕಿದ್ದಾನೆ ಯಾರದು ಅಂತ ಗೊತ್ತಿಲ್ಲ ಕಂಬದ ಪಕ್ಕದಲ್ಲಿ ನಿಂತಿದ್ದು ದ್ರೌಪದಿ ದೇವಿ ಅಯ್ಯೋ ಸೈರಂದ್ರಿ ಯಾಕಮ್ಮ ಬಂದೆ ಇಲ್ಲಿ ಅಂತ ಕೇಳಿದ್ರೆ ಇವನು ನಾನು ಕೆಣಕಿದ ನನ್ನ ಗಂಧರ್ವ ಕಂಡರು ಬಂದು ಇವನಿಗೆ ಹೀಗೆ ಮಾಡಿದರು ಅಯ್ಯೋ ಇನ್ನೇನು ಮಾಡೋ ಅಂತ ಹೇಳಿ ಹೋಗಿ ಅಲ್ಲಿ ವಿರಾಟ್ ರಾಜನಿಗೆ ಹೇಳ್ತಾರೆ ವಿರಾಟ್ ರಾಜ ನೋಡಿದ ಅಯ್ಯೋ ಕೀಚಕ ಹೋದ್ಬಿಡ್ನೆ ಹೀಗಾಯಿತೆ ಕೀಚಕಂದೇ ಇರಬೇಕು ಕೀಚಕನ ತಮ್ಮಂದರು ನೂರು ಜನ ಇದ್ದರು ಅವರೆಲ್ಲ ಹಾಗಿದ್ರೆ ಬಂದು ನೋಡಿದ್ರು ಅಣ್ಣನ ಸಂಸ್ಕಾರ ಮಾಡಬೇಕು ಅಂತ ನಾಳೆ ವಿವರಿಸ್ತೇನೆ ಪೂರ್ತಿ ಮೂಲದಲ್ಲಿ ತುಂಬ ಚೆನ್ನಾಗಿದೆ ಅದಕ್ಕೆಲ್ಲ ಬಿದಿರು ಬೊಂಬು ಕಳ ಎಲ್ಲ ತಗೊಂಡ್ಬಂದ್ರು ಬೇರೆ ದಾರಿ ಇಲ್ವಲ್ಲ ಯಾರು ಕೊಂದ್ರು ಅನ್ನೋದು ಗೊತ್ತಿಲ್ಲ ಹೆಣ ಈ ಹೆಣ ಅಂತೂ ಅಲ್ಲಿರೋ ಹಾಗಿಲ್ಲ ಕ್ಲೀನ್ ಮಾಡಬೇಕು ಅದನ್ನು ಏರಿಸಿದ್ದಾರೆ ಚಟ್ಟದ ಮೇಲೆ ಆಮೇಲೆ ನೋಡಿದ್ರು ಇವಳಿಗೋಸ್ಕರವಾಗಿ ಕೀಚಕ ಸತ್ತಿದ್ದಾನಾದ್ದರಿಂದ ಇವಳನ್ನು ಇದಕ್ಕೆ ಕಟ್ಟಬೇಕು ಎಂಬುದಾಗಿ ದುರ್ಬುದ್ಧಿ ಅವಳ ಕೊರಳಿಗೆ ಕೈಗೆ ಹಗ್ಗವನ್ನು ಕಟ್ಟಿ ಆ ಚಟ್ಟಕ್ಕೆ ಸೇರಿಸಿ ಎಳ್ಕೊಂಡು ಹೋಗ್ತಾ ಇರುವಾಗ ಗಂಧರ್ವರಿರ ಗಂಧರ್ವರಿರ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕರೆಸಿಕೊಳ್ತಾ ಇದ್ದಾಳೆ ಆಗ್ತಾನೆ ಭೀಮ ದಾರಿಯಲ್ಲಿ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಬಾಣಸಿನ ಮನೆಗೆ ಅಡಿಗೆ ಮನೆಗೆ ಹೋಗಿ ಸೇರಿದ್ದಾನೆ ಗಂಧರ್ವರಿರ ಅನ್ನೋ ಮಾತು ಕಿವಿಗೆ ಬಿತ್ತು ಪ್ರಾಕಾರವನ್ನು ದಾಟಿ ಹೊರಗೆ ಬಂದ ಬಂದವನೇ ಅವ್ರಿಗೆ ಹೇಳ್ದ ನಸುಬಗೆಯಲ್ಲಿ ಅವಳನ್ನು ಬಿಟ್ಟರೆ ಬದುಕಿದ್ರಿ ಇಲ್ದಿದ್ರೆ ಅಟ್ಟಿಸ್ಕೊಂಡು ಬಂದು ಎಲ್ಲಿದ್ರೆ ಅಲ್ಲೇ ಕೊಲ್ತೇನೆ ಅಂತ ಹೇಳಿದಾಗಿ ಅಯ್ಯೋ ಗಂಧರ್ವ ಬಂದರಲ್ಲ ಅಂತ ಹೆಣವನ್ನು ಬಿಸಾಕಿದ್ರು ಅವಳನ್ನು ಬಿಸಿಟ್ರು ಓಡ್ತಾ ಇದ್ದಾರೆ ಓಡದವ್ರನ್ನ ಬಿಡಲಿಲ್ಲ ಭೀಮ ಹೋಗಿ ಅಷ್ಟೂ ಜನರನ್ನ ಕೊಂದು ಹಾಕಿದ್ದಾನೆ ನೂರು ಜನ ಆ ಕೀಚಕನ ತಮ್ಮಂದರು ಸತ್ತು ಹೋದರು ಇವಳೊಬ್ಬಳೇ ನಾಳೆ ಇನ್ನೂ ಇದೆ ಸ್ವಾರಸ್ಯ ಅವಳು ಕೊಳದ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಊರಿಗೆ ಬರ್ತಾ ಇದ್ರೆ ಜನ ಎಲ್ಲ ಸಮಾಚಾರ ಗೊತ್ತಾಗಿದೆ ಇವಳು ಸಾಮಾನ್ಯ ಜಲ ಗಂಧರ್ವ ಪತ್ನಿ ಅಂತ ಕಾಣುತ್ತೆ ನಮಗೇನಾಗುತ್ತೆ ಅಂತ ಯಜಮಾನರನ್ನ ಒಳಗೆ ಹೋಗ್ರಿ ಒಳಗೆ ಹೋಗ್ರಿ ಇವಳು ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಅಂತ ಒಂದೊಂದು ಮನೆ ಬಾಗಿಲು ಹಾಕ್ತಾ ಇದ್ದಾರೆ ಸುದೇಶ್ನ ಕೂಡ ಭಯ ಬಿದ್ರೆ ಅಮ್ಮ ನೀನು ಯಾರು ಹೇಳಿದ ಹಾಗಾಗ್ಬಿಡ್ತಲ್ಲ ನಮ್ಮನೇಲಿರಬೇಡ ಹೋಗಿ ಇಲ್ಲ ಇನ್ನೊಂದು ಒಂದು ತಿಂಗಳ ಕಾಲ ಹೋಗಿ ಅಂದ್ರೂ ಹೋಗೋದಿಲ್ಲ ಆಮೇಲೆ ಇರಿಂದ್ರೂ ಇರೋದಿಲ್ಲ ನಾ ಮೊದಲೇ ಹೇಳಿದ್ದೆ ನಾನು ಕೈ ಹಾಕಿದ್ರೆ ಗಂಧರು ಹೇಗೆ ಮಾಡ್ತಾರೆ ಅಂತ ಆಯ್ತಮ್ಮ ಬೇಡ ಅಂದ್ರೆ ಅದು ಕಷ್ಟ ಇನ್ನೇನು ಮಾಡ್ತಾಳೆಯೋ ನನ್ನ ಹೆಂಡ ತನ್ನ ಗಂಡನನ್ನು ಮಕ್ಕಳನ್ನು ಕಾಪಾಡುವುದು ನಿನ್ನ ಹೊಣೆ ಅಂತ ಅವಳ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ ದೇವಿ ನಿಮ್ಮ ಧರ್ಮದಲ್ಲಿ ನೀವಿರಿ ಏನಾಗೋದಿಲ್ಲ ಅಂತ ಹೇಳಲಾಗಿ ಬೃಹನ್ನಳೆ ಕಾಣಿಸ್ಕೊಳ್ತಾಳೆ ಬಾಗಲಲ್ಲಿ ಏನೇ ಇದು ಸೈರಂಧ್ರಿ ಅವಾಂತರ ಅಂತ ಕೇಳಿದ್ರೆ ಹೋಗ ನಪುಂಸಕ ನಿನಗೇನು ಗೊತ್ತಾಗುತ್ತೆ ನನ್ನ ಕಷ್ಟ ಅಂತ ಅರ್ಜುನನ್ನು ಛೇಡಿಸ್ತಾಳೆ ಎಂಬಲಿಗೆ ಇವತ್ತು ಮಂಗಳಾಶಾಸನ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ